ज्ञानानन्दमयम् देवम् निर्मलस्फटिकः कृतिम् ज्ञातारम् सर्वविद्यानाम् मयग्रीवमुपास्मे पूजन्तम् राम रामेति मधुरम् मधुराक्षरम् आरुष्य कविताशाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को नियाति पुराङ्गतिम् व्यप्यवन् सलितम् रामचरितामृतसागरम् ಅತೃಪ್ತಸ್ತಂ ಮುನಿ ವಂದೇ ಪ್ರಾಚೇರಮಕಲ್ಮಷನ್ ಗೋಷ್ಪದೀಕೃತವಾಗಶಂ ವಶಕೀಕೃತರಕ್ಷಸ ಮಹಾ ರತ್ನ ವಂದೇ ನಿಲಾತ್ಮಜ್ ಮಂಜನಾ ವೀರಂ ಜಾನಕೀಶೋಕನಾಶನ ಕಪೀಶಮ ಕ್ಷಾಂ ವಂದೇ ಲಂಕಾಭಯಂಕರ ಆಂಶೀಕೃತಾಂಡೋಷ್ಪದೀಕೃತಸಾಗರಂ ತೃಣೀಕೃತಗ್ರೀವಂ ಮಾಂಜನೈನ್ನ ಮಾಂಹಂ ಮನೋಜಮ ಮಾಾರುತುಲ್ಯ್ಯವೇಗ जितेन्द्रियम् बुद्धिमताम् वरिष्ठम् वातात्मजम् मादर्योधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्निम् जनकात्मजायाः आदाय तेनैव ददाहनङ्काम् नमामि तम् प्राञ्जलिराञ्जनेयम् आञ्जनेयमच पाटलानम् काञ्चनाद्रिकमनीय विग्रहम् पारिजाततरमूलवासनम् भावयामि पवमाननन्दनम् यत्र यत्र गुणादिकीर्तनम् ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿನ್ನಮತರಾಕ್ಷಸಾಂತಕಂ ವೇದ ವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೈರಸಾದಾ ಶ್ರೀ ಸಾಕ್ಷಾತ್ ರಾಮಾಯಣಾತ್ಮನ ಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾದಕನಾಶನಂ ಷಣ್ಮನ್ ರಾಮಾಯಣಂ ಭಕ್ತ್ಯಾಯ ಪಾದಂ ಪದಮೇವ ವಾ भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरकामनी पुनातिभुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राममीनम् वन्दे रामायणार्णम् यः कर्णाञ्जलिसम्पुटैः आहारः सम्यक् पिबत्यादरात् वाल्मीकेः वदनारविन्दगलितम् रामायणाख्यम् मधु जन्मव्याधिजरा विभत्यदनैः अत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशशरशश्च वदम् निशामयध्वम् श्रीराघवम् दशरथात्मजम् अप्रमेयम् सीतापजम् रघुकुलान्वयरत्नदीपम् आजानुबाहुमरविन्ददलायताक्षम् रामम् निशाचरविनाशकरम् नमामि वैदेही सहितम् सुरत्नमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिविपरिवृतम् रामम् भजे श्यामलम् श्रीरामाय नमः श्रीरामचन्द्र परब्रह्मणे नमः तपस्वाध्यायनिरतम् तपस्वी वाग्विदाम् ನಾರದಂ ಪರಿಬಭ್ರಚ ವಾಲ್ಮೀಕಿರ್ಮುನಿಭಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಬಭ್ರಚ ವಾಲ್ಮೀಕಿರ್ಮುನಿಭಂಗವಂ ಶ್ರೀರಾಮಾಯ ನಮಃಂ ತಮಗೆಲ್ಲರಿಗೂ ಪ್ರಣಾಮಗಳು ಶ್ರೀ ರಾಮಚಂದ್ರ ಸ್ವಾಮಿ ಆಂಜನೇಯನನ್ನ ಭೇಟಿ ಮಾಡಿದ ಸಂದರ್ಭಕ್ಕೆ ನಿನ್ನೆ ಶಾಸನ ಆಗಿತ್ತು ಆ ಸಂದರ್ಭದಲ್ಲಿ ಒಂದು ಶಾಸ್ತ್ರಾರ್ಥವನ್ನು ನಿನ್ನೆ ಅರಿಹಿಕೊಂಡೆ ಅದರ ಬಗ್ಗೆನೇ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಅದು ಸರಿಯಾಗಿ ತಿಳಿಯಲಿಲ್ಲ ಹೇಳ್ತೇನೆ ಸೂಕ್ಷ್ಮದಲ್ಲಿ ಮತ್ತೆ ಮತ್ತೆ ಹೇಳುವುದು ಕಷ್ಟ ಒಂದು ಪ್ರಾರ್ಥನೆ ನನ್ನ ಪ್ರವಚನಗಳನ್ನು ದಯವಿಟ್ಟು ತುಂಬ ಗಂಭೀರವಾಗಿ ಆಲಿಸಬೇಕು ರಿಪೀಟ್ ಮಾಡುವುದು ಪದ್ಧತಿಯಲ್ಲ ಒಂದು ಲಿಂಕ್ ಕೆಟ್ಟರೆ ಅದು ಮುಂದೆ ಲಿಂಕ್ ಸಿಕ್ಕೋದೇ ಇಲ್ಲ ಹೇಳ್ತಾರೆ ಅನೇಕರು ನನಗೆ ಗೊತ್ತಿಲ್ಲ ನಾನು ಹೇಳ್ತಾ ಹೋಗ್ತೇನೆ ರಾಮಚಂದ್ರ ಸ್ವಾಮಿ ಹನುಮಂತನ ಜೊತೆಯಲ್ಲಿ ನಾಲ್ಕು ತಿಂಗಳು ನೇರವಾಗಿ ಮಾತನಾಡಲಿಲ್ಲ ಯಾತಕ್ಕೆ ಅಂತ ಕಾರಣವನ್ನೂ ಕೊಟ್ಟೆ ಎಲ್ಲ ಗ್ರಹಣ ಮಾಡಿದ್ದೀರಿ ಪಾಪ ಯಾರೋ ಒಬ್ಬರು ಸ್ವಲ್ಪ ಗಡಿಬಿಡಿಯಾಗಿರಬೇಕು ನಾನು ನಿನ್ನ ದಾಸ ಅಂತ ನೇರವಾಗಿ ಪರಿಚಯ ಮಾಡಿಕೊಂಡು ಸಂಬಂಧಾನುಸಂಧಾನ ಮಾಡುವ ಹೊರತು ಭಗವಂತ ಬಾಯಿ ಬಿಚ್ಚುವುದಿಲ್ಲ ಇನ್ನೊಬ್ಬರ ಕಡೆಯಿಂದ ಬಂದಿದ್ದೀನಿ ಅಂತ ಅಲ್ಲೇ ಹೋಗಿ ಅಂತಾನೆ ಭಗವಂತ ಶರಣಾಗತಿ ಮಾಡುವವರು ನಿನ್ನ ಬಿಟ್ಟು ನನಗೆ ದಾರಿ ಇಲ್ಲ ನಿನ್ನ ಪಾದ ಹಿಡಿದಿದ್ದೇನೆ ಅಂತ ಅವನನ್ನೇ ಆಶ್ರಯಿಸಬೇಕು ಮಗಳು ಮದುವೆ ಒಂದು ಐವತ್ತು ಸಾವಿರ ರೂಪಾಯಿ ಶಾರ್ಟ್ ಇದೆ ಏನೋ ಸ್ನೇಹಿತರಲ್ಲ ಅಂತ ಕೇಳೋದಕ್ಕೆ ಬಂದೆ ಅಲ್ಲ ನೀವು ಕೊಡದೆ ಇದ್ರೆ ಇನ್ನೊಬ್ರು ಕೊಡ್ತಾರೆ ಬಿಡಿ ಹೀಗಂದ್ರೆ ಯಾರು ಕೊಡ್ತಾರೆ ನೋಡಿ ವ್ಯವಹಾರವೂ ಸಿದ್ಧಿ ಆಗೋದಿಲ್ಲ ಪುರುಷಾರ್ಥ ಪರಮ ಪುರುಷಾರ್ಥ ಮೋಕ್ಷ ಸಿದ್ಧಿ ಆಗುತ್ತೆ ನಿನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ಬೇಕು ಭಗವಂತನಲ್ಲಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಇದು ಶರಣಾಗತಿ ಉಸಿರು ಸುಗ್ರೀವನಿಗೆ ಒಳ್ಳೇದಾಗಲಿ ಅಂತ ಬಂದ ಹನುಮಂತ ಅದಕ್ಕೋಸ್ಕರವಾಗಿ ಸುಗ್ರೀವ ಸಜಿ ಸುಗ್ರೀವಂ ಸಜಮಂ ಮಾಂ ವಿತ್ತಂ ವಾನರಂ ಪವನಾತ್ಮಜಂ ಸುಗ್ರೀವನ ಮಂತ್ರಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ ಅವನು ಒಳ್ಳೇದಾಗಲಿ ಅಂತ ಇದು ರಾಂಗ್ ಅಡ್ರೆಸ್ಸು ಸುಗ್ರೀವ ಯಾರು ರಾಮನಲ್ಲಿ ಇನ್ನೂ ಶರಣಾಗತಿ ಮಾಡದೇ ಇದ್ದವನು ಅವನಿಗೆ ವಾಲಿಯಲ್ಲಿ ನಂಬಿಕೆ ಹೊರತು ರಾಮನಲ್ಲಿ ನಂಬಿಕೆ ಇನ್ನೂ ಇಲ್ಲ ಒಬ್ಬ ಪಾಪಿ ಇನ್ನೊಬ್ಬ ಪಾಪಿ ಪರಿಚಯ ಮಾಡ್ಕೊಂಡು ನಾನು ಅಂಥವ್ರ ಶಿಷ್ಯ ಅಂತ ಹೇಳಿದಾಗುತ್ತೆ ನೋಡೋದು ನೋಡಿ ಈ ದಾರಿನೇ ಇದು ಸರಿಯಾದ ಸಮರ್ಥರಾದ ಗುರುಗಳನ್ನು ಮುಂದೆ ಇಟ್ಟು ನಾನು ಇಂಥವ್ರ ಭಕ್ತ ಅಂದ್ರೆ ಪರಿಚಯ ಮಾಡಿದ್ರೆ ದೇವರು ಭಕ್ತರಿದ್ರೆ ದೇವರು ಬಗ್ಸೋಕ್ಕಾಗೋದಿಲ್ಲ God is not cheap is not available at all levels for all people for doing nothing ಹಾಗೆ ಸಿಕ್ಕೋದಿಲ್ಲ ದೇವ್ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಜಗತ್ ಮೋಕ್ಷ ಬೇಕಾಗಿತ್ತು ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿದ್ವಾ ಅಥವಾ ಪ್ರಾಪ್ತೋಹಂ ಪ್ರೇಷಿತಸ್ತೇನ ಹನುಮಂತಂದು ಎರಡು ಮಾತಿದು ಸುಗ್ರೀವ ಅಂತ ಒಬ್ಬ ಧರ್ಮಾತ್ಮ ಅವನಿಗೆ ಶರಣಾಗತಿ ಅನ್ನೋ ಧರ್ಮವೇ ಗೊತ್ತಿಲ್ಲ ಕೊಟ್ಟು ಮಾತು ನಡೆಸ್ತಾನೆ ಅಂತ ಸಾಮಾನ್ಯ ಧರ್ಮ ಆದರೆ ರಾಮನನ್ನು ನೋಡೇ ಹೆದರ್ತಾನೆ ದೇವರು ಕಂಡ್ರೆ ಭಯ ಅವನಿಗೆ ಅವನೆಂತಹ ಧರ್ಮಾತ್ಮ ದೇವರು ನೋಡಿದ್ರೆ ಭಯ ಆಗೋವನು ಸಾಮಾನ್ಯ ಧರ್ಮ ಇದು ಮನುಷ್ಯರೆಲ್ಲರಲ್ಲಿರ್ತಕ್ಕಂಥ ಒಂದು ಕೊರತೆ ಏನು ನಂಬಿಕೆ ಇದೆಯೇ ದೇವರಲ್ಲಿ ಇದೇ ಸ್ವಾಮಿ ಆದರೆ ಭಯನೂ ಇದೆ ಭಯ ಇದ್ದರೆ ಪ್ರೀತಿ ಇರೋದಿಲ್ಲ ಟೇಕ್ ಇಟ್ ಫ್ರಮ್ ಮಿ ಎಲ್ಲಿ ಭಯ ಇರುತ್ತದೆ ಅಲ್ಲಿ ಪ್ರೀತಿ ಬರುವುದು ಶಕ್ಯವೇ ಇಲ್ಲ ಫಿಯರ್ ಗಾಡ್ ಇದು ಕ್ರೈಸ್ತರಲ್ಲಿ ಮುಸಲ್ಮಾನರಲ್ಲಿ ದೇವರನ್ನು ಕಂಡ್ರೆ ಹೆದರಬೇಕು ಹೆದರಬೇಕು ಹೆದರಬೇಕು ಸಾಯಬೇಕು ಆ ಚರ್ಚ್ಗಳಲ್ಲಿ ಗೋಡೆ ಗೋಡೆ ಮೇಲೆ ಆ fear God fear God because God is terror ನಿಮ್ಮ ದೇವರೆಷ್ಟು ಟೆರರ್ ಇದ್ದ ನಿಮ್ಮ ಚರಿತ್ರೆ ಗೊತ್ತಾಗುತ್ತಲ್ಲ ನಮ್ಮ ದೇವರೆಷ್ಟು ಪ್ರೇಮಮಯ ಇದ್ದಾನೆ ಕೃಷ್ಣ ಚರಿತ್ರೆ ನೋಡಿ ರಾಮಚರಿತ್ರೆ ನೋಡಿ ಭಗವಂತ ಪ್ರೇಮ ಸ್ವರೂಪ ಇದಕ್ಕೆ ಮನುಷ್ಯ ಏರಬೇಕಾದ್ರೆ he must get sublimated over the low animalist feelings in him ಮನುಷ್ಯನಲ್ಲಿರುವ ಪ್ರಾಣಿ ಸ್ವಭಾವ ಹೋದ ಹೊರತು ದೇವರನ್ನು ಪ್ರೀತಿ ಮಾಡುವುದಕ್ಕಾಗೋದಿಲ್ಲ ಎಲ್ಲ ಮನುಷ್ಯರನ್ನೇ ಪ್ರೀತಿ ಮಾಡೋಕ್ಕಾಗೋದಿಲ್ಲ ಕೆಲವರಿಗೆ ಎಂಬತ್ತು ತೊಂಬತ್ತು ವರ್ಷ ಬದುಕ್ತಾರೆ have seen people who are totally incapable of loving their own children their own wifes ದುಡ್ಡು ಮಾತ್ರ ಪ್ರೀತಿ ಮಾಡ್ತಾರೆ ಆ ದುಡ್ಡು ಏನು ಉಪಕಾರ ಮಾಡಿದೆ ತಲೆ ಮೇಲೆ ಕಲ್ಲು ಹಾಕಿ ಹೋಗಿಬಿಡುತ್ತೆ ಪ್ರೇಮ ಅಂದ್ರೆ ಸುಲಭವಾದ ವಿಷಯವಲ್ಲ ಕಲಿಸಬೇಕು ಅದನ್ನು ಭಕ್ತರ ಜೊತೆಯಲ್ಲಿದ್ದು ಕಲಿಬೇಕು ಹನುಮಂತ ಒಳ್ಳೆಯ ಭಕ್ತ ಆ ಸುಗ್ರೀವನ ಅಡ್ರೆಸ್ ಹೇಳಿದ್ರಿಂದ ಅಪ್ಪ ದೂರ ಇರು ಹತ್ರ ಬರಬೇಡ ಹನುಮಂತ ಮಾಡಿದ್ದು ಒಳ್ಳೆ ಕೆಲಸ ಅವನಿಗೆ ಒಳ್ಳೇದಾಗಲಿ ಅಂತ ಆದ್ರೆ ಅವನಿಗೂ ಆ ಪ್ರಜ್ಞೆ ಇರಬೇಕಲ್ಲ ಅವನಿಗೆ ಸುಲಭವಾಗಿ ರಾಮನಲ್ಲಿ ನಂಬಿಕೆ ಬರಲಿಲ್ಲ ಅಲ್ಲಿಂದ ಆಚೆಗೆ ಯಾವ ಪರ್ವತದ ಮೇಲೆ ಸುಗ್ರೀವ ಮಹಾರಾಜರು ಕೂತಿದ್ದೋ ಇವತ್ತು ದಯವಿಟ್ಟು ಗಮನವಾಗಿ ಕೇಳಿ ಇವತ್ತಿನ ಪ್ರವಚನ ತುಂಬಾ ಸ್ಪೀಡ್ ಇರ್ತದೆ ಯಾಕೆ ವಾಲಿ ವಧೆ ವಾಲಿ ವಧೆ ಸಮರ್ಥನ ತನಕ ಹೋಗಬೇಕು ನಾಳೆ ಕೃಷಿಯಿಂದ ಕಾಂಡ ಮುಗಿದು ಸುಂದರಕಾಂಡ ಪ್ರವೇಶ ಮಾಡಬೇಕು ಅನೇಕ ಸೂಕ್ಷ್ಮಗಳು ಪರ್ವತದ ಮೇಲಕ್ಕೆ ಹೋಗಿ ನೋಡ್ತಾರೆ ಆಂಜನೇಯ ಅಲ್ಲಿ ಸುಗ್ರೀವ ಇಲ್ಲವೇ ಇಲ್ಲ ಪತಿಯೇ ಇಲ್ಲ ಇವನು ಹೋಗಿ ವಾಲಿ ದೂತರನ್ನೇ ಎಲ್ಲಿ ಕರ್ಕೊಂಡ್ಬಂದ್ಬಿಡ್ತಾನೋ ಅನ್ನೋ ಭಯದಿಂದ ಗುಹೆ ಒಳಕ್ಕೆ ಎಲ್ಲೋ ಹೋಗಿಬಿಟ್ಟಿದ್ದಾನೆ ಈ ಬೇರೆ ರಾಮಾಯಣದಲ್ಲಿ ಬ್ಯೂಟಿಗಳಿಲ್ಲ ನಿಮಗೆ ಒಳಕ್ಕೆ ಹೋಗಿ ಹನುಮಂತ ತಲೆ ಹಿಡಿದವನನ್ನ ಮಹಾರಾಜ ನನ್ನ ಮರ್ಯಾದೆ ಕಳೆದು ಬಿಟ್ಟಿಲ್ಲ ಇಕ್ಷ್ವಾಕು ರಾಜ್ಕುಮಾರರು ಬಂದಿದ್ದಾರಪ್ಪ ನಿನಗೆ ಪರಿಚಯ ಮಾಡೋಣ ಅಂದ್ರೆ ನೀನು ಮನೆ ಯಜಮಾನ ನೀನು ಹತ್ರ ಇದ್ದು ಸ್ವಾಗತ ಮಾಡೋದು ಬಿಟ್ಟು ಒಳಗೆ ಪುಸಕ್ಕಂತ ಹೋಗಿದ್ಯಲ್ಲ ಮ್ಯಾನರ್ಸ್ ಅಂತ ಕೇಳ್ತಾನವನು ಬಾಯಿಲಿ ಕರ್ಕೊಂಡ್ಬಂದು <coughs> ಪರಿಚಯ ಮಾಡಿಕೊಳ್ಳಿ ಅಂತ ಹೇಳುವಾಗ ಲಕ್ಷ್ಮಣನಿಗೆ ಕಣ್ಣಲ್ಲಿ ನೀರು ಬರ್ತದೆ ಏನ್ ನಮ್ಮ ಅಣ್ಣ ಪಟ್ಟಾಭಿಷೇಕ ಅಂತ ಇಟ್ಟು ಮುಹೂರ್ತ ತಪ್ಪಿದ್ದಲ್ಲದೆ ಕೋತಿ ಕಾಲಿಗೆ ಬೀಳಬೇಕಾದ ಸ್ಥಿತಿ ಬಂತಲ್ಲ ಲೋಕನಾಥ ಪುರ ಭೂತ್ವ ಸುಗ್ರೀವಂ ನಾಥಮಿಚ್ಛತಿ ಪಿತಾ ಯಸ್ಯ ಪುರ ಯಾಸೀತಿ ಶರಣ್ಯೋ ಧರ್ಮವತ್ಸಲ ಆ ದಶರಥನೇ ಧರ್ಮವತ್ಸಲನಾಗಿ ಶರಣ್ಯನಾಗಿ ಅನೇಕರಿಗೆ ಅಭಯ ಕೊಟ್ಟಿದ್ದ ತಸ್ಯ ಪುತ್ರ ಶರಣ್ಯಶ್ಚ ಸುಗ್ರೀವಂ ಶರಣಂಗತಃ ಅಯ್ಯೋ ಸುಗ್ರೀವನ ಕಾಲಿಗೆ ಬೀಳ್ತಾ ಇದ್ದಾನಲ್ಲ ಸರ್ವಲೋಕಸ್ಯ ಧರ್ಮಾತ್ಮ ಶರಣ್ಯ ಶರಣಂ ಪುರ ಗುರುರ್ಮೇ ರಾಘವ ಸೋಯಂ ಸುಗ್ರೀವಂ ಶರಣಂಗತಃ ನಾಲ್ಕೈ ಶ್ಲೋಕ ಸುಗ್ರೀವಂ ಶರಣಂಗತಃ ಸುಗ್ರೀವಂ ಅವನ ಮನಸ್ಸಲ್ಲಿ ಅದು ಧ್ವನಿ ಶ್ರುತಿ ಹಾಗಾಡುತ್ತೆ ಅಯ್ಯೋ ಸುಗ್ರೀವನ ಕಾಲಿಗೆ ಇದ್ದಾನಲ್ಲ ಅವನಿಗೆ ರಾಮ ಏನು ಗೊತ್ತಿಲ್ಲ ಅಂಥವನ ಕಾರ್ಯವಾಸಿ ಕತ್ತೆ ಕಾಲು ಆಮೇಲೆ ಸುಗ್ರೀವರಿಗೆ ಹೇಳಿ ಮಹಾರಾಜರೇ ಇವರು ಯಕ್ಷ್ಮಾಕುಕುಲ ರಾಜಪುತ್ರರು ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಹೆದರಬೇಡಿ ಅಂತ ಹೇಳಿ ಸುಗ್ರೀವನ ಪರಿಚಯವನ್ನು ನೇರವಾಗಿ ರಾಮನಿಗೆ ಮಾಡ್ತಾನೆ ನೀವು ಬುದ್ಧಿವಂತರು ಪ್ರಭುಗಳೇ ಈದೃಶ ಬುದ್ಧಿ ಸಂಪನ್ನಾ ಜಿತಕ್ರೋಧ ಜಿತೇಂದ್ರಿಯ ದ್ರಷ್ಟವ್ಯಾವ ನರೇಂದ್ರೇಣ ನಮ್ಮ ಯಜಮಾನ ನಿಮ್ಮನ್ನು ನೋಡಬೇಕು ಅಂತ ಆಸೆ ಪಡ್ತಾನೆ ಒಳಕು ಬನ್ನಿ ಯಾರವನು ಸಹಿ ರಾಜ್ಯಾತ್ ಪರಿಭ್ರಷ್ಟ ಅವನು ರಾಜ್ಯ ಕಳ್ಕೊಂಡಿದ್ದಾನೆ ಕೃತ ವೈರಶ್ಚ ವಾಲಿನ ವಾಲಿಯ ವೈರ ಸಾಮಾನ್ಯವಲ್ಲ ಪ್ರಬಲವಾದ ವೈರಿ ಹೃತದಾರ ಹೆಂಡತಿ ಬೇರೆ ಕಳ್ಕೊಂಡಿದ್ದಾನೆ ವನೇ ತ್ಯಕ್ತ ಕಾಡಲ್ಲಿದ್ದಾನೆ ಭ್ರಾತ್ರ ವಿನಿಕೃತೋ ಭೃಷಂ ಹೊರಗೆ ಬಂದ್ರೆ ಅಣ್ಣ ಅಡ್ಡಿಸ್ಕೊಂಡ್ಬಂದು ಇವತ್ತೂ ಕೊಲ್ಲಬೇಕು ಅಂತ ನೋಡ್ತಾ ಇದ್ದಾನೆ ಇಷ್ಟು ದುರ್ಬಲರಾಗಿರೋವನು ಕರಿಷ್ಯತಿತ ಸಹಾಯಂ ರಾಮಾಯಣನು ಸಹಾಯ ಮಾಡ್ತಾನೆ ಎಂದ ಈ ಮಾತಿನ ವ್ಯಂಗ್ಯ ನೋಡಿ ರಾಜ್ಯ ಇಲ್ಲ ಪ್ರಬಲ ಶತ್ರು ನಿಂತ ಕಡೆ ನಿಲ್ಲುವ ಶಕ್ತಿ ಇಲ್ಲ ಹೆಂಡತಿ ಕಳ್ಕೊಂಡಿದ್ದಾನೆ ವನದಲ್ಲಿ ಬಿದ್ದಿದ್ದಾನೆ ಆದರೆ ನಿಮಗೆ ಸಹಾಯವನ್ನು ಮಾಡ್ತಾನೆ ಈ ಮಾತನ್ನು ಹೇಳಿದ ಇದು ವ್ಯವಹಾರ ದೃಷ್ಟಿಯಿಂದ ಹೇಳಿದ್ದೆ ಹೊರತು there is profound irony in this chapter ಈ ಅಧ್ಯಾಯ ಹೇಳಿಕೊಡ್ತದೆ ಒಂದು ಕೆಲಸಕ್ಕೆ ಬಾರದ ಕೋತಿ ವಾಲಿಗೆ ಹೆದರ್ಕೊಂಡು ಸಾಯ್ತಾ ಇದ್ದವನು ಇವನಿಂದ ರಾಮನಿಗಾಗಬೇಕಾದ್ದೇನು ರಾಮನಿಗೆ ಅವನಿಂದ ಆಗಬೇಕಾದ ಹೇಳ ಸುಗ್ರೀವನ ಕೈಯಲ್ಲಿ ಒಂದು ಶರಣಾಗತಿ ಮಾಡಿಸುವುದು ಅವನನ್ನು ಮೇಲೆ ಕೆತ್ತಿ ಚೆನ್ನಾಗಿ ಒಳ್ಳೆಯ ಜಾಗದಲ್ಲಿ ಇಡುವುದು ಅನುಗ್ರಹ ಇದು ಶರಣ್ಯನ ಸ್ವಭಾವ ನಿಮ್ಮ ಮಕ್ಕಳಿಂದ ಏನು ಅಪೇಕ್ಷೆ ಮಾಡ್ತೀರಿ ಅಲ್ರಿ ಅವನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ ಅಪ್ಪನನ್ನು ಕಾಸು ಕೇಳೋದಕ್ಕೆ ಇಷ್ಟ ಇಲ್ಲ ಮನೆ ಬರಬೇಡ ಊಟ ಹಾಕೋದೆಲ್ಲ ಅಂದ್ಬಿಟ್ಟಿದ್ದಾಳೆ ತಾಯಿ ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದಾನೆ ಪಕ್ಕದ ಮನೆಯವ್ರು ಹೇಳ್ತಾರೆ ಆ ಮಗನ ಮೇಲೆ ಯಾಕೆ ಇಷ್ಟು ಜೋರತ್ ಮಾಡ್ತೀರಿ ಯಾರು ಮಾಡಿದೆ ಅದು ಮಾಡಿದ್ದಾನೇನು ಹತ್ತು ಸಲ ಫೇಲ್ ಪರೀಕ್ಷೆಯಲ್ಲಿ ಬರೀ ಮೂರು ಸಲ ಫೇಲ್ ಆಗಿದ್ದಾನೆ ಆ ಹುಡುಗನ ಮೇಲೆ ಹಟ್ಟವೆ ನಿಮಗೆ ಹೇಳಿ ಹೀಗೆಲ್ಲ ಹೇಳ್ತಾರೆ ನೀವಂತೀರಿ ನಾನುಂಟು ನಮ್ಮ ಹುಡುಗ ಇಟ್ಟು ಸುಮ್ಮನೆ ಹೋಗಿ ನನ್ನ ತಲೆಯಲ್ಲಿ ಹಾಕಬೇಡಿ ಅಂತ ನಿಮಗೇನು ಬೇಕು ಅವನಿಗೆ ತಪ್ಪು ಅಂತ ಗೊತ್ತಾಗಬೇಕು ಹೊಟ್ಟೆ ಉರಿಸ್ತಾ ಇದ್ದೇನೆ ಅಪ್ಪ ಅಮ್ಮನ ಹೊಟ್ಟೆಯನ್ನು ಅಂತ ತಿಳುವಳಿಕೆ ಬರಬೇಕು ಈ ಮೇಲೆ ಸರಿಯಾಗಿರ್ತೇನೆ ಕುಲಕ್ಕೆ ನಿಮ್ಮ ಯೋಗ್ಯತೆಗೆ ಸರಿಯಾಗಿರ್ತೇನೆ ನನ್ನ ಕಾಪಾಡಿ ಅಂತ ಒಂದು ಮಾತಂದ್ರೆ ಅವನಿಗೆ ಸರ್ವವಿಧ ಯೋಗಕ್ಷೇಮವನ್ನು ಮಾಡುವುದಕ್ಕೆ ಎತ್ತಿದ ಕೈ ಇರತಕ್ಕಂತಹ ತಂದೆ ತಾಯಿ ಯಾರು ಮಗನಿಗೆ ಒಳ್ಳೆಯದನ್ನು ಮಾಡೋದಿಲ್ಲ ಇದು ಸುಗ್ರೀವನ ಅನುಗ್ರಹ ಪ್ರಸಂಗವೇ ಹೊರತು ಸುಗ್ರೀವನಿಂದ ಸಹಾಯವನ್ನು ಪಡ್ಕೊಂಡ ಇದು ರಾಮಾಯಣದ ಅಪಾರ್ಥ ಹಾಗೆ ಸ್ವಾಮಿ ಬಹಳ ಒಳ್ಳೆಯ ವ್ಯಾಖ್ಯಾನವನ್ನು ಕೊಡ್ತಾನೆ ಇದು ಅನುಗ್ರಹ ಕಾಂಡ ಆದರೆ ಮುಂದೆ ಎರಡು ಸಲ ಮೂರು ಸಲ ಇಲ್ಲೊಂದು ಮರ್ಮವನ್ನು ಹೇಳಬೇಕು ತುಂಬಾ ಕಡಿಬಿಡಿ ಗಡಿಬಿಡಿ ನನಗೆ ಉಸಿರು ಕಟ್ತಾ ಇದೆ ಏನು ಮಾಡಲಿ ಅವಸರದಲ್ಲಿ ಎಷ್ಟೋ ಜನ ರಾಮಾಯಣವನ್ನು ಓದ್ತಾರೆ ಈ ಗಮನಗಳನ್ನು ಈ ಮುಖ್ಯ ವಿಷಯಗಳನ್ನು ಗಮನಿಸೋದಿಲ್ಲ ಸುಗ್ರೀವನಿಗೆ ಇಷ್ಟು ಹೇಳಿದರೂ ನಂಬಿಕೆ ಬರಲಿಲ್ಲ ಇಕ್ಷ್ವಾಕುಕುಲ ವಂಶಿದ್ರಪ್ಪ ನಿನ್ನ ಕೈ ಹಿಡಿದಿದ್ದಾರೆ ನಿನ್ನ ಒಳ್ಳೇದು ಮಾಡ್ತಾರೆ ಅಂದ್ರೆ ತಲೆ ಕೆರ್ಕೊಳ್ತಾ ಎಲ್ಲೋ ನೋಡ್ತಾ ಇದ್ದಾನೆ ಸುಗ್ರೀವ ಬಡಪೆಟ್ಟಿಗೆ ನಂಬಿಕೆ ಬರಲಿಲ್ಲ ಆಗ ಆಂಜನೇಯ ಹೇಳಿದ ನಮ್ಮ ಯಜಮಾನರು ಸ್ವಲ್ಪ ಹೀಗೇನೆ ಅವರಿಗೆ ನಂಬಿಕೆ ಬರಬೇಕಾದ್ರೆ ಅಗ್ನಿಸಾಕ್ಷಿಕವಾಗಿ ನೀನು ಅವರ ಕೈಯನ್ನು ಹಿಡಿಯಬೇಕು ಪ್ರಭು ಅಗ್ನಿ ಅಂದರೆ ಅಗ್ನಿಯ ಎದುರಿಗೆ ಕೈಯನ್ನು ಹಿಡಿಯಬೇಕು ಅಗ್ನಿಯನ್ನು ನಂಬುತ್ತಾನೆ ಯಾಕೆ ವೈದಿಕ ಸಂಸ್ಕಾರವಿತ್ತು ಜನಿವಾರ ಇತ್ತು ಸಂಧ್ಯಾವಂದನ ಮಾಡ್ತಿದ್ದ ಕಪೀಂದ್ರ ಕೋತಿ ಅಂತ ತಿಳ್ಕೋಬೇಡಿ ಪೌಲಸ್ತ್ಯ ಗೋತ್ರದ ಬ್ರಾಹ್ಮಣರು ಮಹಾಭಾರತದಲ್ಲಿ ಬರೆದಿದ್ದಾರೆ ಈ ಕಪಿಗಳು ನೋರು ಸ್ವಲ್ಪ ಸಂಸ್ಕಾರಹೀನರು ಅಷ್ಟೇ ಬ್ರಾಹ್ಮಣ ಕೋತಿ ಆಗೋದು ಎಷ್ಟೊತ್ತು ಕೋತಿ ಬ್ರಾಹ್ಮಣ ಆಗೋದಕ್ಕೆ ಯೋಗಬೇಕು ಎಲ್ಲ ಬ್ರಾಹ್ಮಣರು ಹತ್ತು ನಿಮಿಷದಲ್ಲಿ ಕೋತಿ ಆಗ್ಬೋದು ಕೆಲವರು ಹಾಗೆ ಬಿಟ್ಟಿದ್ದಾರೆ ಯೋಚನೆ ಹೇಳೋದಿಲ್ಲ ದೇವರಿಲ್ಲ ದಿಂಡ್ರಿಲ್ಲ ಪೂಜೆ ಇಲ್ಲ ಎರಡು ಸಂಸ್ಕೃತ ಶಬ್ದ ಸರಿಯಾಗಿ ಬಾಯಲ್ಲಿ ಬರುವುದಿಲ್ಲ ನಂಬಿಕೆ ಇಲ್ಲ ಹಿರಿಯರಿಲ್ಲ ಗುರುಗಳಿಲ್ಲ ಎಂಜಲಿಲ್ಲ ಮಡಿಯಿಲ್ಲ ಮೈಲಿಗೆ ಇಲ್ಲ ನಾವು ನಂಬಿರ್ತಕ್ಕಂತಹ ವ್ಯವಹಾರ ಆಚಾರ ಒಂದು ಶೀಲ ಇಲ್ಲದೆ ಇದ್ದವರು ಶೂದ್ರತ್ವ ಕಪಿತ್ವ ಅಂದ್ರೇನು ಅತ್ಯಂತ ಅಧಮ ಮನುಷ್ಯತ್ವ ವಾ ನರಾಹ ಇವರೇನು ಮನುಷ್ಯರೇ ವಾ ಅಂದ್ರೆ ಸಂಸ್ಕೃತದಲ್ಲಿ ಆಲ್ಟರ್ನೇಟಿವ್ ನರರಲ್ಲ ವಾ ನರರು ಇವರೇನು ಮನುಷ್ಯರೇ ಅಂತ ಅನುಮಾನ ಬರುವಂತ ರೀತಿಯಲ್ಲಿ ನಡ್ಕೊಳ್ತಿದ್ರು ಆದ್ರಿಂದ ಅಗ್ನಿ ಸಾಕ್ಷಿಕವಾಗಿ ನೀನು ಕೈ ಹಿಡಿಯಬೇಕು ಪುಣ್ಯ ಸೀತೆ ಎಲ್ಲ ಹತ್ತಿರದಲ್ಲಿ ಲಕ್ಷ್ಮಣನ ಮುಖ ನೋಡಿದ ರಾಮಚಂದ್ರ ಇದೇನಪ್ಪ ಇದು ಕೃಷ್ಣಿಂದೇ ಪದ್ಧತಿ ಇದು ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿಯುವುದು ರೈಲು ಪ್ರಯಾಣ ಮಾಡ್ತಾರೆ ಕೆಲವರು ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿತಾರೆ ಮುಖಾಗ್ನಿಹೋತ್ರ ಮೂಲಕವಾಗಿ ಒಂದು ಬೆಂಕಿ ಕಡ್ಡಿ ಕೊಡಿ ಅಂತ ಕೇಳಿದ ಒಬ್ಬ ಆ ಜೋಬೆಲ್ಲ ತರಕಾರಿ ಕೊಟ್ಟ ಅಗ್ನಿಸಾಕ್ಷಿಕವಾಗಿ ಸ್ನೇಹವಾಯಿತು ಪರಸ್ಪರವಾಗಿ ಆ ಬೆಂಕಿ ಆರುವಷ್ಟರಲ್ಲಿ ಆ ಸ್ನೇಹವು ಆರಿರುತ್ತೆ ಎಲ್ಲ ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದು ಮದುವೆಗಳೇ ಊರ್ಜಿತ ಆಗೋದಿಲ್ಲ ಈ ಕಾಲದಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಾದದ್ದು ಊರ್ಜಿತವಾಗತ್ತೆ ಯೋಚನೆ ಮಾಡಿ ಕಟ್ಕೊಂಡವಳು ಕಡೆಯ ತನಕ ಇಟ್ಕೊಂಡವಳು ಇರೋ ತನಕ ಅಂತ ಒಂದು ಕೆಟ್ಟ ಗಾದೆ ಮಾಡಿಟ್ಟಿದ್ದಾರೆ ಕನ್ನಡದಲ್ಲಿ ನಿಜವಾಗಿ ಕುಲಜಾಯ ಸಾ ಜಾಯ ಸತ್ಕುಲದಲ್ಲಿ ಹುಟ್ಟಿದವಳು ಗಂಡನಿಗೆ ಹೆಂಡತಿ ಮಾತ್ರವಲ್ಲ ಜಾಯ ಗಂಡ ಪತ್ನಿಯಲ್ಲಿ ತಾನು ಇನ್ನೊಂದು ರೂಪವನ್ನು ಪುತ್ರ ರೂಪದಲ್ಲಿ ಪಡೆಯುತ್ತಾನೆ ಆದ್ದರಿಂದ ಅವಳಿಗೆ ಜಾಯ ಎಂಬುದಾಗಿ ಹೆಸರು ಕೇವಲ ಜಾಯಾತು ಕೇವಲಂ ಮಾಯಾ ವಿದ್ವತ್ ಕವಯೋ ಕವಯ ಕೇವಲಂ ಕವಯಸ್ತು ಕೇವಲಂ ಕಪಯ ವಿದ್ವತ್ತಿದ್ದು ವೇದಶಾಸ್ತ್ರ ತಿಳ್ಕೊಂಡು ಬರೆದವರು ನಿಜವಾದ ಕವಿಗಳು ಪೆನ್ನಿದೆ ಅಂತ ಬರೆಯೋವರಿಗೆ ಬರೀ ಕಪಿಗಳು ಅಂತ ಹೇಳಬೇಕು ಇಂಗ್ಲಿಷಲ್ಲಿ ಹೊಸ ಶಬ್ದ ಮಾಡಿದ್ದಾರೆ ಕೆಲವರು ನನಗೂ ಪೆನ್ ಇದೆ ಪೇಪರ್ ಇದೆ ಭಾಷೆ ಇದೆ ಅಂತ ಸಿಕ್ಕಿದ್ದೆಲ್ಲ ಬರೆಯೋವರಿಗೆ ಪೆನ್ ಪುಷರ್ಸ್ ಅಂತಾರೆ people who push the pen ಅಡ್ಡಾದಿಡ್ಡಿಯಾಗಿ ಬಾಯಿಗೆ ಬಂದದ್ದನ್ನು ಬರೆಯೋರು ತಡೆಯೋಕ್ಕಾಗೋದಿಲ್ಲ ಇದು ಅಗ್ನಿಸಾಕ್ಷಕ ಆಗ ಆಂಜನೇಯ ಸ್ವಾಮಿ ಭಿಕ್ಷುರೂಪವನ್ನು ಬಿಟ್ಟು ತನ್ನ ನಿಜ ಸ್ವರೂಪವನ್ನು ತಳೆದು ಕಾಷ್ಠಯೋ ಸ್ವಯನ ರೂಪೇಣ ಜನಯಾಮಾಸ ಪಾವಕಂ ದೀಪ್ಯಮಾನಂ ತಥೋ ಬನ್ನಿ ಪುಷ್ಪೈ ಅಭ್ಯರ್ಚ ಸತ್ಕೃತಂ ಅಗ್ನಿಗೆ ಪುಷ್ಪಗಳಿಂದ ಅಕ್ಷತೆಗಳಿಂದ ಪೂಜೆ ಮಾಡಿ ರಾಮನ ಕೈಯನ್ನು ಹಿಡಿದು ಸುಗ್ರೀವನ ಕೈಯಲ್ಲಿ ಕೊಟ್ಟ ಪಾಣಿಗ್ರಹಣ ಮಹೋತ್ಸವ ಎರಡನೇ ಹೆಂಡತಿ ಮೂರು ಸುತ್ತ ಪ್ರದಕ್ಷಿಣೆ ಮಾಡಿದರು ಹೇಳು ಪ್ರತಿಜ್ಞೆ ನಿನಗೆ ದ್ರೋಹ ಮಾಡೋದಿಲ್ಲ ಅದ್ರೋಹ ಯ ಸುಗ್ರೀವ ನಿನ್ನ ಕೊಡೋದಿಲ್ಲ ನೀನು ಹಿಡಿದು ವಾಲಿ ಕೊಡೋದಿಲ್ಲ ಸುಗ್ರೀವ ಹೇಳಿದ ಪ್ರಭು ನಿನ್ನ ಕೆಲಸ ಮಾಡ್ತೇನೆ ನಿನ್ನ ಪತ್ನಿಯಲ್ಲಿದ್ದರೂ ಹುಡುಕಿ ತಂದು ಕೊಡ್ತೇನೆ ಎಂದೆಂದಿಗೂ ನಾವು ಸ್ನೇಹಿತರು ಅದು ಹೇಳಿ ಆಯಿತು ಇದು ಹೇಳಿದ ಕೂಡಲೇ ಸುಗ್ರೀವನಿಗೆ ಸ್ವಲ್ಪ ಸ್ಟೇಟಸ್ ಪ್ರಜ್ಞೆ ಇದೆಲ್ಲ ಎಷ್ಟು ತರ ಮನುಷ್ಯನಿಗೆ ವಿವೇಕಗಳು ಒಂದು ಸ್ವಲ್ಪ ದಿವಸ ಮಹಾರಾಜ ಆಗಿದ್ದ ವಾಲಿ ಗುಹೆಯಲ್ಲಿ ಸತ್ತು ಹೋಗ್ಬಿಟ್ಟ ಅಂತ ತಿಳ್ಕೊಂಡು ಮುಂದೆ ಕಥೆ ದುಂದುಭಿ ಪುಸಕ್ಕನ ಬಂದ ಮೇಳ ವಾದ್ಯ ಎಲ್ಲ ಹೊಡಿಸಿ ತಲೆ ಮೇಲೆ ಕಿರೀಟ ಇಟ್ಕೊಂಡು ಪಟ್ಟಾಭಿಷೇಕ ಮಾಡಿಕೊಂಡೇ ಬಿಟ್ಟ ಅವನು ಬಂದ ವಾಲಿ ಹಾ ನಾ ಬದುಕಿರುವ ಪಟ್ಟಾಭಿಷೇಕ ಮಾಡಿಕೊಂಡೆ ದಂಟಿಸ್ಕೊಂಡು ಹೋಗಿ ಜಗತ್ತಲ್ಲಿ ಒಂದು ಕಡೆ ಕೊಡದಂತೆ ಹಿಂಸೆ ಮಾಡಲಾಗಿ ತಪ್ಪಾಯಿತು ತಪ್ಪಾಯಿತು ಅಂತಷ್ಟು ಹೇಳಿಯೂ ಕೇಳಲಿಲ್ಲ ಇಲ್ಲಿ ಬಂದು ಸೇರಿಕೊಂಡ ಆಶ್ರಮಕ್ಕೆ ಆದ ಒಂದು ಹತ್ತು ನಿಮಿಷ ಅದು ತಲೆ ಮೇಲೆ ಕಿರೀಟ ಆಯ್ತಲ್ಲ ಮಾಜಿ ಮಹಾರಾಜರು ಉಂಟಾಯಿತಲ್ಲ ಆ ಮಾಜಿ ಅನ್ನೋದೆಷ್ಟು ಹುಚ್ಚಿಡಿಸುತ್ತೆ ಅಂದ್ರೆ ಅಲ್ಲಿ ತನಕ ಗುಹೆ ಒಳಗಿದ್ದ ಪುಸ್ತಕ ಅಂತಿದ್ದ ಯಾವಾಗ ಅಗ್ನಿಸಾಕ್ಷಿಕ ಸ್ನೇಹವಾಯಿತೋ ತತಸ್ಸಪರ್ಣ ಬಹುಳಾಂ ಛಿತ್ವಾ ಶಾಖಾಂ ಸುಪುಷ್ಪಿತಾಂ ಸಾರಸ್ಯಾಸ್ತೀರ್ಯ ಸುಗ್ರೀವ ನಿಶಸ ದಸರಾಘವ ಅಲ್ಲೊಂದು ಛತ್ರಿ ಮರ ಇತ್ತ ಬೆಟ್ಟದ ಮೇಲೆ ಶಾಲವೃಕ್ಷ ಅದರ ಒಂದು ಟೊಂಗೆಯನ್ನ ಕಿತ್ತು ಅದನ್ನು ಹಾಕಿ ರಾಮ ಕೂತ್ಕೋ ಅಂತ ಹೇಳಿ ಕುರ್ಚಿ ಮನೆಗೆ ಬಂದವರಿಗೆ ಕೋತಿ ಕೊಡೋ ಕುರ್ಚಿ ಯಾವುದು ಮರದ ಟೊಂಗೆ ಅದನ್ನು ಕಿತ್ತು ಕೂತ್ಕೋ ರಾಮ ಅಂತ ಹೇಳಿ ರಾಮನಿಗಿಂತ ಮುಂಚೆ ತಾನೇ ಕೂತು ಬಿಟ್ಟ ಅಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಅವರನ್ನು ಕೂರಿಸಿ ನೀವು ಕೂಡಬೇಕು ಚಿಕ್ಕವರಾಗಿದ್ರೆ ದೊಡ್ಡವರಾಗಿದ್ರೆ ಬೇರೆ ವಿಷಯ ರಾಮನನ್ನೇನೋ ಕೂರಿಸಿದ ಆದರೆ ಲಕ್ಷ್ಮಣನನ್ನ ಬಂದೆಯಾ ಹೋದ್ಯಾ ಅಂತ ಕೇಳಲಿಲ್ಲ ವೇದ ಹೇಳುತ್ತೆ ಯಾವದ್ಭರ್ವೈ ರಾಜಾನುಚರೈರಾಗಚ್ಚತಿ ಸರ್ವೇಭ್ಯೋ ವೈ ತೇಭ್ಯ ಆತಿಥ್ಯಂ ಕ್ರಿಯತೆ ಯಜುಸ್ವಂಹಿತೆ ಆರನೇ ಕಾಂಡ ಯಾವದ್ಭರ್ವೈ ರಾಜ ಆಗಚ್ಚತಿ ದೊರೆ ನಿಮ್ಮ ಮನೆಗೆ ಎಷ್ಟು ಜನ ಪರಿಚಾರಕರೊಡನೆ ಬರ್ತಾನೆಯೋ ಸರ್ವೇಭ್ಯೋ ವೈ ತೇಭ್ಯ ಆತಿಥ್ಯಂ ಕ್ರಿಯತೆ ಗವರ್ನರ್ ಸಾಹೇಬರು ಬರ್ತಾರೆ ದಿಢೀರಂತ ಒಂದು ಲೆಕ್ಚರ್ನ ಕೇಳಬೇಕು ಅಂತ ಬಂದರು ಅಗ್ರ ಪಂಕ್ತಿ ಕೂರಿಸಿದ್ರಿ ಅವರ ಹಿಂದೆ ಎರಡು ಬೆಕ್ಕುಗಳು ಬ್ಲ್ಯಾಕ್ ಕ್ಯಾಟ್ಸ್ ಅದರ ಹಿಂದೆ ಫೋರ್ ಡಾಗ್ಸ್ ಬೆಕ್ಕು ನಾಯಿ ಬರುತ್ತೆ ಆಕ್ಷಿ ಯಾಕೆ ಬರುತ್ತೆ ಅಂತ ಬಯೋ ಹಾಗಿಲ್ಲ ಅದು ಗೌರ್ನರ್ ಸಾಹೇಬರ ನಾಯಿ ಅದಕ್ಕೂ ಮರ್ಯಾದೆ ಕಲ್ಪಿಸಬೇಕು ಬಾಡಿ ಗಾರ್ಡ್ಸ್ ಬರ್ತಾರೆ ಅಷ್ಟು ನಿಂತ್ಕೊಡ್ರಿ ಅಲ್ಲೇ ನಿಮ್ಗೆ ಯಾಕೆ ಗೌರ್ನರ್ ಎದ್ದು ಹೋಗಿಬಿಡ್ತಾರೆ ಅದು ರಾಜನಿಗೆ ಕೊಡೋ ಮರ್ಯಾದೆನ ಅವ್ರಿಗೂ ಕೊಡಬೇಕು ಇದು ವೇದ ಹೇಳುವಂಥದ್ದು ಲಕ್ಷ್ಮಣ ಏನು ಬ್ಲ್ಯಾಕ್ ಕ್ಯಾಟ್ ಅಲ್ಲ ಅವನನ್ನ ನೀವು ಕೂತ್ಕೋಬಹುದು ಅಂತ ಒಂದು ಮಾತು ಹೇಳಿ ರಾಮನ ಜೊತೆ ಅವನನ್ನು ಕೂರಿಸಿ ತಾನು ಕೂತ್ಕೋಬಹುದಾಗಿತ್ತು ಅಯ್ಯೋ ಕಾರ್ಯ ಕಟ್ಟು ಹನುಮಂತನಿಗೆ ನಮ್ಮ ಯಜಮಾನ್ ಎಷ್ಟು ಮೇಲೆ ಕೂರಿಸಿದ್ರು ಇದು ಪಲ್ಲಕ್ಕಿಯಲ್ಲಿ ಕೂರಿಸಿದ ನಾಯಿ ಸ್ಥಿತಿ ಆಯ್ತಲ್ಲ ಅಂತ ಹೇಳಿ ಲಕ್ಷ್ಮಣಾಯಾತ ಸಂಹೃಷ್ಟ ಹನುಮಾನ್ ಪ್ಲವಕರುಷಭ ರಾಮನಿಗೆ ಅವನು ಬರೀ ಒಂದು ಆರ್ಡಿನರಿ ಛತ್ರಿ ಮರದ ಕೊಂಬೆ ಕಿತ್ತು ಹಾಕಿದ್ರೆ ಇವನೇನ್ ಮಾಡಿದ ಶಾಖಾಂ ಚಂದನ ವೃಕ್ಷ ತತವು ಪರಮ ಪುಷ್ಪಿತಾಂ ಬಡ್ಡಿ ಸಮೇತ ಒಂದು ಗಂಧದ ಮರದ ತೊಂಗೆಯನ್ನೇ ಕಿತ್ತು ಅಲ್ಲಿ ಕೂತ್ಕೋ ಎಂಬುದಾಗಿ ಆ ಲಕ್ಷ್ಮಣನನ್ನ ಆ ಟೊಂಗೆ ಗಂಧದ ಟೊಂಗೆಯ ಮೇಲೆ ಕೋಸ ರಾಮನಿಗಿಲ್ಲದೆ ಇದ್ದ ಮರ್ಯಾದೆಯನ್ನ ಲಕ್ಷ್ಮಣ ಮಾಡಿ ಯಜಮಾನನ ಮರ್ಯಾದೆಯನ್ನು ಕಾಪಾಡಿದ ಆದರೆ ಓರೆಗಣ್ಣಿಂದ ರಾಮಚಂದ್ರ ನೋಡಿಬಿಟ್ಟ ಇವನು ಮಂತ್ರಿ ಮರ್ಯಾದೆ ಮಾಡಿದ ದೊರೆಗೆ ಅದು ಗೊತ್ತಿಲ್ಲ ತಿಳಿಯದೆ ತಪ್ಪು ಮಾಡಿದ್ದಾನೆ ನೋಡೋಣ ತಿದ್ದುಕೊಳ್ತಾನೋ ಏನು ಅಂದ್ರೆ ಇನ್ನೂ ಎರಡು ಸಲ ಹೀಗೆ ಆಯಿತು ಎರಡು ಮೂರು ಕಡೆ ಇದು ನಾನೊಂದು ಕಾಲದಲ್ಲಿ ಭ್ರಮಿಸಿ ಇದು ಪ್ರಕ್ಷಿಪ್ತ ಶ್ಲೋಕ ಇರಬಹುದು ಅಂತ ನಾನು ಹೊಡೆದಾಕಿದ್ದೇನೆ ಪುಸ್ತಕದಲ್ಲಿ ಆಮೇಲೆ ಗೋವಿಂದರಾಜು ನಾನು ಭ್ರಮೆಯನ್ನು ನೀಗಿದ್ರು ಇಲ್ಲ ಉದ್ದೇಶಪೂರ್ವಕ ಇದೆ ಮಾತು ಅವನು ಹಾಕಿದ್ದು ಬರೀ ಬೇರೆ ಮರದ ಟೊಂಗೆ ಹನುಮಂತ ಚಂದನ ವೃಕ್ಷದ ಟೊಂಗೆಯನ್ನ ಕಿತ್ತು ಹಾಕಿ ಲಕ್ಷ್ಮಣನಿಗೆ ಅಪಚಾರಕ್ಕೆ ಬಡ್ಡಿ ಕಟ್ಟಿದಂತೆ ಇದು ತಿಳಿಯದೆ ಮಾಡಿದ ತಪ್ಪು ಶರಣಾಗತಿ ಶಾಸ್ತ್ರ ಹೇಳುತ್ತೆ ತಿಳಿಯದೆ ಮಾಡಿದ ತಪ್ಪಿಗೆ ಭಗವಂತ ನಮಗೆ ತಿಳಿಯದಂತೆಯೇ ಪ್ರಾಯಶ್ಚಿತ್ತವನ್ನು ಮಾಡಿಸ್ತಾನೆ ಒಮ್ಮೆ ನಾವು ಭಗವಂತನಿಂದ ಅಂಗೀಕೃತರಾಗಿ ಬಿಟ್ರೆ ಮದುವೆ ಆಯಿತು ಹೆಂಡತಿ ನಮ್ಮವಳು ಅವರು ಕೈ ಹಿಡಿದು ಕೊಟ್ಬಿಟ್ರು ತಂದೆ ತಾಯಿ ನಾವು ಅಂಗೀಕಾರ ಮಾಡಿ ನಮ್ಮ ಪದಾರ್ಥ ಅಂತಂದ್ಕೊಂಡ ಮೇಲೆ ಆ ಹೆಣ್ಣು ಮಗು ಮನೆಗೆ ಬಂದಿದ್ದಾಳೆ ತಿಳಿಯೋದೋ ತಿಳಿಯೋ ಹೊಸದರಲ್ಲಿ ಏನಾದ್ರು ತಪ್ಪುಗಳನ್ನು ಮಾಡಿದ್ರೆ ತಿದ್ದಿಕೊಂಡು ನಿಮ್ಮ ದಾರಿ ತಂದುಕೋಬೇಕಾದ ಯಜಮಾನ ಕರ್ತವ್ಯ ಈ ಶರಣಾಗತಿಯು ಹಾಗೆ ಯಾವುದೇ ಕಾರಣದಿಂದ ಒಮ್ಮೆ ಕೈ ಹಿಡಿದವನನ್ನು ಭಗವಂತ ಬಿಡುವುದಿಲ್ಲ ಇದರ ನಿಮಗೆ ವಿಶ್ವಾಸ ಇಲ್ಲದೆ ಆದರೆ ದೇವರಲ್ಲೇ ವಿಶ್ವಾಸ ಇಲ್ಲ ಶರಣಾಗತಿ ಬಹಳ ದೊಡ್ಡ ಶಾಸ್ತ್ರ <coughs> ರಾಮಾನುಜರಿಗಿಂತ ವೇದಾಂತೇಶಕರು ಇದನ್ನು ಎಷ್ಟು ದೊಡ್ಡ ಕೋಟೆ ಕಟ್ಟಿ ಬೆಳೆಸಿದ್ದಾರೆ ಈ ಸಿದ್ಧಾಂತವನ್ನ ಅಷ್ಟಾಕ್ಷರ ಮಂತ್ರಾರ್ಥ ತಿರುಮಂತ್ರಾರ್ಥ ಅದನ್ನೆಲ್ಲ ಇಲ್ಲಿ ದೊಡ್ಡ ಸಭೆಯಲ್ಲಿ ಹೇಳೋದಕ್ಕಾಗೋದಿಲ್ಲ ತಪ್ಪು ಒಪ್ಪು ಸರಿ ಮಾಡಿಕೊಳ್ತಾನೆ ಮೃದಂಗ ತಗೊಂಡ್ಬಂದಿರ್ತಾನೆ ಮೃದಂಗ ನುಡಿಸೋನು ದಾರಿ ಮಧ್ಯದಲ್ಲಿ ಒಂದು ಒಂದು ಹಾಡು ಎರಡು ಹಾಡು ಆಗುವಷ್ಟರಲ್ಲಿ ಶ್ರುತಿ ಇಳಿದು ಹೋಯಿತು ಹಾಡು ಕೇಳ್ತಾ ಇರೋವರಿಗೆ ಭಂಗ ಬರದೇ ಇರುವಂತೆಯೇ ಸಣ್ಣ ಕಲ್ಲಿನಿಂದ ಅಲ್ಲಲ್ಲಿಯೇ ಕುಟ್ಟಿ ಕುಟ್ಟಿ ಕುಟ್ಟಿ ಅಲಾಂಗ್ ವಿತ್ ರಿದಮ್ ಹೇಗೆ ಮೃದಂಗ ಸರಿ ಮಾಡಿಕೊಳ್ತಾರೆಯೋ ಆ ರೀತಿ ಭಗವಂತ ಭಕ್ತರನ್ನು ನಣಿ ಮಾಡಿಕೊಳ್ತಾನೆ ಅದಕ್ಕೇನು ಉದಾಹರಣೆ ಅಂದ್ರೆ ಮುಂದೆ ಸುಗ್ರೀವನನ್ನ ಕರಿ ನಿಮ್ಮ ಅಣ್ಣನನ್ನ ಯುದ್ಧ ಮಾಡು ಅಂತ ಹೇಳಿ ಮೊದಲನೇ ಸಲ ಯುದ್ಧದಲ್ಲಿ ವಾಲಿ ಕೈಯಲ್ಲಿ ಚೆನ್ನಾಗಿ ಹೊಡೆಸಿ ಹಣ್ಣುಗಾಯಿ ನೀರುಗಾಯಾಗಿ ಬಿದ್ದಿಯ ಬಡಜೀವಿ ಅಂತ ವಾಪಸ್ ಹೋಗಿ ಇವನು ಏನಯ್ಯ ನೀನು ದೊಡ್ಡ ಚಕ್ರವರ್ತಿಯ ಮಗ ಅವನನ್ನ ಕರಿ ಅಂತ ಹೇಳಿದೆ ನಾನು ಹೋಗಿ ಧೈರ್ಯದಿಂದ ಕರೆದು ಬಿಟ್ಟೆ ನೀನಿದ್ದಿ ಅಂತ ತಿಳ್ಕೊಂಡು ಇಲ್ಲಿ ನೋಡಿದರೆ ನೀನು ಕೈಯೇ ಬಿಟ್ಟುಬಿಟ್ಟೆ ನಿನಗೇನು ಲಾಭವಾಯಿತು ಅಂತ ಕೇಳಿದ ಮಾ ಮಾಮುಕ್ತ ನಾ ಸುಮ್ಮನೆ ಇದ್ನ ನೀನೇ ಬಂದೆ ನಾ ಹೋಗಿದ್ದೆ ಊರಿಗೆ ಅಯೋಧ್ಯೆಗೆ ಬಂದಿದ್ದೆ ಶರಣಾಗತಿ ಮಾಡೋದಕ್ಕೆ ಏನೋ ಮಾಡು ಅಂತ ಹನುಮಂತ ಮಾಡಿದೆ ಆಗಿದೆ ನೋಡಿ ಅವನು ಹೇಳ್ದ ಇದು ಕರ್ನಾಟಕದ ಮರ್ಯಾದೆ ಕಳೆದು ಬಿಟ್ಟ ಸುಗ್ರೀವ ಈ ಕೈಭಾಗ ಭಾಗ ಓದುವಾಗ ತುಂಬಾ ಕಷ್ಟವಾಗುತ್ತೆ ಅವನು ಹೇಳಿದ ನಾನು ಶರಣಾಗತಿ ಮಾಡಿದೆ ವಾಲಿಯನ್ನು ಕರೆಯಂತ ನೀನೇ ಹೇಳಿದೆ ಹೊರತು ನಾ ಕೇಳಿದ್ನೆ ಆಹ್ವಯ ಸ್ವೇತಿ ಮಾಮುಕ್ತ ಆದರೆ ನಿನಗೆ ಶಕ್ತಿ ಇದೆಯೋ ಅಲ್ವೋ ಅಂತ ನಾನು ತುಂಬಾ ಅನುಮಾನ ಪಟ್ಟೆ ಮೊದಲೇ ಹೇಳಿದೆ ದರ್ಶಯಿತ್ವಾಚ ವಿಕ್ರಮಂ ನಿನ್ನ ಪರಾಕ್ರಮ ತೋರಿಸಿದೆ ಏಳು ಸಾಲು ವೃಕ್ಷಗಳನ್ನು ತೂತು ಮಾಡಿದೆ ಭೂಮಿ ತೂತು ಮಾಡಿದೆ ಆಕಾಶ ತೂತು ಮಾಡಿದೆ ದುಂದುಬೆಯ ಮೂಳೆಯನ್ನು ಎತ್ತಿ ಎಸೆದೆ ನೀನು ಪರಾಕ್ರಮ ಇಲ್ಲ ಅಂತ ಹೇಳಿದೆ ಪರಾಕ್ರಮ ಇದೆ ಕರಿ ಅಂತ ಹೇಳಿದೆ ಅದಕ್ಕೆ ನಾ ಕರೆದೆ ಮಾಡಿದ್ದೇನು ವೈರಿಣಾಘಾತಯತ್ವ ಅಚ ವೈರಿ ಕಡೆಯಿಂದ ಹೊಡೆಸಿದೆ ಚೆನ್ನಾಗಿ ಬೆನ್ಮೂಳೆ ಒಂದೂ ಉರಿದೆ ಇರೋ ಹಾಗೆ ಕಿಮಿದಾನಿ ಅಂತ ಯಾಕೃತಂ ನಿನಗೇನು ಲಾಭವಾಯಿತು ಅದನ್ನು ಬಾಯಿ ಬಿಟ್ಟು ಹೇಳುವಾಗಿಲ್ಲ ರಾಮಚಂದ್ರ ಲಕ್ಷ್ಮಣನಿಗೆ ತಿಳಿಯದೇ ಒಂದು ಅಪಚಾರ ಮಾಡಿದ್ದೀಯಪ್ಪ ಅದು ತಿಳಿಯದೇ ಪ್ರಾಯಶ್ಚಿತ್ತ ಮಾಡಿಸ್ತೇನೆ ಅಂತ ದೇವರು ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ ಅದಕ್ಕೇನು ಮಾಡಿದ ಇನ್ನೂ ಹೇಳ್ತಾನೆ ವಾದಿ ಸುಗ್ರೀವ ತಾಮೇವ ವೇಲಾಂ ವಕ್ತವ್ಯಂ ತ್ವಯಾ ರಾಘವ ತತ್ವ ಅವತ್ತೇ ಹೇಳಬೇಕಾಗಿತ್ತು ವಾಲಿಯನ್ ಮಾತ್ರ ಹೊಡೆಯೋದಿಲ್ಲ ಅಂತ ನೀ ಹೇಳಲಿಲ್ಲ ಹೇಳಿದ್ರೆ ನನ್ನ ತಂಟೆಗೆ ಬರ್ತಾ ಇರಲಿಲ್ಲ ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಹಾರಾಜರೇ ಸ್ವಲ್ಪ ಕೂಲ್ ಡೌನ್ ಅವನನ್ನು ಇಳಿಸಿ ಲಕ್ಷ್ಮಣ ಇವರಿಬ್ರು ಯುದ್ಧ ಮಾಡ್ತಿದ್ರು ಕಾಣೋ ಅಣ್ಣ ತಮ್ಮ ಯಾರು ಅಂತಲೇ ಗೊತ್ತಾಗಲಿಲ್ಲ ನನಗೆ ಅದರಲ್ಲಿ ಏನರ್ಥ ಅವನೆಷ್ಟು ಅಪರಾಧಿಯೋ ಇವನು ಅಷ್ಟೇ ಅಪರಾಧಿ ಭಕ್ತರಿಗೆ ಅಪಚಾರ ಮಾಡುವುದಲ್ಲ ಅವನೂ ಗಟ್ಟಿ ಇವನೂ ಗಟ್ಟಿ ಒಂದೇ ತೂಕದವರು ಅದಕ್ಕೆ ವ್ಯತ್ಯಾಸ ತಿಳಿಯೋದಕ್ಕೊಂದು ಕೆಲಸ ಮಾಡೋಣ ಈ ಬೆಟ್ಟದ ಮೇಲೆ ಕೆಂಪು ತಾವರೆ ಬೆಟ್ಟದ ಅವರೆ ಸಿಕ್ಕತ್ತೆ ತಗೊಂಬ ಮಾಲಿಕೆ ಮಾಡಿ ಇವನು ಕೊರಳಿಗೆ ಹಾಕು ಇನ್ನೊಂದು ಸಲ ಹೋಗು ಅಯ್ಯೋ ನಾ ಪೋಹ ಮಾಡ್ತೇನೆ ಒಂದು ಸಲ ಸಾಕಾಗಿದೆ ಈ ಸಲ ಸತ್ಯ ಹೋಗ್ಬಿಡ್ತೀನಿ ನಾ ಹೋಗೋದಿಲ್ಲ ಇಲ್ಲ ಇಲ್ಲ ಕೇಳು ಲಕ್ಷ್ಮಣ ಕೈಲಿ ಮಾಲೆ ಹಾಕ್ಸಿದ್ದೇನೆ ಹೋಗೀಗ ಏನಾಗುತ್ತೆ ಆಗಲಿ ಹೋಗು ಧೈರ್ಯ ಹೇಳುವಾಗ ಹಿಂದೆ ಮುಂದೆ ನೋಡ್ತಾನೆ ಮತ್ತೊಮ್ಮೆ ಕಣ್ಣಲ್ಲಿ ನೀರು ಪಾಪ ಸುಗ್ರೀವನಿಗೆ ನಮಗೆ ಅಯ್ಯೋ ಅನ್ಸುತ್ತೆ ಆಗ ರಾಮಚಂದ್ರ ಒಂದು ಮಾತನ್ನಾಡಿದ ಲೇ ಸುಗ್ರೀವ ಎಷ್ಟು ಚೆನ್ನಾಗಿ ಕಾಣಿಸ್ತೀಯೋ ಈ ಮಾಲೆ ಹಾಕಿದರೆ ಶೋಭಸೇಹಿ ಅಧಿಕಂ ವೀರ ಲತಯಾ ಕಂಠಸಕ್ತಯ ವಿಪರೀತ ಇವಾಕಾಶೆ ಸೂರ್ಯೋ ನಕ್ಷತ್ರ ಮಾಲೆಯ ಎಲ್ಲ ಕಡೆ ಹೇಳಿದ್ದೇನೆ ಇಲ್ಲೇ ಒಂದು ಕಡೆ ಹೇಳಿದ್ದೇನಲ್ಲೂ ನೆನಪಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತೀಯೋ ಸುಗ್ರೀವ ಅಂತ ಏನ್ ಚೆನ್ನಾಗಿ ಕಾಣಿಸ್ತಾನೆ ಏಟ್ ತಿಂದಿದ್ದಾನೆ ಬೆವರಿದೆ ಮೈಯೆಲ್ಲ ಖಾಸಕಿದ್ದಾನೆ ಅವರಣ್ಣ ಶೋಭಸೇಹಿ ಅಧಿಕಂ ವೀರ ಅದು ಲಕ್ಷ್ಮಣ ಮುಟ್ಟಿದ ಮಾಲಿಕೆ ಲಕ್ಷ್ಮೀ ಸಂಪನ್ನ ಹಾಕಿದ್ದು ಹೇಗೆ ಕಾಣಿಸ್ತೀಯ ಒಂದು ಹೋಲಿಕೆ ವಿಪರೀತ ಇವಾಕಾಶೇ ಆಕಾಶದಲ್ಲಿ ಇದು ಅಪರೂಪಕ್ಕೆ ಕಾಣುವಂತಹ ಒಂದು ದೃಶ್ಯ ಇದು ವಿಪರೀತವೇ ಹೇಗೆ ಅಂದ್ರೆ ಸೂರ್ಯೋ ನಕ್ಷತ್ರ ನೀನು ಸೂರ್ಯಪುತ್ರ ಈ ಮಾಲಿಕೆ ನಕ್ಷತ್ರ ಮಾಲಿಕೆ ಸೂರ್ಯನಿಗೆ ನಕ್ಷತ್ರ ಮಾಲಿಕೆ ಹಾಕಿದಂತಿದೆ ಚೆನ್ನಾಗಿದೆಯೇ ತಲೆ ಆಡಿಸಿಬಿಡ್ತೀರಿ ಸೂರ್ಯನಿಗೆ ನಕ್ಷತ್ರ ಮಾಲಿಕೆ ಹಾಕಿದ್ ನೋಡಿದವರು ಯಾರು ಸೂರ್ಯ ಇದ್ದಾಗ ನಕ್ಷತ್ರ ಇರೋದಿಲ್ಲ ಸೂರ್ಯ ಇದ್ದಾಗ ಹಗಲಲ್ಲಿ ನಕ್ಷತ್ರಗಳೇ ಕಾಣಿಸೋದಿಲ್ಲ ಸೂರ್ಯನ ನಕ್ಷತ್ರ ಮಾಲಿಕೆ ಹಾಕೋರು ಯಾರು ನೋಡೋರು ಯಾರು ಬರೆದಿದ್ದಾರಲ್ಲ ಇಲ್ಲಿ ದೊಡ್ಡ ದೊಡ್ಡ ಪಂಡಿತರು ವ್ಯಾಖ್ಯಾನಕಾರರು ಏಮಾರಿ ಹೋಗಿದ್ದಾರೆ ಈ ಜಾಗದಲ್ಲಿ ಒಬ್ರು ಬರೆದಿದ್ದಾರೆ ಇದು ವಿಪರೀತ ಇವಾಕಾಶೆ ಪರೀತಂತು ದಿವಾ ಪರೀತಾಂದ್ರ ಪರೀತ ಹಗಲು ವಿಪರೀತಂತು ಶರ್ವರಿ ವಿಪರೀತ ಅಂದ್ರೆ ರಾತ್ರಿ ರಾತ್ರವು ಮಧ್ಯಗತಶ್ಚಂದ್ರ ರಾಕಾ ಮಧ್ಯ ರಾತ್ರಿ ಮಧ್ಯದಲ್ಲಿರುವ ಚಂದ್ರ ಸೂರ್ಯ ಇತ್ಯಭಿಧೀಯತೆ ಸೂರ್ಯ ಚಂದ್ರನಿಗೆ ಸೂರ್ಯ ಅಂತ ಹೆಸರು ಅಂತ ಶ್ಲೋಕವನ್ನೇ ತಲೆ ಮಾಡಿ ಚಂದ್ರನ ನಕ್ಷತ್ರ ಮಾಲಿಕೆ ಹಾಕಿದ ಹಾಗೆ ಅಂತ ವಿಪರೀತ ಪರೀತ ಸೂರ್ಯ ಚಂದ್ರ ತಲೆ ಮಾಡಿ ಕಸರತ್ ಮಾಡಿ ಅಮರಕೋಶವನ್ನ ಕಸಕಿ ಚಂದ್ರನಿಗೆ ನಕ್ಷತ್ರ ಮಾಲಿಕೆ ಹಾಗಿದೆ ಹಾಗೆ ಚಂದ್ರೋ ನಕ್ಷತ್ರ ಮಾಲೆಯ ಬರೆಯುವುದಾಗಿತ್ತಲ್ಲ ವಾಲ್ಮೀಕಿ ಸೂರ್ಯೋ ನಕ್ಷತ್ರ ಮಾಲೆಯ ಚಂದ್ರ ಶಬ್ದ ಹಾಕಿದ್ರು ಛಂದಸ್ಸು ಪ್ರಾಸ ಹೊಂದುತ್ತೆ ಎಲ್ಲ ಮಾತಾಡಿದವನು ರಾಮಪ್ರಭು ಬರೆದವರು ವಾಲ್ಮೀಕಿ ಏನರ್ಥ ಮಾಡ್ತೀರಿ ನೀವು ಬಾಯಿಗೆ ಬಂದಾಗ ಹೇಳೋದಲ್ಲ ಇದಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಗರ್ಗಾಚಾರ್ಯರ ಸಂಹಿತೆ ಅಂತ ಹೊಂದಿದೆ ಕೃಷ್ಣನ ಪುರೋಹಿತರು ಖಗೋಳಶಾಸ್ತ್ರಜ್ಞರು Garga Samhita is a very highly distinguished astronomical work ಅದರಲ್ಲೊಂದು ವಾಕ್ಯ ಇದೆಯಂತೆ ಅದನ್ನು ಗೋವಿಂದರಾಜಸ್ವಾಮಿಗಳು ಎತ್ತಿ ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಡ್ತಾರೆ ರಾತ್ರವು ಇಂದ್ರಧನುರ್ದರ್ಶೆ ರಾತ್ರಿಯಲ್ಲಿ ಎಲ್ಲಿಯಾದರೂ ಕಾಮನ್ ಬಿಲ್ ಕಾಣಿಸುತ್ತೆ ಕಾಣಿಸುತ್ತೆ ದಿವಸ ಕಾಣಿಸೋದಿಲ್ಲ ಅದು ಬರುತ್ತದೆ ಒಂದೊಂದ್ಸಲ ರಾತ್ರವು ನಾನು ಹೋಗಿದ್ದೇನೆ ರಾತ್ರವು ಇಂದ್ರಧನುರ್ದರ್ಶೆ ದಿವ ನಕ್ಷತ್ರ ದರ್ಶನೇ ಹಗಲಲ್ಲಿ ನಕ್ಷತ್ರಗಳು ಕಂಡರೆ ತದ್ರಾಷ್ಟ್ರನಾಥ ನಾಶ ಸ್ಯಾತ್ ಆ ದೇಶದ ಒಡೆಯನಿಗೆ ಮರಣ ಬರ್ತದೆ ಇತಿ ಗರ್ಗಸ್ಯ ಭಾಷಿತಂ ಇದು ಎರಡು ಸಲ ಮೂರು ಸಲ ನಡೆದಿದೆ ನಮ್ಮ ಆಯುಷ್ಯದಲ್ಲಿಯೇ ಈ ಸಂಜಯ್ ಗಾಂಧಿ ಹೋಗೋದಕ್ಕೆ ಮುಂಚೆ ಅವನು ಹಾಗೆ ಹೋಗ್ತಾನೆ ವಿಮಾನ ಅಪಘಾತದಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಹದಿನೈದೋ ಇಪ್ಪತ್ತೋ ದಿವಸದ ಮುಂಚೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಂಪೂರ್ಣ ಖಗ್ರಾಸ ಸೂರ್ಯಗ್ರಹಣ ಬಂತು ಇವತ್ತು ಕೆಲವರು ಇದೆಲ್ಲ ಮೂಢನಂಬಿಕೆ ಮೂಢನಂಬಿಕೆ ಮೂಢನಂಬಿಕೆ ಜ್ಯೋತಿಷ ನಂಬಬೇಡಿ ದೇವರನ್ನು ನಂಬಬೇಡಿ ಭಾರತೀಯ ಮೌಲ್ಯಗಳನ್ನು ನಂಬಬೇಡಿ ಹಿಂದೂ ಧರ್ಮ ಅನ್ನೋದೇ ಮೂಢನಂಬಿಕೆ ಗೋಡೆ ಗೋಡೆ ಮೇಲೆ ಈ ದಲಿತ ಸಂಘರ್ಷ ಸಮಿತಿ ಅಹಿಂದ ಈಗ ಧಸಕ್ಕಂತ ಮಾಡಿದ್ದಾರೆ ಅದಕ್ಕೆ ಓ ಹೊಸ ಹೆಸರು ಇವು ನೀವು ಮಾಡೋ ಕೆಲಸ ಇದೆ ಏನು ಅಂತ ಕೇಳಬೇಡಿ ಕಾರಲ್ಲಿ ಕೂತ್ಕೊಂಡು ಹೋಗೋ ಬರೀ ಅಡ್ವರ್ಟೈಸ್ಮೆಂಟ್ ಹೆಸರು ಕಾಣಿಸ್ತಾರೆ ನಾನೇನು ಮಾಡಲಿ ಅದು ಅದಕ್ಕೆ ಧಸಕ್ ಅಂತ ಹೆಸರಿಟ್ಟಿದ್ದಾರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮಿತಿ ಕರ್ನಾಟಕ ಅದು ಹಾಕಿ ಅಲ್ಲಿ ಧಸಕ್ ಅನ್ನಬೇಕದು ಅಹಿಂದುವೆ ವಾಸಿಯಾಗಿತ್ತು ಇದು ಕೇಳಿದ್ರೆ ಧಸಕ್ ಅನ್ನತ್ ನಮಗೆ ಅವರು ಭಾರತೀಯ ಸಂಸ್ಕೃತಿಯನ್ನೇ ದ್ವೇಷ ಮಾಡುವಂತಹ ಅವರು ಕ್ರಿಶ್ಚಿಯನ್ರು ಮುಸ್ಲಿಮರು ಹುಚ್ಚಿಡಿಸಿ ನಮ್ಮ ಮೇಲೆ ಎತ್ತಿ ಕಟ್ತಾ ಇದ್ದಾರೆ ಇದೆಲ್ಲ ಮೂಢನಂಬಿಕೆ ದೇವರಂದ್ರೆ ಮೂಢನಂಬಿಕೆ ರಾಮ ಅಂದ್ರೆ ಮೂಢನಂಬಿಕೆ ನಿನ್ನೆ ಅವರು ಒಂದು ಸಿ ಎನ್ ಎನ್ ಟಿವಿದಲ್ಲಿ ಪ್ರೋಗ್ರಾಮ್ ರಾವಣ ವಿಲನ್ನು ಹೀರೋನು ಚರ್ಚೆ ನಡೀತಿತ್ತು ನೋಡಿ ಇಲ್ಲಿಂದ ಹೋದ್ಮೇಲೆ ಫೋನ್ ಮಾಡಿದ್ರು ನಾ ಟ್ಯೂನ್ ಮಾಡುವಷ್ಟು ಅದು ಹೋಗ್ಬಿಟ್ಟಿತ್ತು ನಾ ಬಂದೆ ಅಂತ ಅವನು ರಾವಣನು ಹೆದರಿದ ಅಂತ ಕಾಣುತ್ತೆ ಇದು ನಮ್ಮ ದೇಶದಲ್ಲಿ ರಾವಣನ ಗುಡಿ ಕಟ್ಟೋ ಪರಿಸ್ಥಿತಿ ಬರ್ತಾ ಇದೆ ರೂಢಮೂಲವಾದ ಮೌಲ್ಯಗಳನ್ನು ಉಲ್ಟಾ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜ್ಯೋತಿಷ ಎಂದೂ ಸುಳ್ಳಾಗೋದಿಲ್ಲ ಹೇಳುವ ಜ್ಯೋತಿಷಿಗೆ ಯೋಗ್ಯತೆ ಇರಬೇಕು ಬಾಯಿ ಶುದ್ಧಿ ಇರಬೇಕು ಚಾರಿತ್ರ ಶುದ್ಧಿ ಇರಬೇಕು ಎಣಿಕೆಗಳು ಸರಿಯಾಗಿರಬೇಕು ಟೈಮ್ ಸರಿಯಾಗಿ ಬರೀಬೇಕು ಜ್ಯೋತಿಷ ನಮ್ಮ ಜಾತಕದಲ್ಲಿ ಕರೆಕ್ಟಾಗಿ ನಡೀತಾ ಇದೆ ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ಮಕ್ಕಳ ಜಾತಕನೂ ಹಾಗೆ ಇದೆ ನಮ್ಮ ತಂದೆಯವರೇ ಬರೆದಿದ್ದು ನಮ್ಮ ಜಾತಕ ಸಮರ್ಥ ಗುರುಗಳ ಕೈಯಲ್ಲಿ ಬರೆಸಬೇಕು ಸರಿಯಾಗಿ ನೀವು ಅದನ್ನು ಹಗಲು ರಾತ್ರಿ ಆ ನಿಮ್ಮ ಜಾತಕನೇ ಇಟ್ಕೊಂಡು ನೋಡ್ತಾ ಕೈ ಕೈ ಕನ್ನಡಿ ಹಿಡಿದಾಗ ಮಾಡಬೇಕು ಅಂತ ಅರ್ಥವಲ್ಲ ಜ್ಯೋತಿಷ್ಶಾಸ್ತ್ರ ಕೆಲವು ಸೂಚನೆಗಳು ಕೊಡ್ತಾರೆ ಇದು ರಾಷ್ಟ್ರದ ಸೂಚನೆ ಸಂಜಯ್ ಗಾಂಧಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಖಗ್ರಾಸ ಗ್ರಹಣ ಖಗ್ರಾಸ ಅಂದ್ರೇನು ಮಟ್ಟ ಮಠ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ಆ ಸೂರ್ಯ ಪೂರ್ತಿ ಬಿಂಬ ಪ್ರಕಾಶಮಾನವಾದದ್ದು ಕಪ್ಪಾಗಿ ಪೂರ್ತಿ ಖಗ್ರಾಸ ಸುಟ್ಟ ಕರಕಾಗಿ ಕೊಬ್ಬರಿ ಸುಟ್ಟ ಹಾಗೆ ಆ ಹೊತ್ತಿನಲ್ಲಿ ಸಾಯಂಕಾಲ ಗೂಡಿಗೆ ಮರಳುವ ಪಕ್ಷಿಗಳು ಕೂಡ ಕತ್ತಲೆಯಾಗಿ ಹೋಯಿತು ಅಂತ ಬೆದರಿ ತಮ್ಮ ಜಾಗಕ್ಕೆ ಬಂದು ನೋಡಿ ಆಮೇಲೆ ಅದು ಬಿಟ್ಟ ಮೇಲೆ ನಾವು ಮೋಸ ಹೋದಿವಲ್ಲ ಅಂತ ಒಡ್ಡಾಡ್ತಿದ್ದು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅದಾಗಿ ಹದಿನೈದು ಇಪ್ಪತ್ತು ದಿವಸದಲ್ಲಿ ವುಡ್ ಬಿ ಪ್ರೈಮ್ ಮಿನಿಸ್ಟರ್ ಒಬ್ಬ ಸತ್ತ ಅವನು ಬದುಕಿದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದ ತದ್ ರಾಷ್ಟ್ರನಾಥ ನಾಶ ಸ್ಯಾತ್ ಇತಿ ಗರ್ಗಸ್ಯ ಭಾಷಿತಂ ಸಮೀಪ ಕಾಲದಲ್ಲಿ ಈ ಸುಮಾರು ಎರಡು ವರ್ಷದ ಹಿಂದೆ ಇರಾನ್ ಇರಾಕ್ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ಗುಜರಾತ್ ತನಕ ಇದೇ ರೀತಿಯ ಒಂದು ಖಗ್ರಾಸಗ್ರಹಣ ನಡೆಯಿತು ಏನು ಬೊಬ್ಬಾಟ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಂತೂ ವಿಚಾರವಾದಿಗಳು ಬರೀ ಮೂಢನಂಬಿಕೆ ಮೂಢನಂಬಿಕೆ ಅವ್ರಿಗೆ ಆ ದೇಶಗಳೆಲ್ಲ ಹಾಳಾದವು ಆಫ್ಘಾನಿಸ್ತಾನ ಹೋಯಿತು ಬಾಂಬ್ ಹಾಕಿ ಇರಾಕ್ ಧ್ವಂಸವಾಯಿತು ಇರಾನ್ ಇರಾಕಿನ ಯುದ್ಧವಾಯಿತು ಗುಜರಾತಲ್ಲಿ ಎಷ್ಟು ಪ್ರಚಂಡವಾದಂತಹ ಒಂದು ಘೋರ ಗಲಭೆ ನಡೆದು ಹೋಗಿ ಇನ್ನೂ ಚೇತರಿಸಿಕೊಳ್ಳೋದು ಕಷ್ಟವಾಗಿದೆ ಆದ ಆ ಇರಾಕ್ ದೇಶದ ದೊರೆಯಂತ ಅನಿಸ್ಕೊಂಡವನನ್ನೇ ಹಿಡಿದು ಹಾಕಿ ಜೈಲಿಗೆ ಅಹಿಂಸೆ ಮಾಡ್ತಾ ಕೂತಿದ್ದಾರೆ ಅವನಿಗಿಂತ ಭಯಂಕರ ದುಷ್ಟ ಬುಷ್ ಸಾಹೇಬ ಕೂತಿದ್ದಾರೆ the worst terrorist in the world is American president ದುಡ್ಡಿದೆ ಕೊಬ್ಬಿದೆ ರಾವಣನಂತ ಹತ್ತು ಜನ ಹಾಕಿದ್ರೆ ಅವನೊಬ್ಬ ಆಗೋದಿಲ್ಲ ಅವರೆಲ್ಲ ಬದ್ದು ಗುಂಡು ಬಾಂಬ್ ತಯಾರು ಮಾಡೋ ಕಾರ್ಖಾನೆ ಖರ್ಚಾಗಬೇಕು ಬೇರೆ ದೇಶ ಸಾಯಿಲಿ ಇದು ನಡೆದಿದೆ ಖಗ್ರಾಸ ಗ್ರಹಣ ಬಂದ್ರೆ ಸೂರ್ಯ ಚಂದ್ರಗ್ರಹಣ ಸ್ವಲ್ಪ ವಾಸಿ ಇದ್ದಿದ್ರಲ್ಲಿ ಅದು ಮಹಾಭಾರತ ಯುದ್ಧಕ್ಕೆ ಮುಂಚೆ ವೇದವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ ಮಹಾಭಾರತ ಯುದ್ಧ ಆರಂಭ ಆಗೋದಕ್ಕೆ ಮುಂಚೆ ಕೆಲವೇ ದಿವಸಗಳಲ್ಲಿ ಹದಿನೈದು ದಿವಸದ ಒಂದು ಪಕ್ಷ ಎರಡು ತಿಥಿ ಶೂನ್ಯವಾಗಿ ಹದಿಮೂರು ದಿವಸದಲ್ಲಿ ಪಕ್ಷವಾಗಿ ಅಪರ್ವ ನಿಗ್ರಹಗ್ರಸ್ತ ತ್ರಯೋದಶಿ ದಿವಸ ಚಂದ್ರಗ್ರಹಣ ಅದರ ಹಿಂದೆ ಸೂರ್ಯಗ್ರಹಣ within thirteen days two eclipses ಒಂದು ಸೂರ್ಯ ಒಂದು ಚಂದ್ರ ಏನು ಗುರುಗಳೆಂದ ಧರ್ಮರಾಜ ನಿನ್ನ ಹೆಸರನ್ನು ಮುಂದೆ ಮಾಡಿಕೊಂಡು ಭೂಮಂಡಲದ ದೊರೆಗಳೆಲ್ಲ ಸಾಯ್ತಾರೆ ಭೂಭಾರ ಇಳಿಯುತ್ತೆ ಅಂತ ವೇದವ್ಯಾಸರು ಹೇಳಿದರು ಹಾಗೇ ನಡೆಯಿತು ಅದಾಗಿ ಮೂವತ್ತಾರು ವರ್ಷಕ್ಕೆ ಸರಿಯಾಗಿ ಅಂಥದೇ ಜೋಡಿ ಗ್ರಹಣಗಳು ಹದಿಮೂರು ದಿವಸದಲ್ಲಿ ಬಂದವು ಯಾದವ ಕುಲ ವಿನಾಶವಾಯಿತು all these recalls have been given in Mahabharata ಯಾರು ಓದ್ತೀರಿ ಮಹಾಭಾರತ ಸಂಸ್ಕೃತ ಬೇಡ ವೇದ ಬೇಡ ಓದೋದಿಲ್ಲ ಯಾತಿ ಹೇಳ್ತೇವೆ ಮಾತ ರಾಮಚಂದ್ರ ಹೇಳ್ತಿದ್ದ ವಿಪರೀತ ಇವಾಕಾಶೇ ಲೈ ನಿನ್ನ ಕೊರಳಿಗೆ ಸುಮ್ಮನೆ ಹಾಕಲಿಲ್ಲ ಮಾಲಿಕೆ ಸೂರ್ಯೋ ನಕ್ಷತ್ರ ಮಾಲಯ ಸೂರ್ಯನ ನಕ್ಷತ್ರ ಮಾಲೆ ಹಾಕಿದ ಹಾಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮಣ್ಣ ವಾಲಿ ಸತ್ತ ಅಂತ ತಿಳ್ಕೋ ಅಂತ ಹೇಳುವ ಅರ್ಥದಲ್ಲಿ ಅವನಿಗೆ ಮುಂಗಡ ಕೊಟ್ಟ ಹಾಗೆ ಅಡ್ವಾನ್ಸ್ ನೋಟಿಸ್ ಧೈರ್ಯ ತುಂಬ್ತಾ ಇದ್ದಾನೆ ನಿಮ್ಮ ಅಣ್ಣ ಸತ್ತ ಅಂತ ತಿಳ್ಕೋ ಲಕ್ಷ್ಮಣ ಹಾಕಿದ್ದಾನ ಮಾಲಿಕೆ ನಿನಗೆ ವಿಜಯ ಪ್ರಾಪ್ತಿಯಾಗುತ್ತೆ ಅದು ಹೇಗೆ ಸೂರ್ಯ ಗ್ರಹಣ ಬಂದು ಖಗ್ರಾಸ ಗ್ರಹಣ ರಾಷ್ಟ್ರನಾಥ ಹೋಗುವಂತೆ ನಾ ಹೇಳಿದ್ದೆ ನನ್ನ ಮಾತು ಸುಳ್ಳಾಗೋದಿಲ್ಲ ನಿಮ್ಮಣ್ಣ ಸಾಯ್ತಾನೆ ಅಂತ ಭರವಸೆಯನ್ನು ಕೊಡುವಂತಹ ಅದ್ಭುತವಾದ ಶ್ಲೋಕವಿದೆ ಇಂಥ ಎಷ್ಟಿದೆಯೋ ಗಮನಿಸೋದಿಲ್ಲ ಈ ಮಾಲೆ ಹಾಕುವಾಗ ಏನಾಯಿತು ಒಂದು ತಮಾಷಿ ಆಸೆಯಿಂದ ಪಾಪ ಸುಗ್ರೀವ ಕೈ ಮುಗಿತು ಯಾರು ಮಾಲೆ ಹಾಕುವ ನೋಡಿದ್ಯಾರ ದಿವಸ ನಮ್ಮ ಮನೆ ಬರಹ ಇಬ್ಬರು ತಂದು ಹರ ಹಾಕ್ತಾರೆ ಕೈ ಮುಗಿದುಕೊಂಡು ಹಾಕಿಸಿಕೊಳ್ಳುವಂತೆ ಆ ಲಕ್ಷ್ಮಣನ ಹತ್ರ ಸುಗ್ರೀವ ಕೈ ಮುಗಿದದ್ರಲ್ಲಿ ಅವನು ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತವಾಯಿತು ನಾನು ಸರಿಯಾಗಿ ಕರೆದು ಕೋರಿಸಲಿಲ್ಲ ತಪ್ಪಾಯಿತು ಅವನು ಗೊತ್ತಿಲ್ಲ ತಿಳಿಯದೆಯ ಪ್ರಾಯಶ್ಚಿತ್ತ ಯಾಕೆ ತಿಳಿಯದೆಯ ತಪ್ಪಾಯಿತು ಭಗವಂತ ಹೀಗೆ ಅನುದ್ದಿಷ್ಟವಾದ ಅಪರಾಧಗಳಿಗೆ ಯಾರೋ ಭಾಗವತರು ಬಂದು ಸರಿಯಾಗಿ ಮಾತಾಡಿಸಲಿಲ್ಲ ದಾರಿಲೆಲ್ಲೋ ಎಡಗುತ್ತೀರಿ ಜಾತಿ ಕೆಡವಿದು ಇವತ್ತೆಷ್ಟು ರೂಪಾಯಿ ಗಂಗಾವತಿಯಲ್ಲಿ ಒಬ್ಬರು ದೊಡ್ಡ ಪಂಡಿತರು ಇಪ್ಪತ್ತು ವರ್ಷಗಳ ಹಿಂದೆ ಸಾಮ್ರಾಜ್ಯ ಮಟ್ಟಾಭಿಷೇಕ ನನ್ನ ಪ್ರವಚನ ಬೆಳಿಗ್ಗೆ ಎಲ್ಲ ಒಂದು ಇಪ್ಪತ್ತೈದು ಜನ ರಾಮಾಯಣ ಓದುವುದು ಸಾಯಂಕಾಲ ಆರರಿಂದ ಎಂಟು ನನ್ನ ಪ್ರವಚನ ಒಂಬತ್ತರಿಂದ ಹತ್ತು ಹತ್ತುವರೆ ತನಕ ಭದ್ರಗಿರಿ ದಾಸರದು ಕೀರ್ತನೆ ಅವರು ರಾಮಾಯಣದ ಮೇಲೆ ಇಲ್ಲಿ ನಾ ಯಾವ ಪ್ರಸಂಗ ಹೇಳ್ತೇನೆ ಅವರು ಹೇಳುವುದು ಕಥೆ ಅವ್ರಿಗೂ ಬಿಡ್ತೇನೆ ತತ್ವನ ಹೇಳ್ತೇನೆ ಅಂತ ಅಗ್ರಿಮೆಂಟು ಅವರು ದೊಡ್ಡ ಶಾಸ್ತ್ರಿಗಳು ಸ್ಥೂಲಕಾಯ ಇವನೇನು ಮಹಾರಾಮಾಯಣ ಹೇಳ್ತಾನೆ ಅಂತ ರಾಮಕಥೆ ಅಂತ ಅವರು ಇದ್ದ ಜಾಗದಲ್ಲೇ ಕಾಲು ಜಾರ್ಕೊಂಡು ಕೂತಿದ್ರು ಇದು ನಂಗೆ ಗೊತ್ತಿಲ್ಲ ಅವರೆಲ್ಲೋ ಇದ್ರು ಯಾರೋ ಬಂದ್ರು ಕೂತರು ನಮಗೇನಂತ ಯಾರು ಕೇಳಿದ್ರು ಅಷ್ಟೇ ಹೇಳಿ ಮಾರನೇ ದಿವಸ ಸ್ನಾನ ಮಾಡಿಕೊಂಡು ಬರಬೇಕು ಬಟ್ಟೆ ಒಗೆಯೋ ಜಾಗದಲ್ಲಿ ಜಾರಿ ಕೆಳಗೆ ಬಿದ್ದರು ಇಷ್ಟು ದಪ್ಪ ಆಯಿತು ಭುಜ ಆಮೇಲೆ ಹೇಳಿದ್ರು ನಿನ್ನೆ ಪ್ರವಚನದಲ್ಲಿ ಏನು ಅಂತ ಉಪೇಕ್ಷೆ ಮಾಡಿದೆ ಹೀಗಾಯ್ತು ನೋಡಿ ಎಂದು ಅವರೇ ಹೇಳಿದ ಮಾತು ಕಡೂರ್ನವರು ಯಾಕೆ ಹೇಳ್ತೇವೆ ಅಂದರೆ ಸಣ್ಣ ಸಣ್ಣವರಿರಲಿ ದೊಡ್ಡವರಿರಲಿ ನಿಮ್ಮ ಹತ್ರದಲ್ಲಿ ಯಾರಾದರೂ ಭಗವಂತನ ಕಥೆಯನ್ನು ಹೇಳಿದ್ರೆ ಭಕ್ತಿಯಿಂದ ಕೇಳಬೇಕು ಕಿವಿ ಮುಚ್ಕೋಬಾರದು ಇದು ತಿಳಿಯದೆಯೇ ತಪ್ಪು ಮಾಡಿದ್ರೆ ಸಣ್ಣದರಲ್ಲೂ ಪ್ರಾಯಶ್ಚಿತ್ತ ಮಾಡ್ತಾನೆ ತಿಳಿದು ತಪ್ಪು ಮಾಡಿದರೆ ದೊಡ್ಡ ಪ್ರಾಯಶ್ಚಿತ್ತವನ್ನು ಮಾಡ್ತಾನೆ ಏನೇ ಕಾರಣದಿಂದ ಅಂಗೀಕೃತನಾದ ಭಕ್ತನನ್ನ ಭಗವಂತ ಕೈ ಬಿಡುವುದಿಲ್ಲ ಆದ್ರಿಂದ ಈ ಕಥೆ ಮುಂದೆ ಹೇಳಬೇಕಾದ್ದಿಲ್ಲೇ ಹೇಳಿದ್ದೇನೆ ಅಲ್ಯಾಕೆ ಹೇಳಲಿಲ್ಲ ಅಂತ ಕೇಳಬೇಡಿ ಜ್ಞಾಪಕ ಬರುತ್ತೆ ತಾನೆ ತಿರುಗಿ ಚೀಟಿ ಕಳಿಸ್ಬೇಡಿ ದಯವಿಟ್ಟು ಇದಾದ ಮೇಲೆ ತುಂಬಾ ಸಂತೋಷಪಟ್ಟ ಸುಗ್ರೀವ ಅಂತೂ ರಾಮ ಕೈ ಹಿಡಿದಲ್ಲ ಅಂತ ಅಲ್ಲಿಂದಾಚೆಗೆ ಸುಗ್ರೀವನ ಚರಿತ್ರೆ ಒಳಕ್ಕೆ ಹೋದವನೇ ರಾಮ ಒಂದು ತಮಾಷೆ ಆಯಿತು ಕೆಲವು ದಿವಸಗಳ ಹಿಂದೆ ಯಾರೋ ಒಬ್ರು ಹೆಣ್ಣು ಮಗಳು ಆಕಾಶದಲ್ಲಿ ಹೋಗ್ತಾ ಇದ್ದಾಗ ಒಂದು ಒಡವೆ ಗಂಟನ್ನು ಬಿಟ್ಟಿದ್ಲು ನಮ್ಮೂರಲ್ಲಿ ಈ ಗಂಟು ನಿನ್ನ ಹೆಂಡತಿ ಇದೀನಿ ಹೋದೆ ನೋಡು ಅಂತ ಆಮೇಲೆ ತಂದು ಕೊಟ್ಟ ರಾಮ ಕೇಳಿದ ಮೊದಲ ಯಾತ ಕೈ ಹಾಕೊಳ್ಳಿಲ್ಲ ಇದನ್ನ ಅಂತ ಸುಗ್ರೀವನಿಗೆ ಭಯ ಮೊದಲು ಕೊಟ್ಟು ಬಿಟ್ರೆ ನನ್ನ ಹೆಂಡತಿನ ಮೊದಲು ತಂದು ಕೊಡು ಅಂತೇಳಿ ಕೇಳ್ತಾನೋ ಸೀತೆಯನ್ನ ತಂದು ಕೊಟ್ಟು ಬಿಟ್ರೆ ಟಾಟಾ ಬೈ ಬೈ ಹೇಳಿಬಿಟ್ಟು ಹೋಗ್ಬಿಟ್ರೆ ನನ್ನ ಗತಿ ಏನು ತನ್ನ ಕೆಲಸ ಮಾಡಿಸ್ಕೊಂಡು ಆಮೇಲೆ ರಾಮನ ಕೆಲಸವನ್ನು ಮಾಡಿಸಬೇಕು ಅಂತ ಮತಿಮಾನ್ ಗಂಧರ್ವ ಎಚ್ಚರಿಕೆ ಕೊಟ್ಟಿದ್ದ ಕಬಂಧ ಅದು ಒಂದು ಸ್ಟೀಲ್ ಸರಿಯಾದದ್ದೇ ಮನುಷ್ಯನಿಗಿರುವಂಥ ದೇವರಿಗೆ ತೆಂಗಿನಕಾಯಿ ಹೊಡಿತಾರೆ ಕೆಲವರು ಬೇಕಂತ ಸಣ್ಣ ಮುಚ್ಚಳವನ್ನು ಎದುರಿಗಿಟ್ಟು ಅರ್ಚಕರ ಪಾಲಿಗೆ ಹೋಗಲಿ ಅಂತ ದೊಡ್ಡ ಮುಚ್ಚಳವನ್ನು ಹಿಂದಿಟ್ಟುಕೊಳ್ಳುವಂತೆ ದೇವಸ್ಥಾನದಲ್ಲಿ ಹೋದ್ರೂ ದುರ್ಬುದ್ಧಿ ಬಿಡೋದಿಲ್ಲ ಕೆಲವರು ಎರಡು ಹೋಳು ಅರ್ಚಕರೇ ಏನು ಕೆಟ್ಟ ಹೋಗೋದಿಲ್ಲ ನೀವು ತಿನ್ನೋ ಚಟ್ನಿ ಅವ್ರು ಏನು ಕೆಟ್ಟ ಹೋಗೋದಿಲ್ಲ ದೇವರಿಗಿರಲಿ ಇದು ನೀವು ಹೇಳಿದ್ರೆ ನಾ ಸಣ್ಣ ತೆಂಗಿನಕಾಯಿ ತರ್ತಿದ್ನಲ್ಲ ದೊಡ್ಡ ತಂದ್ಬಿಟ್ನಲ್ಲ ಈ ಚೌಕಾಶಿ ಬುದ್ಧಿ ದೇವಸ್ಥಾನಕ್ಕೆ ಹೋದರೂ ಮಾಡ್ತೀರಿ ಅಂದ್ರೆ ನಿಮಗೆ ದೇವರ ಹಾಗೆ ಒಲಿಬೇಕು ಕೊಡೆಯಲ್ಲಿ ತಂದು ಕೊಟ್ಟ ಮೇಲೆ ಒಡವೆಗಳನ್ನು ನೋಡ್ತಾನೆ ಎಲ್ಲ ಸೀತಾದೇವಿ ಎದೆಯಲ್ಲಿ ಕೊರಳಲ್ಲಿ ಧರಿಸ್ತಾ ಇದ್ದಂತಹ ಒಡವೆಗಳು ಅದನ್ನು ನೋಡಿ ಆ ವಸ್ತ್ರ ಸೀರೆ ಚೂರಿ ತಲ್ಲ ಅದನ್ನು ಎದೆಗೊಳಿಸಿಕೊಂಡು ರಾಮಚಂದ್ರ ಸ್ವಾಮಿ ಕಣ್ಣೀರು ಹಾಕ್ತಾನೆ ಪಶ್ಯ ಲಕ್ಷ್ಮಣ ವೈದೇಹ್ಯ ಸಂತ್ಯಕ್ತಂ ಹ್ರಿಯಮಾಣೆಯ ಇದು ಸೀತಾದೇವಿ ನಿನ್ನ ಅತ್ತಿಗೆ ಬಿಟ್ಟಿದ್ದು ಕಾಣೋ ಈ ಸೀರೆ ಗುರುತಾಯ್ತೇನು ಲಕ್ಷ್ಮಣ ಈ ಒಡವೆ ಗುರುತಾಯ್ತೇನು ಅವಳು ಕೊರಳಲ್ಲಿ ಹಾಕೊಳ್ಳೋ ಮಾಲಿಕೆ ಲಕ್ಷ್ಮಣನಿಗೆ ಪರೀಕ್ಷೆ ನಿಮ್ಮ ಅತ್ತಿಗೆ ಇದೆ ನೋಡಿದ್ದೀಯಾ ಅದಕ್ಕೆ ಅವನು ಹೇಳ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ನಾಹಂ ಜಾನಾಮಿ ಕೇಯೂರೇ ಶ್ಲೋಕ ಕೇಳಿದ್ದೀರಿ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಕಾಲಲ್ಲಿ ಹಾಕೊಂಡಿದ್ದ ಆ ಕಾಲೊಂದಿಗೆ ಮಾತ್ರ ಗೊತ್ತು ನಿತ್ಯ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದೆ ಅಣ್ಣ ಇದು ಹಣೆಯಲ್ಲಿ ತಲೆಯಲ್ಲಿ ಎದೆಯಲ್ಲಿ ಧರಿಸ್ತಾ ಇದ್ದದ್ದು ಏನು ನನಗೆ ಕೊಡವೇ ಗೊತ್ತಿಲ್ಲ ಅಂದುಬಿಟ್ಟ ಅಂದ್ರೆ ಸಮಯ ನೋಡಿ ಎಂಥವರನ್ನು ಠಕ್ ಅಂತ ಒಂದೇಟ್ ಹಾಕಿ ಪರೀಕ್ಷೆ ಮಾಡುವುದು ರಾಮಚಂದ್ರ ಸ್ವಭಾವ ಆಮೇಲೆ ಸುಗ್ರೀವನನ್ನು ಕೇಳಿದ ಕೂತ್ಕೋ ಇಲ್ಲಿ ಆ ರಾಕ್ಷಸ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದವನು ಎತ್ತ ಕಡೆ ಹೋದ ಎಲ್ಲಿ ಹೋದ ಏನು ಮಾಡಿದ ಅವನು ಊರು ಎಲ್ಲಿದೆ ಹೇಳಯ್ಯ ಅಂತ ಕೇಳಿದ್ರೆ ಅಪ್ಪಟ ಸುಳ್ಳನ್ನು ಹೇಳ್ತಾನೆ ನಜಾನೇ ನಿಲಯಂತಸ್ಯ ಸರ್ವಥಾ ಪಾಪರಕ್ಷಸಃ ಇದೆಲ್ಲ ಅಂಡೋನ್ ಸ್ವಾಮಿಗಳೇ ತೋರಿಸೋರು ಸತ್ಯವಾಗಿ ಭೂಮ್ತಾಯಾಣೆ ನಿಜ ಹೇಳಿದ್ರು ಕೇಳ್ತೀರಿ ಸುಳ್ಳು ಹೇಳಿದ್ರು ಕೇಳ್ತೀರಿ ನನಗೆ ರಾಕ್ಷಸ ಯಾವೂರ್ನವನು ಅಂತಲಾಗಲಿ ಸಾಮರ್ಥ್ಯಂ ವಿಕ್ರಮಂ ವಾಪಿ ದೌಷ್ಕುಲೇ ವಾ ಕುಲಂ ಆ ದುಷ್ಟಕುಲ ಅಂತ ಅಷ್ಟು ಗೊತ್ತು ಅವನೇನು ರಾಕ್ಷಸನೋ ದಾನವನೋ ಯಕ್ಷನೋ ಅದನ್ನು ಏನು ಗೊತ್ತಿಲ್ಲ ಅಂದ ಒನ್ಮೆ ತೆರೆಯಾದ ಸುಮ್ಮನೆ ಇದ್ದ ರಾಮಚಂದ್ರ ಆದರೆ ಅವನು ಹೇಳಿದ್ದ ಯಾರು ಹಿಂದೆ ಮೇಲಕ್ಕೆ ಹೋದ ಗಂಧರ್ವ ಕಬಂಧ ಹೇಳಿದ್ದ ಸಹಿಸ್ಥಾನಾನಿ ಸರ್ವಾಣಿ ಕಾರ್ ಕವಿ ಕಪಿಕುಂಜರ ನೈಪುಣ್ಯಾದಧಿ ಗಚ್ಚತಿ ಭೂಮಂಡಲದ ಒಂದೊಂದು ಬೆಟ್ಟ ನದಿ ತೀರ ಗುಡ್ಡ ಕಾಡು ಎಲ್ಲ ಗೊತ್ತು ಅವನಿಗೆ ಯಾಕೆಂದ್ರೆ ಅವರ ಅಣ್ಣ ಓಡಿಸಿದ್ದಾನೆ ಓಡಿ ಓಡಿ ಓಡಿ ಎಲ್ಲ ಕಡೆ ಭೂಮಂಡಲವೇ ಪರಿಚಯವಾಗಿದೆ ಅವನನ್ನು ಸುಲಭವಾಗಿ ನಂಬಿಸೋದು ಕಷ್ಟ ಅಂತ ಅವನು ಬೇರೆ ಹೇಳಿದ್ದಾನೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದ ಇವನು ಆಮೇಲೆ ನಾಲ್ಕು ದಿಕ್ಕಿಗೆ ಕಪಿಸೈನ್ಯವನ್ನು ಕಳಿಸುವಾಗ ಹತ್ರ ಕರೆದವನನ್ನು ಕೇಳ್ತಾನೆ ಇಷ್ಟೆಲ್ಲ ಜಾಗ ನಿನಗೆ ಹ್ಯಾ ಗೊತ್ತಾಯಿತು ಆ ಗೊತ್ತಿಲ್ಲ ಅಂಜಲ್ಲ ಮತ್ತು ಕರ್ನಾಟಕದವನು ರಾಮ ಯಾತಕ್ಕೆ ಕೇಳ್ತಾನೆ ಅಂತ ಅರ್ಥವಾಗದೆ ಏನಿಲ್ಲ ನಮ್ಮ ಮಂಡ ಎಲ್ಲ ಓಡಾಡಿಸಿದ್ದ ನಂಗೆಲ್ಲ ಗೊತ್ತು ಲಂಕೆ ಗೊತ್ತು ತ್ರಿಕೂಟ ಪರ್ವತ ಗೊತ್ತು ಅದು ಹೋಲ್ ಹಿಸ್ಟ್ರಿ ಹೇಳ್ತಾನೆ ಮೊದಲೇ ಸೊಲಿರ್ಕೊಂಡು ಬೇಡ ಸೊನ್ನ ನೀರನ್ನ ಕೈ ಬಿಟ್ಟುಡ್ರಿರೋ ಅನ್ನೋ ಭಯ ನನ್ನೆಲ್ಲಿ ಕೈ ಬಿಟ್ಬಿಡ್ತಿರೋ ಅಂತ ಭಯ ನಮಗೆ ಭಕ್ತರಿಗಿರುವ ಸಾಮಾನ್ಯವಾದ ಭಯ ಇದೆಲ್ಲ ಗೋವಿಂದರಾಜೀಯ ಅದಾದ ಮೇಲೆ ರಾಮ ಆ ಒಡವೆಗಳನ್ನು ನೋಡಿ ಅಳುವಾಗ ಸುಗ್ರೀವ ರಾಮನಿಗೆ ಸಮಾಧಾನ ಹೇಳುವ ರೀತಿಯನ್ನು ನೋಡಿ ರಾಮ ನನಗೂ ಒಬ್ಬ ಚಲುವೆ ಪತ್ನಿ ಇದ್ದಳು ನಮ್ಮ ಅಣ್ಣ ಕಿತ್ತಿಟ್ಕೊಂಡ್ಬಿಟ್ಟ ಅವಳನ್ನ ನಾ ಕೋತಿ ಜಾತಿಯಲ್ಲಿದ್ರು ನಾ ಅಹಂತ ಮನುಷೋಚಾಮಿ ಪ್ರಾಕೃತೋ ವಾದರೋಪಿ ಪ್ರಾಕೃತ ಕಪಿಯಾಗಿದ್ರು ಹೆಂಡತಿ ಬಗ್ಗೆ ನಾನು ಅಳ್ತಾ ಇಲ್ಲ ನೀನ್ ಯಾಕೆ ಅಳ್ತೀಯ ರಾಮನಿಗೆ ಸಮಾಧಾನ ಹೇಳ್ತಾನೆ ಇದು ಸಂಸ್ಕಾರ ದೇವರಲ್ಲಿ ಭಯವೆಂಬುದು ಬರೀ ನಂಬಿಕೆ ಇಲ್ಲದೆ ಶೋಚನೀಯ ಅವಸ್ಥೆಗೆ ಬಂದ್ರೆ ಮನುಷ್ಯನ ಸಂಸ್ಕೃತಿಯೇ ತಲೆ ಕೆಳಕಾಗತ್ತೆ ಅವಾಚ್ಯವಾದ ಮಾತುಗಳು ಆಮೇಲೆ ರಾಮಚಂದ್ರ ಕೇಳಿದ ಇಲ್ಲಿಂದ ಮುಂದಕ್ಕೆ ವಾಲಿ ವಧೆಯ ಸಮರ್ಥನೆಯನ್ನು ಕುರಿತು ನಿಮಗೆ ಪೀಠಿಗೆ ಹಾಕ್ತೇನೆ ರಾಮಚಂದ್ರನ ಸ್ವಭಾವಕ್ಕೆ ನಾಲ್ಕು ಸಲ ಆಗಾಗಲೇ ಬೇರೆ ಬೇರೆ ಕಡೆ ಮಂಗಳಾಶಾಸನ ಮಾಡಿದ್ದೇವೆ ಕೂಲಂಕಷವಾಗಿ ಯಾವುದನ್ನೂ ಹಿಂದೆ ಮುಂದೆ ವಿಚಾರಿಸದೆ ಏನನ್ನು ಮಾಡುವ ಸ್ವಭಾವ ರಾಮಚಂದ್ರನಿಗಿಲ್ಲ ಎಲ್ಲಿಂದ ನೋಡ್ತೀರಿ ತಾಟಕೆಯ ವಧೆಯಿಂದ ನೋಡ್ತೀರಿ ಇವಳು ಮನುಷ್ಯ ಕುಲಕ್ಕೆ ಶತ್ರುವಪ್ಪ ಇವಳನ್ನು ಸ್ತ್ರೀ ಅಂತ ನೀನು ಬಿಡಬೇಡ ಆಪತ್ಕಾಲದಲ್ಲಿ ಸ್ತ್ರೀಯರೋ ಪುರುಷರೋ ಟೆರರಿಸ್ಟ್ ಅಂದ್ರೆ ಮುಗಿಸಬೇಕು ಟೆರರಿಸ್ಟ್ ಅನ್ನೋರು ಜಾತಿಯವರಿಗೆಲ್ಲ ನಿಜವಾದ ಸೆಕ್ಯುಲರಿಸಂ ಇರುವುದು ಟೆರರಿಸಂನಲ್ಲಿಯೇ ಮುಗಿಸು ಇಂದ್ರನೂ ಕೂಡ ದೇವಮಾತೆ ಅದಿತಿಯನ್ನು ಹಿಂಸೆ ಮಾಡ್ತಾ ಇದ್ದ ಇನ್ನೊಬ್ಬ ಮಂತ್ರೆಯನ್ನು ಕೊಂದಿದ್ದಾನೆ ಅಂತ ಎಲ್ಲ ಪ್ರೆಸಿಡೆಂಟ್ಸ್ ಎಲ್ಲ ಕೊಡ್ತಾರೆ ಕೊಟ್ಟು ರಾಮಚಂದ್ರ ಲಕ್ಷ್ಮಣ ಇವಳನ್ನ ಯಾಕೋ ಕೊಲ್ಲೋಕ್ ಮನಸ್ಸು ಬರ್ತಿಲ್ಲ ಮೂಗು ಕಿವಿ ಕೊಯ್ದು ಬಿಡ್ತೇನೆ ಚೆಲ್ಲಾಟವನ್ನು ಮಾಡಿ ಕೊನೆಯಲ್ಲಿ ಕಲ್ಲಿನ ಮಳೆ ಸುರಿಸುವಾಗ ಅದೃಶ್ಯಳಾಗಿದ್ದವಳನ್ನ ನೋಡಿ ಬೆನ್ನ ಹಿಂದೆ ಹೊಡೆಯೋದಲ್ಲ ಕಣ್ಣಿಗೆ ಕಾಣಿಸೇ ಇದ್ದವಳನ್ನ ವೇದಿಯಿಂದ ನಿಗ್ರಹ ಮಾಡಿಬಿಟ್ಟ ಅಬ್ಬರಿಸಿಕೊಂಡು ಕೆಳಗೆ ಬಿದ್ದು ಸತ್ತಳು ಅಲ್ಲಿ ಕರುಣೆ ತೋರಿಸ್ತಾ ಒಂದೇ ಏಟು ಎಸ್ಕಲೇಟ್ ಮಾಡಬಾರದು ನಿಜವಾಗಿ ಸ್ವಲ್ಪ ಸ್ವಲ್ಪವಾಗಿ ನೋಡೋಣ ಆಮೇಲೆ ಶೂರ್ಪಣಿಕೆ ವಿಷಯಕ್ಕೆ ಬನ್ನಿ ಶೂರ್ಪಣಿಕೆಯನ್ನು ಕೊಲ್ಲಬೇಕು ಅಂತ ಮನಸ್ಸು ಮಾಡಿದ್ರೆ ರಾಮ ಅಲ್ಲೇ ಕೊಲ್ತಿದ್ದ ಕೊಲ್ಲಿಲ್ಲ ಅವಳಿಗೆ ತುಂಬಾ ಸೊಕ್ಕಿದೆ ತನ್ನ ರೂಪದಲ್ಲಿ ಇರುವುದೇ ಕುರೂಪಿ ಮುದುಕಿ ತಲೆಯೆಲ್ಲ ಹೇಳಿದ್ದೆ ಮತ್ತೆ ಹೇಳಿಸಬೇಡಿ ಇವಳಿಗಿದ್ದು ಬಂದ ರೂಪು ಹಾಳಾಗಲಿ ಮೂಗು ಕಿವಿ ಕೊಯ್ದು ಬಿಡು ಅಂತ ರಾಮ ಹೇಳಲಾಗಿ ಅಷ್ಟಕ್ಕೆ ನಿಲ್ಲಬಹುದು ಅಂತ ರಾಮಚಂದ್ರ ಲೆಕ್ಕಾಚಾರ ಮಾಡಿದ್ದ ಆದರೆ ನಿಲ್ಲಲಿಲ್ಲ ಎಸ್ಕಲೇಟ್ ಆಯಿತು not because of Rama Kharadushana ಅವರು ವಿಚಾರಣೆ ಮಾಡಿದೆ ಮೊದಲು ಹದಿನಾಲ್ಕು ಜನ ಆಮೇಲೆ ಸಾವಿರದ ನಾನ್ನೂರು ಜನ ಆಮೇಲೆ ಫೋರ್ಟೀನ್ ತೌಸಂಡ್ ಪೀಪಲ್ ಒಬ್ಬರ ಮೇಲೊಬ್ಬರು ಬಂದು ಈ ತಂಗಿ ಮಾತನ್ನು ಕೇಳಿಕೊಂಡು ಅಷ್ಟು ಜನ ಸತ್ತರು ಆದ್ದರಿಂದ ವಿನಾಕಾರಣ ಈ ಚಿಕಿತ್ಸೆಯನ್ನು ಹೆಚ್ಚು ಮಾಡುವುದು ವೈದ್ಯರ ಒಳ್ಳೆ ವೈದ್ಯನ ಪದ್ಧತಿ ಅಲ್ಲ ತಲೆನೋವು ಬಂತು ಅಂತ ಹತ್ತು ದಿವಸಕ್ಕೆ ಆಂಟಿಬಯೋಟಿಕ್ ಕೊಟ್ಟರೆ ಏನು ಮಾಡ್ತೀರಿ ನಮ್ಗೆ ಧಾರವಾಡದ್ರು ಒಬ್ಬರು ಡಾಕ್ಟ್ರು ಮನೆ ಪಕ್ಕದಲ್ಲಿ ಅವರು ಬಿಟ್ಟರೆ ಗತಿ ಇಲ್ಲ ಕುಲಕರ್ಣಿ ಅಂತ ಅವರ ಹೆಸರು ಅವರ ತಂದೆ ನಮ್ಮ ಜೊತೆಯವರು ಮ್ಯಾಥಮ್ಯಾಟಿಕ್ಸ್ ಪ್ರೊಫೆಸರ್ ಪಾಪ ಅವರು ಒಳ್ಳೆ ಡಾಕ್ಟರ್ ಆದರೆ ಅವ್ರಿಗೆ ಭಯ ಎಷ್ಟು ನನ್ನ ಹತ್ರ ಬಂದವರು ಎಲ್ಲಿ ಹೋಗ್ಬಿಡ್ತಾರೋ ರೋಗ ಪೂರ್ತಿ ನಿರ್ನಾಮ ಆಗಬೇಕು ರೋಗಿ ಸತ್ತರೂ ಪರವಾಗಿಲ್ಲ ಬಹಳಷ್ಟು ಔಷಧಿಗಳನ್ನು ಕೊಟ್ಟು ಕೊಟ್ಟು ಒಂದಕ್ಕೆ ನಾಲ್ಕರಷ್ಟು ಹೋಗಿಬಿಡೋದು ಇದ್ರು ವೈದ್ಯರು ತುಂಬಾ ಹಳೆ ವಯಸ್ಸು ಎಷ್ಟು ಬೇಕೋ ಅಷ್ಟೇ ಚಿಕಿತ್ಸೆ ಇವತ್ತಿಗೂ ಅಂತಹ ಡಾಕ್ಟರ್ಗಳಿದ್ದಾರೆ ತಲೆನೋವು ಬಂದ್ರೆ it could come for a hundred reasons ತಲೆನೋವು ಎಲ್ಲ ಒಂದೇ ರೀತಿ ಅಜೀರ್ಣಕ್ಕೂ ಬರುತ್ತೆ ಸ್ಟೈನ್ಗೂ ಬರುತ್ತೆ ಶೀತಕ್ಕೆ ಬರುತ್ತೆ ಎಷ್ಟೋ ತರಹ ಇರುತ್ತೆ ಒಳ್ಳೆ ಗಾಳಿ ಬರದೇ ಇದ್ರೆ ಬರುತ್ತೆ ನಾನು ಪದೇ ಪದೇ ತಲೆನೋವು ಬರುವುದುಂಟು ಡಾಕ್ಟರ್ ಹೇಳೋರು ಏನು ಕಾರಣ ಅಂದರೆ ನೋಡಿ brain refuses to take your oxygen if it is polluted by even one degree ಹೃದಯಕ್ಕೆ ಗಾಳಿ ಹೋಗ್ತದೆ ತಲೆಗೆ ಪಂಪ್ ಆಗುವುದಿದ್ರೆ ಇದು ಮೇಲ್ಗಡೆ ಹೋಗುವುದು ಸ್ವಲ್ಪ ಪೊಲ್ಯೂಟೆಡ್ ಏರ್ ಇದ್ರು the brain refuses to entertain oxygen ಆವಾಗ ತಲೆನೋವು ಬರುತ್ತೆ ಕಿಟಕಿ ಬಾಗಿಲು ಚೆನ್ನಾಗಿ ತೆಗೆದಿಟ್ಟುಕೊಂಡು ಬೇರೆ ದುರ್ವಾಸನೆ ಕೆಟ್ಟ ಗಾಳಿ ಇಲ್ಲದೆ ಇರೋವಾಗ ಸರಿಯಾಗಿ ಓದಿ ಸ್ವಲ್ಪ ವಾಕಿಂಗ್ ಗೀಕಿಂಗ್ ಮಾಡಿ ಸರ್ ಹೋಗುತ್ತೆ ಸರ್ ಹೋಯ್ತು ಬೇರೆ ಏನು ರೋಗ ಇಲ್ಲ ನನಗೆ ಅಯ್ಯೋ ನಿಮ್ಗೆ ತಲೆನೋವು ಬಂತ ಯಾವತ್ತೂ ಬರದೇ ಇದ್ದವರು ಅಂತ ನೀವು ಸೋಡಾ ಗ್ಲಾಸ್ ಹಾಕೊಳ್ಳಿ ಹಾಗೆ ಮಾಡಿ ಹೀಗೆ ಮಾಡಿ ಇಪ್ಪತ್ತೆಂಟು ಚಿಕಿತ್ಸೆಗಳನ್ನು ಮಾಡುವುದು ಒಳ್ಳೆ ವೈದ್ಯನ ಲಕ್ಷಣವಲ್ಲ ರಾಜಕಾರಣಿ ಅಷ್ಟೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಒಂದು ಪ್ರೆಸಿಡೆಂಟು ಏನಾರು ಒಂದು ಡಿಸಿಷನ್ ತಗೋಬೇಕಾದ್ರೆ ತುಂಬ ವಿಚಾರಿಸಿ ಆಪ್ತರಲ್ಲಿ ಕೇಳಿ ಎಲ್ಲೋ ಒಂದು ಗಲಭೆ ನಡೆಯುತ್ತೆ ಆ ಗಲಭೆ ಪುಂಡ ಎಲ್ಲಿದ್ದಾನೆ ಆ ಪುಂಡನನ್ನು ಹಿಡಿದು ಬಿಟ್ರಾಯ್ತಲ್ಲ ಇಡೀ ಜಾಗದಲ್ಲಿ ಕರ್ಫ್ಯೂ ಹಾಕಿ ಜನರಿಗೆಲ್ಲ ತೊಂದರೆ ಮಾಡಿ ಗನ್ ಗಾರ್ಡರ್ ಮಾಡಿ ಆಮೇಲೆ ಅದು ಸಿ ಬಿ ಹೋಗಬೇಕೆ ಮತ್ತೊಂದಕ್ಕೆ ಹೋಗಬೇಕೆ ವಿಚಾರಣೆ ಮಾಡಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ರಂಪ ರಾದ್ದಾಂತ ಪಾರ್ಟಿ ರಾಜಕೀಯ ಹಾಲ್ಸ್ ರಾಡಿ ಮಾಡುವುದಕ್ಕಿಂತ ಮುಳ್ಳೆಲ್ಲಿದೆ ಆ ಮುಳ್ಳನ್ನು ಕಿತ್ತು ಬಿಡಬೇಕು ಕೆಲವು ಔಷಧಿಗೆ ಬರ್ತವೆ ಕೆಲವು ಚಿಕಿತ್ಸೆಗೆ ಬರ್ತವೆ ಕಾಲಲ್ಲಿ ಮುಳ್ಳು ಹೋಯಿತು ಮುಳ್ಳು ತೆಗಿಬೇಕು ತೆನಾಲಿ ರಾಮಕೃಷ್ಣನ ಕಥೆ ಗೊತ್ತಲ್ಲ ಕಾಲಲ್ಲಿ ಮುಳ್ಳು ಹೋಗಿತ್ತು ವೈದ್ಯರು ಹೇಳಿದ್ರು ಕಾಲೇ ತೆಗೆಯಬೇಕು ಮಾಡ್ತೇನೆ ದೊಡ್ಡ ಹಳ್ಳವನ್ನು ತೆಗೆದು ಅದರಲ್ಲಿ ಅಮೇಧ್ಯವನ್ನು ತುಂಬಿ ಅದರಲ್ಲಿ ಗಂಟನ್ನು ಬೆಳೆಸಿ ಆ ವೈದ್ಯರು ಅದೇ ಕಡೆಗೆ ಬರೋ ಹಾಗೆ ಮಾಡಿ ಕೆಡ್ಡ ಆಪರೇಷನ್ನು ಅವರು ಇಲ್ಲಿ ತನಕ ಬಿದ್ದರು ಅಮೇಧ್ಯದ ಗುಂಡಿಯಲ್ಲಿ ಇವರಿಗೆ ಇನ್ನೊಬ್ಬರು ವೈದ್ಯನ ಕರ್ಕೊಂಡ್ಬಂದ ಇಲ್ಲಿ ತನಕ ತೆಗಿಬೇಕು ಆಪರೇಷನ್ ಅಂತ ಹೇಳಿ ತೆಗೆದಿದ್ರೆ ಅವ್ರ ಗತಿ ಏನಾಗ್ತಿತ್ತು ನೋಡಿ ಅದು ಒಂದು ಗಾದೆ ಹೇಳ್ತಾರೆ ಪುರೋಹಿತರು ಬೇಗ ಪೂಜೆ ಮಾಡಿದ್ರು ಒಬ್ಬರ ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಮುಕ್ಕಾಲು ಗಂಟೆ ಮಾಡಿದ್ರು ಇನ್ನೊಬ್ಬರ ಕಡೆ ಒಂದೂವರೆ ಗಂಟೆ ನಮ್ಮ ಮನೇಲಿ ಐದೇ ನಿಮಿಷಕ್ಕೆ ಮಾಡಿದ್ರಲ್ಲ ಅವ್ರು ಹೇಳಿದ್ರು ಎಂತ ದಕ್ಷಿಣ ಅಂತ ಪ್ರದಕ್ಷಿಣ ಅಂದ್ರು ಎಷ್ಟು ದಕ್ಷಿಣೆ ಕೊಡ್ತೀರೋ ಅಷ್ಟೇ ಪ್ರದಕ್ಷಿಣೆ ಮಾಡು ಇದು ಸರಿಯಾದ ಉದಾಹರಣೆ ಅಲ್ಲ ಇರಬಹುದು ಅದಕ್ಕೆ ಚಿಕಿತ್ಸೆ ಯಾವುದು ಎಷ್ಟೋ ಅಷ್ಟೇ ಮಾಡಬೇಕು ಒಂದಕ್ಕೆ ಹತ್ತರಷ್ಟು ಅದನ್ನು ಏರಿಸ್ಕೊಂಡು ಹೋಗಬಾರದು ಜನಸ್ಥಾನದಲ್ಲಿ ಆ ಶೂರ್ಪಣಿಕೆ ಮಾತನ್ನು ಕೇಳಿಕೊಂಡು ರಾಮ ತಿಳ್ಕೊಂಡಿದ್ದ ಇದು ಒಂದು ಮೂಗು ಹರಿದು ಬಿಟ್ಟು ಮುಖ ತೋರಿಸೋದಕ್ಕೆ ನಾಚಿಕೆ ಆಗ್ತಾಳೆ ಹೋಗಿಬಿಡ್ತಾಳೆ ಪೀಡೆ ಹೋಯಿತು ತಿಳ್ಕೊಂಡಿದ್ರೆ that was a miscalculation ಮನುಷ್ಯ ದೃಷ್ಟಿಯಲ್ಲಿ ಕಥೆ ನೋಡುವಾಗ ಇದು ಮಿಸ್ ಕ್ಯಾಲ್ಕುಲೇಷನ್ ಅವಳು ದೊಡ್ಡ ಅನರ್ಥವನ್ನು ಮಾಡಿಬಿಟ್ಲು ಜನಸ್ಥಾನದವರೆಲ್ಲ ಬಂದರು ಅಲ್ಲಿದ್ದವರು every one of them was a soldier ಸಿವಿಲಿಯನ್ಸೇ ಇಲ್ಲ ಅಲ್ಲಿ ಹದಿನಾಲ್ಕು ಸಾವಿರ ಜನ ಕಂಟೋನ್ಮೆಂಟ್ ಅಷ್ಟೂ ಜನರನ್ನು ಕೊಲ್ಲಬೇಕಾಯಿತು ರಾಮಚಂದ್ರನ ಮನಸ್ಸಿಗೆ ಸ್ವಲ್ಪ ಪಶ್ಚಾತ್ತಾಪವಾಯಿತು ಆದ್ರಿಂದ ಇಲ್ಲಿ ಏನು ನಡೆಯುತ್ತೆ ಇಲ್ಲಿ ಸುಗ್ರೀವ ಸರಿಯಾಗಿ ಹೇಳು ನನ್ನ ಕತೆ ನಿನ್ ತಪ್ಪೇನು ನಿಮ್ಮ ಅಣ್ಣನ ತಪ್ಪೇನು ಊರಿನ ಜನ ಯಾವ ಕಡೆ ಇದ್ದಾರೆ ರಾಜ ದುಷ್ಟರೇ ಪ್ರಜೆಗಳು ದುಷ್ಟರೇ ಸೈನ್ಯ ಎಷ್ಟಿದೆ ಎರಡು ಸಲ ಮೂರು ಸಲ ಕೇಳಿಕೊಂಡು ವಾಲಿಮಾವಲತ್ತಿನ್ ವರುವನದುಡಲ್ ಕೆಡ ತಿರುಪಿರಿದಿ ಕ್ಷೇತ್ರದಲ್ಲಿ ಜೋಶಿಮಠ ಆಳ್ವಾರ್ಪಾಡಲ್ ಪಾಡಲ್ ಕ್ಷೇತ್ರ ವಾಲಿ ಮಾವಲತ್ತಿನ್ ಒರುವನದುಡಲ್ ಕೆಳ ಅಷ್ಟು ದೊಡ್ಡ ಮಾವಲಂ ಆ ಕಿಷ್ಕಿಂದ ರಾಜ್ಯದಲ್ಲಿ ಒಬ್ಬನ ಒಡಲನ್ನ ಮಾತ್ರ ಹರಿದು ಹಾಕಿದೆ ಉಳಿದವರು ತಂಟೆಗೆ ಹೋಗಲಿಲ್ಲ ಪ್ರಭು ಅಂತ ತಿರುಮಂಗಿ ಆಳ್ವಾರರು ರಾಮಚಂದ್ರ ಮಂಗಳಾಶಾಸನ ಮಾಡ್ತಾರೆ ಅದು ಚಿಕಿತ್ಸಾ ವಿಧಾನ ಬಹಳ ಸೂಕ್ಷ್ಮ ಮುಂದೆ ರಾವಣನಿಗೂ ಅದೇ ರೀತಿಯಲ್ಲಿ ಅದಕ್ಕೆ ತ್ಯಾಗರಾಜರು ಕಾಫಿ ನಾರಾಯಣ ರಾಗದಲ್ಲಿ ಸರಸ ಸಾಮದಾನ ಭೇದ ದಂಡ ಚತುರ ಈ ಹಾಡು ಅದ್ಭುತವಾದ ಹಾಡು ಅದು ಸರಸವಾಗಿ ಪ್ರತಿಯೊಂದರಲ್ಲಿ ರಸ ಇದೆ ಬಾಯಿ ಮಾತು ಹೇಳಿ ಕಳಿಸ್ತಾನೆ ಅಂಗದನ ಕೈಯಲ್ಲಿ ಹೇಳಿ ಕಳಿಸ್ತಾನೆ ಶುಕಸಾರರ ಕೈಲಿ ಹೇಳಿ ಕಳಿಸ್ತಾನೆ ಹನುಮಂತ ತಾನೇ ಹೇಳಿದ್ದಾನೆ ಬಗ್ಗಲಿಲ್ಲ ಒಳ್ಳೆ ಮಾತಿಗೆ ಆಮೇಲೆ ಭೇದೋಪಾಯ ಮಾಡಿದ ಕೊನೆಯಲ್ಲಿ ವಿಧಿ ಇಲ್ಲದೆ ದಂಡೋಪಾಯವನ್ನು ಮಾಡಿದ ಬಗ್ಗಿಸೋದಕ್ಕೆ ನೋಡಿದ ಅದು ಉತ್ತಮ ಪ್ರಭುವಿನ ಲಕ್ಷಣ ವಾಲಿಯನ್ನು ಬಗ್ಗಿಸಬೇಕು ಅಂತ ನೋಡಿದ ಆಗಲಿಲ್ಲ ಆದ್ದರಿಂದ ಅವನ ಕೊನೆಯಲ್ಲಿ ವಿಧಿ ಇಲ್ಲದೆ ಒಬ್ಬನನ್ನೇ ತೆಗೆದು ಆ ಜಾಗದಲ್ಲಿ ಸುಗ್ರೀವನನ್ನು ಕೂರಿಸಿ ಆ ಕಿಷ್ಕಿಂಧೆಯಲ್ಲಿ ಒಬ್ಬರ ರಕ್ತ ಚೆಲ್ಲದಂತೆ ಒಂದು ತಲೆ ಕೂದಲು ಕೊಂಕದಂತೆ ಸಂರಕ್ಷಣೆಯನ್ನು ಮಾಡಿದನಲ್ಲ ರಾಮಚಂದ್ರ ಪ್ರಭು ಅದಕ್ಕೆ ನೀವು ಮಂಗಳಾಶಾಸನ ಮಾಡಬೇಕು ಅದಕ್ಕೆ ಪೀಠಿಕೆಯಲ್ಲಿ ಹಾಕ್ತಾ ಇದ್ದಾರೆ ಏನ್ ನಡೆಯಿತು ನಿಜವಾಗ ಕಥೆ ಹೇಳು ಯಾಕೆ ವಕೀಲರು ತನ್ನ ಕಡೆ ಒಬ್ಬ ಕಕ್ಷಿದಾರ ಕ್ಲೈಂಟ್ ಬಂದು ಕೂಡಲೇ ನೋಡಿ ಸ್ವಾಮಿ ನಮ್ಮ ಭೂಮಿ ಅವನು ಒತ್ತುವರಿ ಮಾಡಿಕೊಂಡಿದ್ದಾನೆ ದಯವಿಟ್ಟು ನಮ್ಮ ಭೂಮಿ ನಮ್ಗೆ ಕೊಡಿಸಿ ಕೇಸ್ ಹಾಕಿ ವಕೀಲರು ಸುಮ್ಮನೆ ಇರೋದಿಲ್ಲ ನಮ್ಮ ಊರಿನಲ್ಲಿ ನಮ್ಮ ಬಂಧುಗಳಲ್ಲೇ ಒಬ್ಬರು ಬಹಳ ಒಳ್ಳೆ ವಕೀಲರು ನನ್ನ ಹೆಸರಿನವರೇ ಇದ್ರು ಮೈಸೂರು ಸಂತೆಪೇಟೆಯಲ್ಲಿ ಎಂಥ ವಕೀಲರು ಅವರು ತನ್ನ ಕಡೆ ಬಂದ ಕಕ್ಷಿದಾರನನ್ನ ಖಾಸಗಿ ಕೇಳು he must know the case ಹುಲ್ಲಿವೆ ಹೌದು ನಿನ್ನ ಕಡೆಯಿಂದ ಈ ಭೂಮಿ ಎಷ್ಟು ದಿವಸ ವರ್ಷದಲ್ಲಿದೆ ಅವನು ಒತ್ತೂರಿ ಮಾಡ್ದ ಅಂತ ಹೇಳಿದಲ್ಲ ಅದಕ್ಕೆ ಮುಂಚೆ ಆ ಭೂಮಿ ಆರು ವರ್ಷದಲ್ಲಿತ್ತು ಇತ್ತು ಗುಡಿ ಬುದ್ಧಿ ಅವ್ರ ಕಡೆಯೇ ಇತ್ತು ಹಾ ಸಿಕ್ಕೊಂಡ ಅವನು ಅವರ ಕಡೆ ಇದ್ದು ಭೂಮಿ ನೀವು ಒತ್ತೂರಿ ಮಾಡ್ಕೊಂಡು ಹದಿನೈದು ವರ್ಷ ಇಮೇಲ್ ನಿಂದು ಅಂತ ಹೇಳ್ತೀಯ ಕೋರ್ಟಲ್ಲಿ ನಾ ಹೇಳಿದ್ರೆ ವಕೀಲರು ಅವರು ಜಡ್ಜಿ ಪ್ರಶ್ನೆ ಕೇಳಿದ್ರು ನಾ ಪೆದ್ದಾಗ್ತೀನಿ ನೀ ಪೆದ್ದಾಗೋದಿಲ್ಲ give me all the details ಅವನೇನಾದ್ರು ಹಿಂದೆ ಮುಂದೆ ಹೇಳ್ತಿದ್ರೆ ಆ ಕಕ್ಷಿದಾರನ ಎರಡು ಅವರು I have not seen a vakil of that kind ನಾನು ಯಾವುದೋ ಒಂದು ಅಫಿಡವಿಟ್ ಸೈನ್ ಮಾಡಬೇಕು ಹೋಗಿದ್ದೆ ಇಂಟರ್ಮೀಡಿಯೇಟ್ ಓದುವಾಗ ಆ ಎದುರಿಗೆ ಬಂದ ಕ್ಲಯಂಟ್ಗೆ ಕಕ್ಷಿದಾರನಿಗೆ ಬಿಗಿತಾ ಇದ್ರು ನಡುಗುತ್ತಾ ಇದ್ದ ಅವನು ಮಗನೇ ನಿಜ ಹೇಳು ನಿನ್ನ ಕಡೆ ಇದ್ದಿದ್ದು ನಿಜ ಹೇಳು ನೀನು ರಕ್ಷಿಸೋದು ನನ್ನ ಭಾರ ಅದು ಕೋರ್ಟಲ್ಲೇ ಹೋಗ್ಬಿಟ್ರು ಪಾಪ ಅವರು ಬಹಳ ಒಳ್ಳೆ ವಕೀಲರು ಕ್ರಿಮಿನಲ್ ಲಾಯರ್ ಯಾಕೆ ಹೇಳ್ತೇವೆ ಅಂದ್ರೆ ರಾಮಚಂದ್ರ ಎಕ್ಸಾಮಿನೇಷನ್ಗೆ ಎಷ್ಟು ಕೊಡ್ತಾರೆ ನೀ ಏನು ಮಾಡಿದೆ ನಿಮ್ಮ ಅಣ್ಣ ಏನು ಮಾಡಿದ ತಪ್ಪೇನಾಯಿತು ನಿಜವಾಗಿ ಹೇಳು ಹೆದರಬೇಡ ನನ್ನ ಕೈಯಲ್ಲಿ ಬೇಕಾದಷ್ಟು ಬಾಣಗಳಿವೆ ಗಮನಿಸಿ ಮಾತನ್ನ ಇಮೇ ಹಿ ಮಹಾವೇಗಾ ಪತ್ರಿಣ ತಿಗ್ಮತೇಜಸ ಬತ್ತಳಿಕೆ ತೆಗೆದು ಬಾಣ ತೋರಿಸ್ತಾಳೆ ನನ್ನ ನಂಬೋ ಸುಗ್ರೀವ ಭಯಂಕರವಾದ ಬಾಣಗಳಿವೆ ನನ್ನಲ್ಲಿ ಕಾರ್ತಿಕೇಯವನೋದ್ಭೂತಾ ಶರಾಹೇಮ ವಿಭೂಷಿತಾ ಕಂಕಪತ್ರ ಪ್ರತಿಚ್ಛನ್ನ ಮಹೇಂದ್ರಾಶನಿ ಸನ್ನಿಭಾ ಸುಪರ್ವಾಣ ಸುತೀಕ್ಷ್ಣಾಗ್ರಾಹ ಸರೋಷ ಇವ ತನ್ನ ಬಾಣಗಳನ್ನು ತಾನೇ ವರ್ಣನೆ ಮಾಡ್ತಾನೆ ರಾಮಚಂದ್ರ ಒಕ ಬಾಣವು ತ್ಯಾಗರಾಜರು ಹೇಳೋದಲ್ಲ ರಾಮ ತನ್ನ ಬಾಣಗಳನ್ನು ತಾನೇ ವರ್ಣನೆ ಮಾಡ್ತಾನೆ ಗಮನಿಸಿ ಬಹುವಚನದಲ್ಲಿ ಹೇಳ್ತಾನೆ ಇಷ್ಟೊಂದು ಬಾಣ ಬೇಕು ಅಂತ ಅವನಿಗೆ ರಾಮಚಂದ್ರನಿಗೆ ಆಗ ಲೆಕ್ಕಾಚಾರ ಇವರವರೆಲ್ಲ ಬೇಕು ವಾಲಿ ಅವರು ಬಂದೆ ಜನಸ್ಥಾನದಲ್ಲಾದ ಹಾಗೆ ಅಷ್ಟೊಂದು ಜನರನ್ನು ಕೊಲ್ಲಬೇಕಾಗಿ ಬರುತ್ತೆ ಹೆದರಬೇಡ ಬತ್ತಳಿಕೆ ಆರೋದಿಲ್ಲ ಬಂಗಾರದ ರೆಕ್ಕೆಗಳಿವೆ ಈ ಬಾಣಗಳಿಗೆ ಹದ್ದಿನ ರೆಕ್ಕೆಗಳಂತೆ ಕಾಣ್ತಾ ಇದೆ ಸಿಡಿಲಿನಂತೆ ಬಾಣ ಬಿಟ್ರೆ ಮಹೇಂದ್ರ ಅಶನಿ ಸನ್ನಿಭಾಹ ಸುಪರ್ವಾಣ ದಿಕ್ಕು ತಪ್ಪು ಹೋಗೋ ಬಾಣ ಅಲ್ಲ ಸುತೀಕ್ಷ್ಣಾಗ್ರಾಹ ಶಾರ್ಪ್ ಎಡ್ಜ್ಡ್ ಸರೋಷ ಇವ ಪನ್ನಗಾಹ ಬುಸುಗುಟ್ಟುವ ಹಾವಿನಂತೆ ಹಾರುವ ಬಾಣಗಳು ಲೇ ನಿಮ್ಮೂರಲ್ಲಿ ತಯಾರು ಮಾಡಿದ ಬಾಣಗಳು ಕಾರ್ತಿಕೇಯ ವನೋದ್ಭೂತಾಹ ಸೊಂಡೂರಿನ ಬಾಣಗಳು ಕಾರ್ತಿಕೇಯವನ ಸೊಂಡೂರು ಬಳ್ಳಾರಿ ಅದು ರಾಮಾಯಣ ಕಾಲದಿಂದ ಕಬ್ಬಿಣಕ್ಕೆ ಪ್ರಸಿದ್ಧವಾದ ಕ್ಷೇತ್ರ ಅಲ್ಲಿ ಸೊಂಡೂರಿನ ಕುಮಾರಸ್ವಾಮಿ ದೇವಸ್ಥಾನ ಅಂತ ಒಂದಿದೆ ಕೇಳಿದ್ದೀರಾ ಅದು ರಾಮಾಯಣದ ಕಾಲಕ್ಕಿಂತ ಹಳೆಯ ದೇವಸ್ಥಾನ ಅನೇಕರಿಗೆ ಗೊತ್ತಿಲ್ಲ ಅದು ಭೂಮಿ ಮೇಲೆ ಕಬ್ಬಿಣದ ಪುಡಿ ಸಿಕ್ತಿತ್ತು ಕಬ್ಬಿಣ ಉಕ್ಕನ್ನು ತಯಾರು ಮಾಡ್ತಾ ಇದ್ದ ದೇಶ ಒಂದು ಕಾಲದಲ್ಲಿ ಅಲ್ಲಿ ಬಾಣಗಳನ್ನು ತಯಾರು ಮಾಡ್ತಿದ್ರು ರಾಮಚಂದ್ರ ಬತ್ತಳಿಕೆಯಲ್ಲಿ ಆ ಬಾಣನೂ ತುಂಬಿಕೊಂಡಿದ್ದ ಸ್ವದೇಶಿ ಬಾಣದಿಂದಲೇ ಸ್ವದೇಶಿ ಹೇಳಿಯನ್ನು ಕೊಲ್ತೇನೆ ನಿಮ್ಮೂರು ಬಾಣದಿಂದಲೇ ಕೊಲ್ತೇನೆ ಇದು ಹಿಸ್ಟೋರಿಯನ್ಸ್ ಆರ್ಕಿಯಾಲಜಿಸ್ಟ್ ನಮ್ಮ ಮನೆಗೆ ಬಂದರು ಇದೇನು ಕಾರ್ತಿಕ ಯವನ ಅಂದ್ರೆ ಹೇಗಿರಬಹುದೇ ಹೌದು ಅದೇ ವನಪ್ಪ ಅವರಿಗೆ ಹೇಳಿಕೊಟ್ಟೆ ಇಲ್ದ್ರೆ ನೋಟಕ್ಕೆ ಏನರ್ಥ ಆಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರ ಶಿವಪುತ್ರ ಹುಟ್ಟುವಾಗ ಅವನನ್ನ ಕೃತಿಕ ನಕ್ಷತ್ರಗಳು ಮಲೆ ಉಣಿಸಿ ಹಾಳು ಹಾಳುಕೊಳಿಸಿ ಬೆಳೆಸಿದವು ಉಮಾದೇವಿ ಅವನನ್ನು ಪರಿತ್ಯಾಗ ಮಾಡಿದಳು ಗಂಗೆ ಸ್ವಲ್ಪ ದಿವಸ ಬೆಳೆಸಿದ್ಲು ಆಮೇಲೆ ಗಂಗೆ ಅವನನ್ನ ಬಾಣಗಳ ಹಾಸಿಗೆ ಮೇಲೆ ಒಂದು ಕಡೆ ಮಲಗಿಸಿ ಹೋದಳು ಅದಕ್ಕೆ ಅವನಿಗೆ ಭವ ಅಂತ ಹೆಸರಾಯಿತು ಕುಮಾರಸ್ವಾಮಿಯ ಬಾಣಗಳಂತೆ ಮೇಲೆ ನೋಡೋದರ್ಥ ಅರ್ಥ ಅವು ಹೇಳ್ಬೋದು ನಿಮಗೆ ಸಾಕು ಅಂತ ಇಟ್ಕೊಳ್ಳಿ ಎರಡು ಕಡೆ ಬರುತ್ತೆ ಇದು ಇಂಥ ಬಾಣ ಇದೆ ಹೆದರಬೇಡ ನಿಮ್ಮ ಅಣ್ಣನನ್ನು ಮುಗಿಸ್ತೇನೆ ಆದ್ರೆ ನಾನು ತಿಳ್ಕೋಬೇಕು ಇದು ನಿಜವಾಗಿ ಒಬ್ಬನ ಜೊತೆಯಲ್ಲಿ ಯುದ್ಧವೋ ಒಂದು ಇಡೀ ರಾಷ್ಟ್ರದ ಜೊತೆಯಲ್ಲಿ ಯುದ್ಧವೋ ಕತೆ ಹೇಳು ಅಂತ ಕೇಳಿದಾಗ ಅವನು ಶುರು ಮಾಡಿದ ಪುರಾಹಂ ವಾದಿನಾರಾಮ ರಾಜ್ಯಾತ್ ಸ್ವಾತವರೋಪಿತ ನನ್ನ ರಾಜ್ಯದಿಂದ ಅವನು ನನ್ನನ್ನು ಓಡಿಸ್ದ ಅಂದ ಹೇ ಸರಿಯಾಗಿ ಹೇಳುವಂತ ರಾಮಚಂದ್ರ ನಿನ್ನ ರಾಜ್ಯದಿಂದ ಅವನು ಓಡಿಸಿದನು ಅವನ ರಾಜ್ಯ ಏನಾದ್ರು ಹೆಚ್ಚು ಕಮ್ಮಿ ಏನಾದ್ರು ಲಪಟಾಯಿಸುವ ಪ್ರಯತ್ನವನ್ನ ಮಾಡಿದ್ಯೋ ಅಂಗದ ಪಿತ್ತಲಾಟು ಸುಗ್ರೀವ ನಿಜವನ್ನು ಹೇಳಲಲ್ಲ ಇವರಿಬ್ಬರು ಟ್ವಿನ್ಸ್ ವೃಕ್ಷರಜಸ್ ಎಂಬ ದೊರೆಗೆ ವಾನರವೀರನಿಗೆ ಹುಟ್ಟಿದ ಮಕ್ಕಳು ಅದರಲ್ಲಿ ದೊಡ್ಡವನು ವಾಲಿ ದೊಡ್ಡವನಿಗೆ ಅಭಿಷೇಕ ಇದು ಇಕ್ಷ್ವಾಕು ಕುಲದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೆದಿದೆ ಇಕ್ಷ್ವಾಕು ರಾಜ್ಯಕ್ಕೆ ನಾನು ಅಧೀನರಲ್ಲ ಅಂತ ಮಾತನಾಡ್ತಾನೆ ಮುಂದೆ ವಾಲಿ ಅವನ ನಾಲಿಗೆ ಕತ್ತರಿಸುವಂತಹ ಆಡ್ತಾನೆ ಟೆರರಿಸ್ಟ್ ಹೇಳ್ತಾರೆ ನಾವು ನಿಮ್ಮ ರಾಜ್ಯದಲ್ಲಿಲ್ಲ ನಾವು ಅರೇಬಿಯನ್ ಕಾನ್ಸ್ಟಿಟ್ಯೂಷನ್ ಪರಿಪಾಲನೆ ಮಾಡ್ತೇವೆ ನಾವು ಜರೂಸಲಂ ಕಾನ್ಸ್ಟಿಟ್ಯೂಷನ್ ಪರಿಪಾಲನೆ ಮಾಡ್ತೇವೆ ಹಾಗಿದ್ರೆ ಅರೇಬಿಯಾಕ್ಕೆ ಹೋಗಿ ಜರೂಸಲಂಗೆ ಹೋಗಿ ಭಾರತದಲ್ಲಿರಬೇಕಾದ್ರೆ ಈ ನೆಲ ಒಪ್ಕೋಬೇಕಾದ್ರೆ ಈ ಭೂಪಟ ಈ ಮ್ಯಾಪು ಈ ರಾಷ್ಟ್ರದ ರಾಷ್ಟ್ರಧ್ವಜ ಇದರ ಚಿಹ್ನೆಗಳು ರಾಷ್ಟ್ರಗೀತೆ ಇಲ್ಲಿಯ ನಿಯಮಾವಳಿಗಳು ಒಪ್ಪಿಕೊಳ್ಳಬೇಕು ಅಲ್ಲೇ ಇರುವುದು ಕಾನ್ಸ್ಟಿಟ್ಯೂಷನ್ ಪಾಯಿಂಟ್ ರಾಮಾಯಣದಲ್ಲಿ ಅದನ್ನು ಕಥೆ ಹೇಳು ಅಂತ ಕೇಳಿದಾಗ ಇವನು ಶುರು ಮಾಡಿದ ಸ್ವಲ್ಪ ಕನ್ಫ್ಯೂಸ್ ಆಯಿತು ಸುಗ್ರೀವನಿಗೆ ತನ್ನ ವರ್ಷನ್ ಕೊಡಬೇಕು ಅಂತ ಮಾಡಿದ್ದ ಎರಡು ವರ್ಷನ್ ಹೇಳು ಅಂತ ಕೇಳಿದ ರಾಮಚಂದ್ರ ಈಗ ಇದ್ದದ್ದು ಹೇಳಿಬಿಡ್ತೇನೆ ಮಾಯಾವೀನಾಮ ತೇಜಸ್ವಿ ಪೂರ್ವಜ ದುಂದುಭೇಃ ಸುತ ತೇನ ತಸ್ಯ ಮಹದ್ವೈರಂ ಶ್ರೀಕೃತಂ ವಿಶ್ರುತಂ ಪುರಾ ಈ ಕಥೆ ಸ್ವಲ್ಪ ಎರಡು ಮಾತಲ್ಲಿ ಹೇಳಿ ಮುಗಿಸ್ಬಿಡ್ತೇನೆಲ್ಲ ಓದೋದಕ್ಕಿಂತ ಮಾಯಾವಿ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಮಾಯಾಸುರನ ಜ್ಯೇಷ್ಠ ಪುತ್ರ ಅವನಿಗೆ ಎರಡನೇ ಮಗ ಒಬ್ಬ ಇದ್ದ ಅವನಿಗೆ ದುಂದುಭಿ ಎಂಬುದಾಗಿ ಹೆಸರು ಒಬ್ಬನೇ ಒಬ್ಬಳು ಮಗಳು ಇದ್ದಳು ಅವಳಿಗೆ ಮಂಡೋದರಿ ಅಂತ ಹೆಸರು ಈ ಮಯ ಎಲ್ಲಿ ಅವನು ನೀವು ವಿಚಾರ ಮಾಡ್ತೀರಿ ಈಗ ಮೈಸೂರು ಅಂತ ಪ್ರಸಿದ್ಧವಾಗಿರುವ ಈ ಹಳೆಯ ಮೈಸೂರು ಪ್ರಾಂತ ಏನಿದೆಯಲ್ಲ ಇದೇ ಮಯನ ಸಾಮ್ರಾಜ್ಯ ಹಳೆಯ ಮೈಸೂರಿನವನು ಮಯ ಅವನು ಒಳ್ಳೆ ಶಿಲ್ಪಿ ಗುಹಾಂತರ ದೇವಾಲಯಗಳನ್ನೆಲ್ಲ ಕೆತ್ತಿರುವವನು ಇಲ್ಲಿಂದ ಗಡೀಪಾರು ಮಾಡಿದ ಮೇಲೆ ಮೆಕ್ಸಿಕೋ ದೇಶಕ್ಕೆ ಹೋಗಿ ಅಲ್ಲಿ ಇಂಥ ಗುಹಾಂತರ ದೇವಾಲಯಗಳು ಇದೇ ಕಂಬ ತೊಳೆಗೆರೆ ಅಲ್ಲೆಲ್ಲ ಮಾಡಿದ್ದು ನೀವು ನೋಡಬಹುದು ನಿಮ್ಮ ಹಿಸ್ಟ್ರಿ ನಿಮಗೇ ಗೊತ್ತಿಲ್ಲ ಕನ್ನಡ ಎಪಿಗ್ರಾಫಿಸ್ಟ್ ಶಾಸನಕಾರರು ಸಾಹಿತ್ಯ ತಿಳಿದವರು ಈ ಬಾದಾಮಿ ಗುಹೆ ಅದು ಇದು ನೋಡಿ ಮೈಣದ ಗುಹೆ ಮೈಣದ ಗುಹೆ ಮೈಣದ ಗುಹೆ ಕಲಬುರಗಿಯವರು ಹೇಳೋರು ಅದೇನ್ರಿ ಮೈಣದ ಗುಹೆ ಅಂದ್ರೆ ಮೇಣ ಅನ್ನೋದನ್ನು ಮೈಣ ಅಂತ ರೀ ಮೇಣದಂತಹ ಕಲ್ಲಿಂದ ಮೇಣದಂತಹ ಕಲ್ಲಿಂದ ಯಾರು ಗುಹೆ ಮಾಡೋಕ್ಕಾಗತ್ತೆ ಅನ್ರಿ ಮತ್ತೇನಂತೀರಿ ಮಯನ ಗುಹೆ ಮಯಣದ ಗುಹೆ ಅಲ್ಲ ಮಯಾಸುರ ಕೆದ್ದು ಮಯಾ ಆರ್ಕಿಟೆಕ್ಚರ್ ಸೌತ್ ಇಂಡಿಯಾ ಇದು ಮಯಾ ಆರ್ಕಿಟೆಕ್ಚರ್ ಉತ್ತರ ಭಾರತ ಇದು ವಿಶ್ವಕರ್ಮ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ ಇದು ಜಕಣಾಚಾರಿ ಅಂತ ಜಕ್ಕಣ ಯಕ್ಷ ಇದು ಮಯಾಸುರನ ಕಡೆಯವರು ಜಕ್ಕಣನ ಆರ್ಟು ಮಯಾಸುರನ ಆರ್ಟು ಈ ಕಲೆ ಪ್ರಸಿದ್ಧವಾದದ್ದು ರಾಮಾಯಣ ಮಹಾಭಾರತಕ್ಕಿಂತ ವೇದದ ಕಾಲದ ಕಳೆ ಇದು ನಮ್ಮ ಮೈಸೂರು ಆರ್ಕಿಟೆಕ್ಚರ್ ಈ ಮಹಿಷಾಸುರ ಹೇಳ್ತೀವಲ್ಲ ಇವರ ಧ್ವಜದ ಸಿಂಬಲ್ಲು ಎಮ್ಮೆ ಮಯಾಸುರನ ಧ್ವಜದ ಸಿಂಬಲ್ಲು ಎಮ್ಮೆ ಅದು ಎಲ್ಲಿ ತನಕ ಹೋಯಿತು ಭದ್ರಾವತಿ ಪೇಪರ್ ಮಿಲ್ನಲ್ಲಿ ಬೈಸನ್ ಬ್ರ್ಯಾಂಡ್ ಎಮ್ಮೆ ಗುರುತು ಬರೋ ತನಕ ವಿಶ್ವೇಶ್ವರಯ್ಯನವರ ಕಾಲದ ತನಕ ಎಮ್ಮೆ ಗುರುತು ಬೇಂದ್ರೆ ಹೇಳುವರು ನಮ್ಮ ಮೈಸೂರು ಕಡೆಯವರು ಹೋದ್ರೆ ನೀವೆಲ್ಲ ಕೋಣಗಳು ನಮ್ಮನ್ನು ಕೋಣ ಅನ್ನೋರು ಯಾಕಪ್ಪ ಅಂತೀರಿ ನೀವು ಮೈಸೂರು ಕಡೆಯವರು ಮಹಿಷನ ಊರು ಮಹಿಷೂರು ಮಹಿಷೂರ ಪುರಿ ಮಾಡಿಕೊಂಡಿದ್ದಾರೆ ಸಂಸ್ಕೃತೀಕರಣ ಮಾಡಿ ಇಲ್ಲ ಮಹಿಷಾಸುರನ ಊರು ಅದೇ ಚಾಮುಂಡಿ ಬೆಟ್ಟ ಎಷ್ಟು ಹಳೇದು ನೋಡ್ಕೊಳ್ಳಿ ಮಹಿಷಾಸುರ ಮರ್ದಿನಿ ಬಂದದ್ದು ಹಳೆಯ ಕಥೆ ಆದ್ರಿಂದ ಮಯನಿಗೆ ದೊಡ್ಡ ಮಗ ಮಾಯಾವಿ ಎರಡನೇವನು ದುಂದುಬಿ ಮೂರನೇವಳು ಮಗಳು ಮಂಡೋದರಿ ಅಂದ್ರೆ ಮೈಸೂರಿನವಳು ಸಂತೋಷ ಪಟ್ಕೊಳ್ಳಿ ಒಬ್ಬರು ಒಬ್ಬರು ತಟ್ಟಿ ಯಾರು ಬೇಡ ಅಂತಾರೆ ನಮ್ಮೂರಿನವಳು ಮೈಸೂರು ಮಂಡೋದರಿ ಮೈಸೂರಿನವಳು ಬಹಳ ಸಂತೋಷ ಅಂದ್ರೆ ರಾವಣನಿಗೂ ನಮಗೂ ಎಷ್ಟು ಸಾವಿರ ವರ್ಷ ಸಂಬಂಧ three thousand years friendship four thousand years friendship ಅದು ಶ್ರೀಲಂಕಾ ಜೊತೆಯಲ್ಲಿ ಈ ಮಾಯಾ ಏನು ಮಾಡಿದ ಒಂದು ಕಡೆ ಇರೋವನಲ್ಲ ಅವನು ದಾನವರಲ್ಲಿ ದೊರೆ ಇದ್ದ ಹಾಗಿದ್ದ ಓಡಾಡ್ತಾ ಇದ್ದ ಅದೇ ವಂಶದವನು ಇನ್ನೊಬ್ಬ ಮಹಾಭಾರತ ಕಾಲದಲ್ಲಿಯೂ ಇದ್ದ ಅವನೇ ರಾಜಸೂಯ ಸಭಾ ಮಂಟಪವನ್ನ ಧರ್ಮರಾಜನಿಗೆ ಕಟ್ಟಿಕೊಟ್ಟವನು ಅದೊಂದು ಆರ್ಕಿಟೆಕ್ಚರ್ ದುರ್ಯೋಧನ ನೋಡಿರಲಿಲ್ಲ ಅದು ಆ ಇಂದ ಅವಾಂತರವಾಯಿತು ಮಹಾಭಾರತದ ಕಥೆ ಆಮೇಲೆ ಕಾಡು ಕಾಂಡವನ ಸುಡುವಾಗ ಅಲ್ಲಿಂದ ಮೈನನ್ನು ಓಡಿಸಬೇಕಾಯಿತು ಮುಂದೆ ಅವರೆಲ್ಲ ವಲಸೆ ಹೋದರು ಇವತ್ತು ಮೆಕ್ಸಿಕೋ ಅಂತೀರಿ ಮಕ್ಷಿಕಾ ಜೇನುತುಪ್ಪ ಇದ್ದ ದೇಶ ಅದು ಕಾಟ ಇದ್ದ ದೇಶ ಅಲ್ಲಿ ಹೋಗಿ ಸೇರಿಕೊಂಡ್ರು Hindu America Mayan civilization of America ಹೇಳ್ತಾರೆ ಮಯ ಇದ್ದ ಜಾಗ ಈ ಮಯ ಏನು ಮಾಡಿದ ಇಷ್ಟರಲ್ಲಿ ಹೆಂಡತಿ ಹೋಗಿದ್ಲೋ ಏನು ಕಥೆಯೋ ಒಬ್ಬ ಅಪ್ಸರೆಯಲ್ಲಿ ಅನುರಕ್ತನಾದ ಅವಳ ಹೆಸರು ಹೇಮಾ ಎಂಬುದಾಗಿ ಸಿನಿಮಾದವಳಲ್ಲ ಅವನೇನ್ ಮಾಡಿದ ದಕ್ಷಿಣದಲ್ಲಿ ಒಂದು ಪ್ರಸಿದ್ಧವಾದ ಗುಹೆ ಇತ್ತು ಆ ಗುಹೆಯನ್ನು ಹೇಮೆಗೆ ಕೊಟ್ಟು ತಾನು ಸಂಪಾದನೆ ಮಾಡಿದ ಐಶ್ವರ್ಯವನ್ನೆಲ್ಲ ಗುಹೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿಟ್ಟುಕೋ ಅಂತ ಹೇಳಿದ್ರೆ ಇಂದ್ರ ಬಂದು ವಜ್ರಾಯುಧದಿಂದ ಆ ಗುಹೆಯನ್ನು ಮುಕ್ಕಾಗ ಮಾಡಿ ಅದನ್ನ ಕಿತ್ತುಕೊಂಡ ಹೇಮೆಯನ್ನು ಓಡಿಸಿದ್ದ ಅವಳು ನಿರಾಶ್ರಿತರಾದರು ಎಲ್ಲಿ ಹೋಗಲಿ ಅಂತ ಕೇಳುವಾಗ ಬ್ರಹ್ಮದೇವ ಬಂದು ಇಂದ್ರನ ಸಮಾಧಾನವನ್ನು ಹೇಳಿ ಆ ಗುಹೆಯನ್ನು ಬಿಡಿಸಿ ಮತ್ತೆ ಹೇಮೆಗೆ ಕೊಟ್ಟ ಆಗ ಹೇಮೆಯಲ್ಲಿಯೋ ಹೋದಳು ತನ್ನ ಪ್ರತಿನಿಧಿಯನ್ನಾಗಿ ಸ್ವಯಂಪ್ರಭೆಯನ್ನ ಆ ಬಿಲದಲ್ಲಿ ಗುಹೆಯಲ್ಲಿ ಕೂರಿಸಿದ್ದಳು ಅದೇ ಅಣ್ಣಾಮಲೆ ಗುಹೆ ತಿರುವಣ್ಣಾಮಲೆ ಗುಹೆ ಅದು ಕಪಿವೀರರು ಅಲ್ಲೆಲ್ಲ ಸೀತೆಯನ್ನು ಹುಡ್ಕೊಂಡು ಹೋಗ್ತಾರೆ ಅಂತ ಕಥೆ ಬರುತ್ತೆ ಕಿಶ್ಕಿಂದ ಕಾಂಡದಲ್ಲಿ you can trace out the geography of South India ಅಷ್ಟು ಅದ್ಭುತವಾದ ವಿಷಯಗಳು ಸರಿ ರಾಮ ಕಥೆ ಹೇಳಿದ ಸರಿಯಪ್ಪ ಮಾಯಾವಿ ಇದ್ದ ಏನಾಯಿತು ಅವನಿಗೂ ನಮ್ಮಣ್ಣನಿಗೂ ಅಂದ್ರೆ ಮಯನ ದೊಡ್ಡ ಮಗನಿಗೂ ನಮ್ಮಣ್ಣನಿಗೂ ಒಂದು ಹೆಣ್ಣಿನ ನಿಮಿತ್ತವಾಗಿ ಜಗಳವಾಯಿತು ಅಂದ್ರೆ ಒಂದೇ ಹೆಣ್ಣಿಗೆ ಇಬ್ಬರು ಗಂಟು ಬಿದ್ದಿದ್ರು ಆ ಕಥೆ ಆತ ಹೊಲಸು ಕಥೆ ಹೇಳಬೇಕು ಅವಳು ಯಾವಳು ಎಲ್ಲಿ ಅವಳು ಯಾವ ಕುಲದವಳು ಇವನ್ಯಾಕೆ ಗಂಟು ಬಿದ್ದ ಅದರಲ್ಲಿ ವಾಲಿ ಎಷ್ಟಾದರೂ ದುಷ್ಟ ಬಲಿಷ್ಠನಾದ್ದರಿಂದ ಮಾಯಾವಿಯನ್ನ ಕೊಂದು ಹಾಕಿಬಿಟ್ಟ ಅಣ್ಣ ಹೋದನಲ್ಲ ಅನ್ನೋ ಸಂಕಟಕ್ಕೆ ಅವನ ತಮ್ಮ ದುಂದುಭಿ ಅವನ ಮೇಲೆ ವೈರವನ್ನ ಅನುಸಂಧಾನ ಮಾಡಿ ಪದೇ ಪದೇ ಈ ನಾಗವನಕ್ಕೆ ಬಳ್ಳಾರಿ ಪ್ರಾಂತಕ್ಕೆ ಆವಾಗ ನಾಗವನ ಅಂತ ಹೇಳ್ತಿದ್ರು ಆ ನಾಗವನ ಮುತ್ತಿಗೆ ಹಾಕಿದಾಗ ಮತ್ತೆ ವಾಲಿಗೋವನಿಗೂ ಯುದ್ಧವಾಗಿ ಇವರಿಬ್ಬರು ಒಂದು ಗುಹೆಯಲ್ಲಿ ಹೋಗಿ ಸೇರಿಕೊಂಡು ಅಡ್ಕೊಂಡು ಬಿಟ್ರು ಸುಗ್ರೀವನಿಗೆ ಹೇಳಿದ ವಾಲಿ ಈ ಬಾಗಲಲ್ಲಿ ಕಾಯ್ಕೊಂಡಿರು ಅವನೇನಾರು ಹೊರಗೆ ಬಂದ್ಗಿಂತಾನು ಅವನನ್ನು ಮುಗಿಸಿಯೇ ಬರ್ತೇನೆ ಈ ಜಾಗ ಮಾತ್ರ ಬಿಟ್ಟು ಕದಲತಕ್ಕದ್ದಲ್ಲ ಅಂತ ಹೇಳಿ ಒಳಕ್ಕೆ ಹೋದ ಹದಿನೆಂಟು ದಿವಸ ಆಯ್ತು ಇಪ್ಪತ್ತು ದಿವಸ ಆಯಿತು ಅಣ್ಣನ ಸೂಚನೆಯೇ ಇಲ್ಲ ಇವನು ಜಾಗ ಬಿಟ್ಟು ಹೋಗೋ ಹಾಗಿಲ್ಲ ಸುಗ್ರೀವಾಜ್ಞೆಗೆ ಮೀರಿದ್ದು ವಾಲಿಯಾಜ್ಞೆ ಒಳಗಿಂದ ರಕ್ತ ಬಂದುಬಿಡ್ತು ಒಂದು ದಿವಸ ಈ ಮಹಾರಾಜರ ಗಡಿಬಿಡಿಯಲ್ಲಿ ಅಣ್ಣನೇ ಸತ್ತು ಹೋದ ಅಂತ ಇಂಟರ್ಪ್ರಿಟ್ ಮಾಡಿ ಬಾಗಿಲಿಗೆ ಒಂದು ದೊಡ್ಡ ಬಂಡೆಯನ್ನು ಅಡ್ಡ ಇಟ್ಟು ತನಗೆ ಅನುಕೂಲವಾದ ಮಂತ್ರಿಗಳನ್ನು ಕರೆದು ನನಗೆ ಬೇಗ ಪಟ್ಟಾಭಿಷೇಕ ಮಾಡಿಬಿಡಿ ರಾಜ್ಯ ಅನಾಯಕ ಆಗಬಾರದು ಅಂತ ಹೇಳಿ ತಲೆ ಮೇಲೆ ಕಿರೀಟ ಗಿರೀಟ ನಾಲ್ಕು ಸ್ವರ ಊತ ಕೂತಿದ್ದಾರೆ ಅಷ್ಟರಲ್ಲಿ ವಾಲಿ ದಣಿದು ದುಂದುಬಿಯನ್ನು ಕೊಂದು ಬಂದು ನೋಡ್ತಾನೆ ಬಾಗಿಲ ಕಲ್ಲು ಅಡ್ಡ ಕೂತಿದೆ ಕೈಯಿಂದ ಗುದ್ದಿ ಬಂಡೆಯನ್ನು ಚೂರು ಮಾಡಿ ಹೊರಗೆ ಬಂದ್ರೆ ಅಲ್ಲಿ ತಮ್ಮ ಪತ್ತೆ ಇಲ್ಲ ಮೊದಲನೇದು ನಾಗಸ್ವರ ಕೇಳಿಸ್ತಾ ಇದೆ ತಲೆ ಮೇಲೆ ಕಿರೀಟ ಬೇರೆ ಕೂತಿದೆ ರೇಗಿ ಹೋಯಿತು ಹೋಗಿ ಜುಟ್ಟು ಹಿಡಿದಳ್ಕೊಂಬಂದು ನೀಚ ನಾ ಸಾಯೋದನ್ನೇ ಕಾಯ್ಕೊಂಡಿದ್ದೆ ಅಂತ ಹೇಳಿ ಗುದ್ದಿ ಗುದ್ದಿ ಗುದ್ದಿ ಅವನು ಅಣ್ಣ ತಪ್ಪಾಯಿತು ಕಿರೀಟ ನಿಂದು ತಗೊಂಬಂದು ಅವನ ತಲೆ ಮೇಲಿಟ್ಟು ತಪ್ಪಾಯಿತು ನೀನೇ ಸತ್ತೋದೆ ಅಂತ ತಿಳಿತು ನನಗೆ ಯಾಕೆ ತಿಳಿಬೇಕು ಒಂದು ಕಾರ್ಡ್ ಏನಾರು ಹಾಕಿದ್ಯಾ ತಿಳಿಲಿಲ್ವಲ್ಲ ಮಹಾರಾಯ ಅಂತ ಎಷ್ಟು ಹೇಳಿದ್ರು ಕೇಳದೆ ಮಾಡ್ತೇನೆ ನೋಡಂತ ವೈರ ಎಷ್ಟು ದೂರದ ವೈರ ಇಕ್ಷ್ಮಾಕುಕುಲದ ಪದ್ಧತಿಗೆ ವಿರುದ್ಧವಾದದ್ದು ದೀರ್ಘ ವೈರ ಆ ತಮ್ಮನ ನಟಿಸಿಕೊಂಡು ಹೋಗಿ ಜಗತ್ತಲ್ಲಿ ಒಂದು ಇಂಚು ಭೂಮಿ ಬಿಡದೆ ಎಲ್ಲಿಯೂ ಅವನು ಬಾಳೋಕೆ ಅವಕಾಶ ಕೊಡದೆ ಅವನ ಹೆಂಡತಿಯನ್ನು ಕಿತ್ತಿಟ್ಟುಕೊಂಡು ಒಂದು ಸಣ್ಣ ತಪ್ಪಿಗೆ ಎಷ್ಟು ದೂರದ ಶಿಕ್ಷೆ ಯೋಚನೆ ಮಾಡಿ ಕ್ಷಮೆ ಇಲ್ಲದವನು ನಂಕಿಣಿ ಹಾಗೆ ಕ್ಷಮೆ ಇಲ್ಲದೆ ಸಂಸ್ಕೃತಿ ಹೀಗೆಲ್ಲ ಓಡಿಸಿಬಿಟ್ಟ ನಾ ಭೂಮಿಯೆಲ್ಲ ಸುತ್ತಾಡಿದೆ ರಾಮಚಂದ್ರ ಇಷ್ಟೇ ನಾ ಮಾಡಿದ ತಪ್ಪು ಅವನು ನನ್ನನ್ನು ಹೀಗೆಲ್ಲ ಮಾಡಿದ್ದಾನೆ ಇವತ್ತು ಆ ವಾಲಿಯನ್ನು ನೀನು ಕೊಂದಲ್ಲದೆ ನಾನು ಭೂಮಿಯಲ್ಲಿ ಬಾಳಲಾರೆ ದಯವಿಟ್ಟು ಅವನನ್ನು ಕೊಲ್ಲಬೇಕು ನನ್ನ ಹೆಂಡತಿಯನ್ನು ಕೊಡಿಸಿಕೊಡು ಕೆಟ್ಟೋಗಿದ್ದಾಳಲ್ಲ ಪರವಾಗಿಲ್ಲ ಕರ್ನಾಟಕ ಕೆಟ್ಟೋಗಿದ್ರು ಪರವಾಗಿಲ್ಲ ಹೆಂಡತಿ ಕೊಡಿಸು ಅಂತ ಕೇಳ್ತಾನೆ ನಾನೇ ಹೇಳ್ತಾ ಇಲ್ಲ ನೀನೇ ಕಳಿಸಿ ರಾಮನು ಸಮಾಧಾನ ಮಾಡ್ತಾನೆ ನಗ್ತೀರ ಅಳ್ತೀರ ರಾಮಾಯಣ ಓದುವಾಗ ಆಗ ಪುನಃ ಹೇಳಿದ ರಾಮಚಂದ್ರ ಇಷ್ಟೇ ತಾನೇ ಕಥೆ ಸುಮ್ನೇರು ಅಮೋಘ ಸೂರ್ಯ ಸಂಕಾಶಾಹ ಮಮ ಇತೇ ನಿಶಿತಾಶ್ವರಾ ತಸ್ಮಿನ್ ವಾಲಿನ ದುರ್ವೃತ್ತೆ ನಿಪತಿಷ್ಯಂತಿ ಗಿತಾ ಬಹುವಚನದಲ್ಲಿ ನನ್ನಲ್ಲಿ ತುಂಬ ಬಾಣಗಳಿವೆ ಯೋಚನೆ ಮಾಡಬೇಡ ಅಂತ ಎರಡನೇ ಸಲ ಹೇಳ್ತಾನೆ ಇನ್ನು ನಾಲ್ಕು ದಿವಸ ಹೋಯಿತು ಮತ್ತೆ ರಾಮ ಕೇಳಿದ ನೀ ಹೇಳಿದ ಕಥೆಯಲ್ಲಿ there are some loose ends ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ ಅದೇನಾಯಿತು ಇನ್ನೊಂದು ಸಲ ಹೇಳು ಅಂತ ಮನಸ್ಸಿದ್ದೇನಾರು ತಿರುಗಿ ಹೇಳ್ತಾನೆಯೋ ಅಂತ ಇನ್ನೂ ಒಂದು ಸಲ ಕಥೆಯನ್ನು ಕೇಳ್ತಾನೆ ಎಷ್ಟು ಸೂಕ್ಷ್ಮ ಪರೀಕ್ಷೆ ರಾಮಚಂದ್ರ ಅದನ್ನೆಲ್ಲ ಕೇಳಿದ ಮೇಲೆ ಮನಸ್ಸಿಗೆ ಮನದಟ್ಟಾಯಿತು ವಾಲಿಯಲ್ಲಿ ದೊಡ್ಡ ತಪ್ಪಿದೆ ಆದ್ರಿಂದ ಈ ವಾಲಿಯನ್ನು ನಿಗ್ರಹ ಮಾಡಬೇಕು ಇದು ಬೇರೆ ದಾರಿ ಇಲ್ಲ ಸರಿ ಆದರೆ ನೀನು ಹೋಗಿ ಅಣ್ಣನನ್ನ ಕರಿ ನೀವಿಬ್ರು ಗುದ್ದಾಟ ಮಾಡಿ ನೋಡೋಣ ಜನಸ್ಥಾನದಲ್ಲಿ ನಡೆದ ಹಾಗೆ ವಾಲಿ ಒಬ್ಬನೇ ಬರ್ತಾನೆಯೋ ವಾಲಿ ಜೊತೆಯವರೆಲ್ಲ ಬರ್ತಾರೆಯೋ ಊರವರೆಲ್ಲ ಬರ್ತಾ ಕೆಲವು ಬೀದಿಗಳಿರುತ್ತೆ ಹಳ್ಳಿಯಲ್ಲಿ ಹಳ್ಳಿ ಜಗಳ ಕೇಳಿದಿರೋ ನೋಡಿದಿರೋ ಇಲ್ವೋ ನಾನು ನೋಡಿದ್ದೇನೆ ಪಾರ್ಟಿಸಿಪೇಟ್ ಮಾಡಿಲ್ಲ ಒಂದು ನಲ್ಲಿ ಒಂದು ಇಡೀ ಬೀದಿಗೆ ಮುನ್ಸಿಪಲ್ ನೀರು ಆಗ್ತಾನೆ ಪಕ್ಕದಲ್ಲೇ ಎರಡು ಹೆಜ್ಜೆ ದೂರದಲ್ಲಿ ನದಿ ಇದೆ ನೀರು ತರೋದಕ್ಕೆ ರೋಗ ಅಲ್ಲಿ ನಾವೇ ನಮ್ಮ ತಾಯಿ ಎಂಟು ಕೊಡ ತಲೆ ಮೇಲೆ ಇಟ್ಕೊಂಡು ತಗೊಂಡ್ಬರೋಳು ಒಂದು ಚೂರು ಕರಗ ಗಿರ್ಗ ಏನೂ ಇಲ್ಲ ಅದರ ಮುಂದೆ ಹಳೆ ಕಾಲ ಮನೆಯಲ್ಲಿ ಶ್ರಾದ್ದ ಬಂದ್ರೆ ಮುಗಿದೋಗಿ ಇರೋ ಪಾತ್ರೆ ಎಲ್ಲ ತಗೊಂಡೋಗಿ ನದಿಗೆ ಹಾಕಿ ಅಷ್ಟು ತೊಳೆದು ತಗೊಂಡ್ಬರ್ಬೇಕು ಒಂದು ಚೂರು ನೀರು ಅತ್ವಾ ಆಗಿತ್ಲ ಕದಲ್ತಾ ಇರಲಿಲ್ಲ ಮಹಾತಾಯಿ ಹಾಗೆಲ್ಲ ಬೆಳೆಸಿದ್ಲು ನಲ್ಲಿ ನೀರು ಬಂತು ಬೀದಿಗೆ ಮುನ್ಸಿಪಾಲ್ಟಿ ಬೆಳಗ್ಗೆ ಎದ್ದು ಮಾಡೋ ಕೆಲಸ ಏನು ಗೃಹಿಣಿಯರು ಮೊದಲು ತಗೊಂಡೋಗಿ ನಮ್ದವ್ರ ಮನೆ ಚೊಂಬು ಬಿಂದಿಗೆ ಬಕೆಟ್ಟು ಏನೇನಿದೆಯೋ ಒಡಕಲ್ ಪಾತ್ರೆ ಕುಡಿಕೆ ಇನ್ನೊಂದು ತಗೊಂಡ್ಬರೋ ತನಕ ಇರಲಿ ತುಂಬಲಷ್ಟು ತುಂಬಲಿ ಇಟ್ರು ಎದ್ರ ಮನೆಯವ್ರು ನೋಡಿದ್ರು ಈ ಒಬ್ಬ ಹಿಡ್ಕೊಂಡ್ಬಿಟ್ರೆ ಆಗ್ರಿ ನೀರು ಬಂದೇ ಇಲ್ಲ ಇನ್ನು ನೀವೊಬ್ಬರೇ ಹಿಡ್ಕೊಂಬಿಟ್ರೆ ಆಗ್ರಿ ನಮಗೂ ಸ್ವಲ್ಪ ಇರಲಿ ಸ್ವಲ್ಪ ಎರಡು ಬಿದ್ದಿಗೆ ಖಾಲಿ ಮಾಡಿ ಇವ್ರ ಪಕ್ಕದಲ್ಲಿ ಅವರು ಅವ್ರ ಪಕ್ಕದಲ್ಲಿ ಇವರು ಆ ಕಡೆ ಈ ಕಡೆ ಅವರೆಲ್ಲ ಬಂದ್ರು ಸಾಯಂಕಾಲ ತನಕ ಇಟ್ಕೊಂಡು ಸರಿಗೆ ತಕೊಂಡು ಸೊಂಟಕ್ಕೆ ಸಿಕ್ಕಿಸಿ ನೀವೊಬ್ಬರೇ ಏನ್ರಿ ನೀನು ನಿಮ್ಮಪ್ಪ ನಿಮ್ಮ ತಾತ ಮುತ್ತಾತ ಸಾಯಂಕಾಲ ತನಕ ಮಹಾರಾಯರೇ ನೀರೇ ಬರಲಿಲ್ಲ ಕಣ್ಣೀರು ಬಂದದ್ದು ಬಂದದ್ದೇ ಇದು ಬೀದಿ ಜಗಳ ಇದು ನನಗೆ ರಿಟೈರ್ ಆದಮೇಲೆ ಹಳ್ಳಿಗೆ ಹೋಗಿ ಸೆಟ್ಲ್ ಆಗಬೇಕು ಗಲಾಟೆ ಬೇಡ ಪಟ್ನ ದೂಂತಿದ್ದೆ ಅಯ್ಯಯ್ಯೋ ಹಳ್ಳಿಯಲ್ಲಿ ಮಾತ್ರ ಹೋಗಿರಬಾರ್ದು ಯು ಕೆನಾಟ್ ಬಿ ಅನಾನಿಮಸ್ ಒಂದು ಹಳ್ಳಿಯಲ್ಲಿ ಬಸ್ಸಿಂದ ನೀವು ಇಳಿದು ಕೂಡಲೇ ಜನ ನೋಡ್ತಿರ್ತಾರೆ ಯಾವ ಪಾರ್ಟಿಯವರು ನೀವು ಜೆ ಡಿ ಎಸ್ ಆ ಮುಸ್ಲಿಂ ಲೀಗ ಸುಮ್ಮನೆ ಇರೋದು ಸ್ವಾಮಿ ನಮ್ಮ ಕಡೆ ಕ್ಯಾನ್ವಾಸ್ ಮಾಡಿ ನೀವು ಹೇಳಿದ್ರೆ ಆ ಕಡೆ ಒಂದ್ಸಾರೆ ಕೋಲ್ತಾರೆ ಹೊಡಿತಾರೆ ಕಲ್ಲು ಹಾಕ್ತಾರೆ ಪಟ್ನವೇ ವಾಸಿ ಅನಾನಿಮಸ್ ಆಗಿರ್ಬೋದು ಯಾರು ಕೇಳೋದಿಲ್ಲ ನಿಮ್ಮನ್ನು ಸುಖವಾಗಿ ಸಾಯ್ಬೋದು ಸೌದೆ ಎಲ್ಲರೂ ಸುಡಲಿ ಎಲೆಕ್ಟ್ರಿಕ್ ಕಾರು ಮಾಡಲಿ ಏನಾರು ಮಾಡಲಿ ಪಟ್ಟಣದಲ್ಲಿ ಸಾಯೋದು ವಾಸಿ ಈಗ ಅದಕ್ಕೆ ಹೇಳ್ತೇವೆ ಅಂದ್ರೆ ಹಳ್ಳಿ ಜಗಳ ಯಾರು ತಪ್ಪು ಯಾರು ತಪ್ಪು ಕೇಳ್ತಾ ಇದ್ದಾನೆ ರಾಮಚಂದ್ರ ತಿರುಗಿ ಏನು ಹೇಳ್ದ ಎರಡು ಮೂರು ಲೂಸ್ ಹೆಂಡ್ಸ್ ಇದ್ದವು ಈಗ ರಾಮಚಂದ್ರನಿಗೆ ಅತ್ಯಂತ ಸೂಕ್ಷ್ಮವಾಗಿ ಸುಗ್ರೀವ ಹೇಳ್ತಾನೆ ದಯವಿಟ್ಟು ಕೇಳಿ ಈ ಶ್ಲೋಕ ನೀವು ಕೇಳಿರ್ಲಿಕ್ಕಿಲ್ಲ ರಾಮ ಎರಡು ಸಲ ಹೇಳಿದ್ದ ನನ್ನಲ್ಲಿ ಬಹಳಷ್ಟು ಬಾಣಗಳಿವೆ ಕೊಲ್ತೇನೆ ನಿಮ್ಮಣ್ಣನನ್ನ ಯೋಚನೆ ಮಾಡಬೇಡ ಸುಳ್ಳು ಮಾತ್ರ ಹೇಳಬೇಡ ಎವಿಡೆನ್ಸ್ ಮುಚ್ಚಿಡಬೇಡ ಬಾಯಿ ಬಿಟ್ಟು ಹೇಳು ಅಂತ ಕೇಳುವಾಗ ಏನಿಲ್ಲ ನಮ್ಮ ಅಣ್ಣನ ಶಕ್ತಿ ಇದೆ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಇದೆ ಹೊಗಳ್ ಅದನ್ನೇ ಹೊಗಳ್ತಾ ಕೂತಿದ್ದಾನೆ ಎವಿಡೆನ್ಸ್ ಕೊಡು ಅಂದ್ರೆ ಎವಿಡೆನ್ಸ್ ಕೊಡ್ತಾ ಲಕ್ಷ್ಮಣನಿಗೆ ತಲೆ ತೆರಿಗೆ ಹೋಯಿತು ಅಣ್ಣನ ಇಷ್ಟೆಲ್ಲ ಪರೀಕ್ಷೆ ಮಾಡಿ ಇಲ್ಲ ಈ ರಾಮನ ಕೈಲಿ ನಾನು ಏನು ಮಾಡಿಸ್ತು ಹೇಳು ನೀನು ನಂಬಿಕೆ ಬರೋದಕ್ಕೆ ಅಂತ ಅದಕ್ಕೆ ಅವನು ಹೇಳ್ದ ಇಲ್ಲೊಂದು ಮೂಳೆ ಬಿದ್ದಿದೆ ನೋಡಿದು ದುಂದು ರಾಕ್ಷಸನ ಮೂಳೆ ಪಂಚರ ಎಷ್ಟು ಉದ್ದ ಇದೆ ನೋಡು ಸಿದ್ಧ ಹಾಗೆ ಅವನ ಹೆಣವನ್ನ ಕೆಳಗೆ ತಳ್ಳಿದ ಕೂಡಲೇ ಎಲ್ಲೋ ಬಿದ್ದವನನ್ನ ಎಡಗಾಲ ಹೆಬ್ಬಟ್ಟೆಂದು ಎತ್ತಿ ಎಸೆದರೆ ಅದು ಹೊತ್ತು ಯೋಜನ ದೂರಕ್ಕೆ ಬಂದು ಬಿತ್ತು ಬಿದ್ದಿದೆ ಈ ಜಾಗದಲ್ಲಿ ಯಾರೂ ಗುರಿ ಕಟ್ಟಿಲಿ ಬೀಳ್ಲಿಂತ ಹಾಕಿದ್ದಲ್ಲ ವಾಲಿ ಎಡಗಾಲಿಂದ ಎತ್ತಿ ಎಸೆದದ್ದು ಇಂಥದ್ದೇನಾದ್ರು ರಾಮ ಮಾಡಬಹುದೇ ನಾಚಿಕೆ ಇಲ್ಲದೆ ಕೇಳಿದ ಸುಗ್ರೀವ ಇಷ್ಟೇ ತಾನೇ ಅಂತ ರಾಮಚಂದ್ರನಿಗೆ ಇನ್ನು ಮಾತಾಡಲಿಲ್ಲ ನೇರವಾಗಿ ಹುಬ್ಬು ಹಾರಿಸಿ ರಾಮಚಂದ್ರ ತನ್ನ ಎಡಗಾಲಿನ ಪಾದಾಂಗುಷ್ಟದಿಂದ ಎತ್ತಿ ಎಸೆದ್ರೆ ಅದು ನೂರು ಯೋಜನ ದೂರಕ್ಕೆ ಹೋಗಿ ಬಿತ್ತು ಲಕ್ಷ್ಮಣ ಹುಬ್ಬಾರಿಸ್ತ ಈಗ ನಂಬ್ತಾನೆ ಪಾಪಿ ಅಂತ ನಂಬಿಕೆ ಬಂತ ಒಂದಿಲ್ಲ ಏನಿಲ್ಲ ಆವಾಗ ಇದು ಈ ಹೆಣ ರಕ್ತ ಮಾಂಸ ಎಲ್ಲ ತುಂಬಿಕೊಂಡು ಭಾರವಾಗಿತ್ತು ಅದನ್ನು ಅಷ್ಟು ದೂರ ಎತ್ತಿ ಎಸೆದಿದ್ದೆ ದೊಡ್ಡದೇ ಹೊರತು ಬರೀ ಮೂಳೆಯನ್ನು ಎತ್ತಿ ಎಸ್ದೇನು ದೊಡ್ಡದಲ್ಲ ಅಂದ ಅಡ ಪಾವಿ ಇನ್ನೇನೇನು ಕಸರ ಎಷ್ಟೇ ನೀರು ಕುಡಿಸ್ತೀಯೋ ಹೃದಯ ಹೇಳ್ಬಿಡೋ ಕಸ್ಮಿನ್ ಕರ್ಮಣಿ ನಿರ್ವೃತ್ತೆ ಶ್ರದ್ಧಾಧ್ಯಾವಾದಿ ನೋವಧಂ ಈಗ ಸುಗ್ರೀವ ಮಹಾಮತಿ ಸೂಕ್ಷ್ಮಮತಿ ಎರಡು ಸೂಚನೆ ಕೊಡ್ತಾನೆ ರಾಮನಿಗೆ ಒಂದನೇದು ಇಲ್ಲಿ ನೋಡ್ರ ರಾಮ ಏಳು ಸಾಲ ವೃಕ್ಷಗಳಿವೆ ಸಾಲ ವೃಕ್ಷ ಅಂದ್ರೆ <clears throat> ನಮ್ಮ ಮೈಸೂರು ಕಡೆಯಲ್ಲಿ ಛತ್ರಿ ಮರ ಅಂತಾರೆ ಒಂದು ಕಾಲದಲ್ಲಿ ಕೆ ಆರ್ ರಸ್ತೆಯಲ್ಲಿ ತುಂಬಾ ಇದ್ದುವಂತಹ ಮರಗಳು ಛತ್ರಿವರ ಅಂತ ಕೇಳಿದ್ದೀರಾ ಮುಂಗಾರು ಮಳೆ ಬರೋದಕ್ಕೆ ಮುಂಚೆ ರೋಸ್ ಕಲರ್ ಹೂವುಗಳು ಚಾಮರದಂತಹ ಹೂವುಗಳು ಬರುತ್ತವೆ ಅದರಲ್ಲಿ ಮರ ಹೇಗೋ ಬೆಳೆಯುತ್ತೆ ರಸ್ತೆ ತುಂಬ ನೆರಳಿರುತ್ತೆ ಅದು ಅಕಸ್ಮಾತ್ ಬಿದ್ದಿಗಿದ್ರೆ ಎತ್ತುವುದು ಕಷ್ಟ ಗರಗಸದಲ್ಲಿ ಕೂವಿದ್ರೆ ಗರಗಸ ಮೊಂಡಾಗಿ ಹೋಗ್ತದೆ ಒರಟು ಮರ ವಾಲಿಯಷ್ಟು ಒರಟು ಮರ ಆ ಮರಗಳಲ್ಲಿ ಕೆಲವುದರಲ್ಲಿ ಒಂದು ಕೊಂಬೆಯಲ್ಲಿ ಒಂದೆಲೆ ಇರಲಿಲ್ಲ ಇದೇನು ಒಂದು ಆರಾಮ ಈ ಕಸಬರಿಗೆ ಉರುಬುವಂತೆ ನಮ್ಮಣ್ಣ ಒಂದು ಕೈಯಿಂದ ಹೀಗೆ ಉರುಬಿದ್ರೆ ಒಂದು ಮರದಲ್ಲಿ ಜಲಗಳನ್ನೆಲ್ಲ ಹೇಗೆ ತೆಗೆದು ಹಾಕಬಲ್ಲ ಈ ಮಧ್ಯೆ ತೂತುಗಳಿವೆ ನೋಡು ಬಾಣ ಪ್ರಯೋಗವೂ ಗೊತ್ತು ಅವನಿಗೆ ಒಂದು ಮರಕ್ಕೆ ಒಂದು ಸಲ ಒಂದು ಬಾಣ ಬಿಟ್ಟರೆ ಸರ್ ಅಂತ ಒಂದೇ ಏಟಿಗೆ ಒಂದು ತೂತು ಬಿದ್ದುಬಿಡೋದು ಒಂದು ಮರದಲ್ಲಿ ಒಂದೇ ಏಟಿಗೆ ಒಂದು ಮರದಲ್ಲಿ ಒಂದು ತೂತನ್ನು ಮಾಡ್ತಿದ್ದ ಪುರುಂಜಿದ ಅಂದ ಅರ್ಥ ನೋಡಿ ಒಂದೇ ಬಾಣದಲ್ಲಿ ಮುಗಿಸ್ಬೇಕು ವಾಲೆಯನ್ನ ಅಂತ ಸೂಚನೆ ಪರೋಕ್ಷದಲ್ಲಿ ಕೊಡ್ತಾ ಇದ್ದಾನೆ ಇದು ಈ ನ್ಯೂಯಾನ್ಸಸ್ ತಪ್ಪು ಹೋಗುತ್ತೆ ಆದ್ರಿಂದ ಏವಮೇಕೈಕಶೋ ವಾಲೆ ವ್ಯವ್ಯಾಧಾತ ಚ ಸಕೃತಿ ರಾಮೋ ವಿದಾರಯೇದೇಶಾಂ ಬಾಣೇನ ಏಕೇನ ಚೇದ್ರುಮಂ ಏಕಬಾಣ ಪ್ರಯೋಗದ ಅಭಿಪ್ರಾಯವನ್ನ ರಾಮನಿಗೆ ಕೊಟ್ಟವನು ಸುಗ್ರೀವ ರಾಮನ ತಲೆಯಲ್ಲಿರಲಿಲ್ಲ ಅದು ಶ್ರೀನಿವಾಸ ಶಾಸ್ತ್ರಿಗಳು ತೋರಿಸಿದ್ದಾರೆ ನೋಡಿ ಆ ಪುಸ್ತಕದಲ್ಲಿ ಅನೇಕ ಬಾಣ ಪ್ರಯೋಗ ರಾಮ ತಿಳ್ಕೊಂಡಿದ್ದ ದೊಡ್ಡ ಯುದ್ಧ ಆಗುತ್ತೆ ಅಂತ ಇಲ್ಲ ಒಂದು ಬಾಣದಂತೆ ಒಂದೇ ಮರಕ್ಕೆ ಬಿಟ್ಟು ರಾಮನು ಇಂಥದ್ದೇನಾರು ಮಾಡಿದರೆ ಬಾಣ ಪ್ರಯೋಗದಲ್ಲಿ ನಂಬಿಕೆ ಉಂಟಾಗುತ್ತೆ ಅದಕ್ಕೆ ರಾಮ ಒಂದು ಕ್ಷಣ ಧ್ಯಾನ ಮಾಡಿದವನೇ ಅಷ್ಟೇ ತಾನೇ ಇಂದ ಬ್ರಹ್ಮದತ್ತವಾದಂತಹ ಬಾಣ ಅಗಸ್ತ್ಯರು ಕೊಟ್ಟಿದ್ದು ಬಾಣ ತೆಗೆದ ಏಳು ಮರಗಳ ಹಿಂದೆ ನಿಂತುಕೊಂಡು ಒಂದೇ ಗುರಿ ನೋಡಿದವನೇ ಒಂದು ಬಾಣ ಪ್ರಯೋಗ ಮಾಡಿದರೆ ಅದು ನೇರವಾಗಿ ಏಳನ್ನೂ ತೂತು ಮಾಡಿಕೊಂಡು ಆ ರಭಸ ಹೇಗಿತ್ತು ಅಂದ್ರೆ ಮುಂದಕ್ಕೆ ಹೋಗಿ ಏಳು ಪರ್ವತಗಳನ್ನು ಸೀಳಿ ಜಗತ್ತನ್ನು ಸುತ್ತು ಹೊಡೆದು ರೋಷ ತೀರದೆ ಭೂಮಿಯನ್ನು ಸೀಳಿ ರಸಾತಳಕ್ಕೆ ಹೋಗಿ ವೇಗ ಲೀನಿಯರ್ ಪ್ರೋಗ್ರೆಷನ್ ಅಲ್ಲ ಭೂಮಿಯನ್ನು ಸೀಳಿ ರಸಾತಳಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಮತ್ತೆ ತೂತು ಮಾಡಿಕೊಂಡು ಮೇಲಕ್ಕೆ ಬಂದು ರಾಮನ ಬತ್ತಡಿಕೆಯಲ್ಲಿ ಕೂತ್ಕೊಂಡು ನೀನು ಕೆಲಸ ಮಾಡಿದ್ದೇನು ರಾಮ ಅಂದ್ಬಿಡ್ತು ಆ ಬಾಣ ಅದು ಅತಿಮಾನುಷಸ್ತವದಲ್ಲಿ ಇದ್ರ ಮೇಲೆ ಶ್ಲೋಕ ಇದೆ ಇದನ್ನು ನೋಡಿದ ಮೇಲೆ ತುಂಬಾ ಸಂತೋಷವಾಯಿತು ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ ಸುಗ್ರೀವ ನಾನು ಯಾತಕ್ಕೆ ಕೇಳಿದೆ ಅಂದ್ರೆ ಅಪ್ರತ್ಯಕ್ಷಂತು ಮೇ ವೀರ್ಯಂ ನಿನ್ನ ಪರಾಕ್ರಮ ನಾ ಕಣ್ಣಿಂದ ನೋಡಿದವನಲ್ಲ ಎಲ್ಲಿ ಅಪ್ರತ್ಯಕ್ಷವಾಗಿಯೇ ವಾಲಿಯನ್ನು ಹೊಡಿ ಅಂತ ಸೂಚನೆ ಕಣ್ಣಿಗೆ ಕಾಣಿಸದೆ ಯಾರೋ ಪ್ರಯೋಗ ಮಾಡಬಹುದು ಒಂದೇ ಬಾಣ ಪ್ರಯೋಗ ಅಪ್ರತ್ಯಕ್ಷ ಬಾಣ ಪ್ರಯೋಗ ಇದೆರಡೂ ಸೂಚನೆಯಲ್ಲಿ ಬರುತ್ತೆ ಅದರ ಅರ್ಥ ನನ್ನ ಪ್ರಜೆಗಳಿಗೆ ಹಿಂಸೆ ಮಾಡಬೇಡ ಪ್ರಭು ವಾಲಿ ಒಬ್ಬ ದುಷ್ಟ ನಮ್ಮೂರ್ಲ ಯಾರೂ ದುಷ್ಟರಲ್ಲ ರಾಜ್ಯಕ್ಕೆ ತೊಂದರೆ ಆಗಬಾರದು ಯುದ್ಧ ಎಸ್ಕಲೇಟ್ ಆಗಬಾರದು ರಾವಣ ಬೇರೆ ಸ್ನೇಹಿತ ವಾಲಿಗೆ ಇವನೊಳಗೊಳಗೆ ಸಮಾಚಾರ ಕಳಿಸಿ ಅವನು ಬಂದರೂ ಬರಬಹುದು ಲಂಕೆ ಸೈನ್ಯ ಬರಬಹುದು ಅಷ್ಟೋರ್ ಯುದ್ಧ ಲಂಕೆಗಾಗೋದು ಇಲ್ಲೇ ಯುದ್ಧ ಆಗಿಬಿಟ್ರೇನು ಗತಿ ಆದ್ರಿಂದ ಜನಸ್ಥಾನದಂತೆ ಅಲ್ಲ ಅಂತ ಮನದಟ್ಟು ಮಾಡಿಕೊಟ್ಟ ಕೂಡಲೇ ರಾಮಚಂದ್ರ ಸಂತೋಷ ಪಡ್ತಾನೆ ಆಗ ಅಲ್ಲಿ ತನಕ ನಮಸ್ಕಾರ ಮಾಡದೇ ಇದ್ದವನು ರಾಮನ ಪಾದವನ್ನೇ ಮುಟ್ಟದೇ ಇದ್ದವನು ಗೃಹ್ಯತಾಂ ಹಿ ಪಾಣಿ ಮರ್ಯಾದಾ ಬದ್ಧತಾ ಅಂತ ರಾಮನಿಗೆ ಸಖ್ಯ ಸುಗ್ರೀವ ಸಖ್ಯ ಸುಗ್ರೀವ ಭಕ್ತಿ ಅಲ್ಲ ಈ ಏಳು ವೃಕ್ಷಗಳನ್ನು ತೂತು ಮಾಡಿದ ಮೇಲೆ ಸಮೂರ್ಧಾನ್ಯಪತದ್ಭೂಮವು ಪ್ರಲಂಬೀಕೃತ ಭೂಷಣ ನೆಲದ ಮೇಲೆ ಬಿದ್ದ ರಾಮನ ಪಾದಗಳನ್ನು ಹಿಡ್ಕೊಂಡ ಸುಗ್ರೀವನ ಮೈ ಮೇಲಿದ್ದ ಒಡವೆಗಳೂ ಭೂಮಿಯನ್ನು ಮುಟ್ಟಿದವು ಸುಗ್ರೀವನಿಗೆ ಅಷ್ಟು ಅಹಂಕಾರವೋ ಸುಗ್ರೀವನ ಮೈ ಮೇಲಿದ್ದ ಒಡವೆಗಳಿಗೂ ಅಷ್ಟೇ ಅಹಂಕಾರವಿತ್ತು ಪ್ರಲಂಬೀಕೃತ ಭೂಷಣ ರಾಮಂ ಸರ್ವಾಸ್ತ್ರ ವಿದುಷಾಂ ಶ್ರೇಷ್ಠಂ ಶೂರಂ ಅವಸ್ಥಿತಂ ರಾಮನಿಗೆ ಎಲ್ಲ ಅಸ್ತ್ರಗಳೂ ಗೊತ್ತು ಅಂತ ಒಂದು ಬಾಣ ಪ್ರಯೋಗದಿಂದ ರಾಮಚಂದ್ರನ ಸಾಮರ್ಥ್ಯವನ್ನೆಲ್ಲ ಅಳಿಸಿಕೊಂಡ ಇದಕ್ಕೆ ಎಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಸ್ವಾನುರೂಪ ಅಚಿಂತ್ಯ ಶಕ್ತಿ ಶಂಖ ಚಕ್ರ ಗದಾ ಶಶಾಂಗಾದಿ ಅಸಂಖ್ಯೇಯ ಕಲ್ಯಾಣ ಗುಣಗಣ ದಿವ್ಯಾಯುಧ ಶರಣಾಗತಿ ರಾಜ್ಯದಲ್ಲಿ ರಾಮಚಂದ್ರನ ಆಯುಧಗಳನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ ಆಚಾರ್ಯರು ಸ್ವಾನುರೂಪ ಭಗವಂತನಿಗೆ ಅನುರೂಪವಾದದ್ದು ಅಚಿಂತ್ಯ ಶಕ್ತಿ ಯಾವ ಆಯುಧದಲ್ಲಿ ಎಷ್ಟು ಶಕ್ತಿ ಇದೆ ಯಾರೂ ಚಿಂತನೆ ಮಾಡೋಕ್ಕಾಗದೇ ಇರೋದು ಯಾವುದರಿಂದ ಏನು ಕೆಲಸ ಬೇಕಾದ್ರೂ ಮಾಡಬಲ್ಲ ಅಂತ ಆ ಅಚಿಂತ್ಯ ಶಕ್ತಿಯಿಂದದ್ದು ಇಲ್ಲಿ ರಾಮಾಸ್ತ್ರದಲ್ಲಿ ನೋಡಿಕೊಳ್ಳಿ ವ್ಯಾಖ್ಯಾನ ಮಾಡ್ತಾರೆ ಶಂಖದಿಂದಲೇ ಕೌರವರ ಹೃದಯಗಳನ್ನು ಹರಿದು ಬಿಟ್ಟ ಭಗವಂತ ಶಂಖ ಒಂದು ಆಯುಧವೇ ಯೋಚನೆ ಮಾಡಿ ದಾಸಜಾನು ಶಂಖ ಊದ್ತಾನೆ ದೇವಸ್ಥಾನದಲ್ಲೂ ಊದ್ತಾರೆ ಸಘೋಷೋದಾರ್ಥ ರಾಷ್ಟ್ರಾಣ ಹೃದಯ ದಿವ್ಯದಾರಯತಿ ನಭಶ್ಚ ಪೃಥ್ವೀಂಚೈವ ಶಂಖದಿಂದಲೇ ಮಾಡಿದ ಸೇತುವೆ ಕಟ್ಟಿದ ರಾಮಚಂದ್ರ ಹ್ಯಾ ಕಟ್ಟಿದ ಸೇತುವೆ ಹ್ಯಾಕ್ ಕಟ್ಟಿದ ನೀನು ಹೇಳಿಲ್ವಲ್ಲ ಕಥೆ ಕಲ್ಲು ಗಿಲ್ಲು ಹಾಕಿದ ತೋರಿಸ್ತಾ ಮಾಡಿದೆ ಇದೇನು ಕಟ್ಟೋದು ಕಟ್ಟೆ ಹಾಗಲ್ಲ ಆಳ್ವಾರ ಹೇಳ್ತಾರೆ ಒರುವಿಲ್ಲ ಲೋಂಗು ಮುನ್ನೀರಡೈತು ಉಲಹಂಗಳಿಯ ಪಡಿ ಆಳ್ವಾರರು ಬಿಲ್ಲು ತೋರಿಸಿದ ಲೇ ಮೂರ್ಖ ಸಮುದ್ರ ರಾಜನಿಗೆ ಮೂರು ದಿವಸ ಉಪವಾಸ ಮಾಡಿ ನಾನು ನಮಸ್ಕಾರ ಮಾಡಿದ್ರು ದಾರಿಗೆ ಬರಲಿಲ್ಲ ಚಾಪಮಾನಯ ಸೌಮಿತ್ರೆ ಬಿಲ್ ತಗೊಂಬಾರೋ ಶರಾಂಶ ಆಶಿ ವಿಶೋಪಮಾನ್ ಬಾಣ ತಗೊಂಬಾರೋ ಬುಸುಗುಟ್ಟುವ ಹಾವಿನಂತೆ ಅಂತ ಅವನು ಹೇಳಿದ ಕೂಡಲೇ ಬೇಡ ಬೇಡ ಬೇಡ ಸ್ವಾಮಿ ಬಂದೆ ಅಂತ ಬಂದು ನಿಂತ ಆ ಬಿಲ್ಲು ಅಂತ ಹೇಳಿದ ಕೂಡಲೇ ಬಂದ ಬಿಲ್ಲು ಪ್ರಯೋಗವಿಲ್ಲದೇ ಸೇತುವೆ ಕಟ್ಟಿದ ರಾಮ ಬಿಲ್ಲಿನಿಂದ ಸೇತುವೆ ಕಟ್ಟಿದ ಅಂತ ಹೇಳ್ತಾರೆ ಅಳ್ವಾರು ಓರು ವಿಲ್ಲಾಲ್ ಓಂ ಗುಮುನ್ನೀರಡೈತೆ ಉಲಹಂಗಳು ಬರೀ ಕೌತಿ ಸೇನೆ ಅಲ್ಲ ಲೋಕಗಳಿಗೆ ಅವಲ್ಲ ಅದು ಮಾಡಿದ ಅದರಿಂದ ಪ್ರತಿಯೊಂದು ಆಗದಿಂದ ಇದೇ ಆಗಬೇಕು ಅಂತಿಲ್ಲ ಪಾದಪೂಜೆ ಮಾಡಿದ್ರು ಕೃಷ್ಣನಿಗೆ ಅಗ್ರಪೂಜೆಯಲ್ಲಿ ಶಿಶುಪಾಲ ಗಲಾಟೆ ಮಾಡಿದರೆ ಆ ಪಾದಪೂಜೆ ತಟ್ಟೆಯನ್ನೇ ತೆಗೆದು ಚಕ್ರವನ್ನಾಗಿ ಪ್ರಯೋಗ ಮಾಡಿಬಿಟ್ಟ ಸ್ವಾಮಿ ಇದನ್ನು ತಗೊಂಡು ಇದೇ ಮಾಡಬೇಕು ಅಂತಿಲ್ಲ ದೇವೇಂದ್ರ ಮಳೆ ಸುರಿಸಿಬಿಟ್ಟ ಅವನ ಗರ್ವವನ್ನು ಹೇಗೆ ಅವನು ನಿಗ್ರಹ ಮಾಡಿದ ಅಂದ್ರೆ ಬೆಟ್ಟವನ್ನೇ ಹೆಚ್ಚಿ ತಡೆದು ಅದನ್ನು ನಿಗ್ರಹ ಮಾಡಿದ ಅದರಿಂದ ಅಚಿಂತ್ಯ ಶಕ್ತಿ ನಮಸ್ಕಾರ ಮಾಡಿದ ಆಮೇಲೆ ಈಗ ಹೋಗು ಅಂತ ಹೇಳಿದ ಹ್ಮ್ ನಿಮ್ಮ ಅಣ್ಣನ ಕರಿ ಸೂಚನೆ ಕೊಟ್ಟಿದ್ದೀಯಲ್ಲ ಅಪ್ರತ್ಯವಾಗಿರಬೇಕು ಒಂದೇ ಬಾಣಜನ ಉಪಯೋಗ ಮಾಡಬೇಕು ಅಂತ ಹೇಳಿ ನಾನು ಮರದ ಹಿಂದೆ ಇರ್ತೇನೆ ನೀನು ಹೋಗಿ ಕರಿ ಕರೆದ ಆ ಅಬ್ಬರವನ್ನ ಕೇಳಿದ ಈಗ ರಾಮ ಹೇಳ್ತಾನೆ ಅಸ್ಮಿನ್ ಮುಹೂರ್ತೆ ಸುಗ್ರೀವ ಪಶ್ಯವಾದಿನ ಮಾಹವೇ ನಿರಸ್ತಂ ಇಶುಣೈಕೇನ ವೇಷ್ಟಮಾನಂ ಮಹೀತರೆ ಅಷ್ಟೊಂದು ಬಾಣ ಅಂತ ಹೇಳಿದವನು ಈಶುಣ ಏಕೆ ಒಂದೇ ಬಾಣದಿಂದ ಕೊಲ್ತೇನೆ ಅಂತ ಇಲ್ಲಿ ಹೇಳಬೇಕಾದ್ರೆ ಸುಗ್ರೀವ ಕೊಟ್ಟ ಸೂಚನೆ ಅಂಗೀಕಾರವಾಯಿತು ಮೊದಲನೇ ಸಲ ಏಡ್ಸಿಂದ ಆವಾಗಲೇ ಹೇಳಿಬಿಟ್ಟಿದ್ದೇನೆ ಕಥೆ ಎಲ್ಲೆಲ್ಲೋ ಹೋಗಿ ಓಡಿ ಬಂದು ರನ್ನಿಂಗ್ ರೇಸ್ನಲ್ಲಿ ಓಡಿದವರು ಸ್ಟಾಪ್ ಪಾಯಿಂಟ್ ಅಲ್ಲಿ ನಿಲ್ಲೋದಿಲ್ಲ ಊರೆಲ್ಲ ಸುತ್ಕೊಂಡ್ ಬರ್ತಾರೆ ಹೋಗಿ ಆ ಸ್ಪೀಡು ಆಗಿರುತ್ತೆ ಏಡ್ಕೆ ಬೇರೆ ಐಸ್ ಇಲ್ಲ ಕೋಲ್ಡ್ ವಾಟರ್ ಇಲ್ಲ ಏನೇ ಆಗ್ರಸ್ತ ಮಾಡಿಬಿಟ್ಟಿಲ್ಲ ಯಾರ್ಯಾರಂತ ಗೊತ್ತಾಗಲಿಲ್ಲ ಹಾರ ಹಾಕು ಲಕ್ಷ್ಮಣ ಕೈಯಲ್ಲಿ ಹಾಕಿಸಿ ಎರಡನೇ ಸಲ ಕಳಿಸುವಾಗ ಎರಡನೇ ಸಲದ ಯುದ್ಧದ ಕತೆ ಸ್ವಲ್ಪ ಹೇಳಬೇಕು ಮನೆಗೆ ಹೋಗಿದ್ದಾನೆ ತಮ್ಮನನ್ನು ಹಣ್ಗಾಯಿ ನೇಗಾಯಿ ಮಾಡಿದ್ದಾನೆ ಮೈಯೆಲ್ಲ ಬೆವರಿದೆ ವಾಲಿ ಸ್ನಾನ ಮಾಡಿದ್ದಾನೆ ವಾಲಿ ಭಂಡಾರ ಅಂತ ಒಂದಿದೆ ಆನೆಗೊಂದಿಯಲ್ಲಿ ಊರ ಮಧ್ಯೆ ಇವತ್ತು ರಂಗನಾಥ ಸ್ವಾಮಿ ದೇವಸ್ಥಾನ ಅದರ ಹಿಂದೆ ದೊಡ್ಡ ಬೆಟ್ಟ ವಾಲಿ ಇಟ್ಟಿದ್ದ ಐಶ್ವರ್ಯವೆಲ್ಲ ಅಲ್ಲಿದೆ ಅಂತ ಹೇಳ್ತಾರೆ ಗುಹೆಯೊಳಕ್ಕೆ ಹೋಗುವುದಕ್ಕೆ ಹೆದರುತ್ತಾರೆ ವಾಲಿ ಭಂಡಾರ ವರ್ಷದಲ್ಲಿ ಒಂದ್ಸಲ ಉತ್ಸವಮೂರ್ತಿ ರಂಗನಾಥ ಅಲ್ಲಿ ಹೋಗಿ ಉತ್ಸವ ಮಾಡಿಕೊಂಡು ಬರ್ತಾನೆ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಮಲಗಿದ್ದಾನೆ ಹೆಂಡತಿ ಜೊತೆಯಲ್ಲಿ ಎರಡನೇ ಸಲ ಗರ್ಜನೆ ಮಾಡಿದಾಗ ಸುಗ್ರೀವ ಮೇಲಕ್ಕೆದ್ದ ಮತ್ತೆ ವಾಲಿ ಇನ್ನೂ ಬದುಕಿದ್ಯಾ ನೀನು ಏಟ್ ತಿಂದು ಬುದ್ಧಿ ಬರಲಿಲ್ವೇ ಇವತ್ತು ಮುಗಿಸಿಬಿಡ್ತೇನೆ ನಿನ್ನ ಅಂತ ಮುಷ್ಟಿ ಕಟ್ಟಿ ಮೇಲೆ ಕೇಳುವಾಗ ಆ ಹೆಂಡತಿ ವಾಲಿ ಹೆಂಡತಿ ತಾರೇ ಸಮಾಧಾನ ಮಾಡ್ತಾಳೆ ಪ್ರಭು ನಿಮ್ಮ ಕೈಯಲ್ಲಿ ಒಂದು ಸಲ ಏಟ ತಿಂದು ಹೋದವನು ಈಗ ಅವನು ಮಾಡುವ ಗರ್ಜನೆಯಲ್ಲಿರುವಂತಹ ಶಕ್ತಿಯನ್ನು ನೋಡಿ ಅದರಲ್ಲಿ ಏನೋ ಒಂದು ಹೊಸ ಶಕ್ತಿ ಕಾಣಿಸ್ತಾ ಇದೆ ದರ್ಪಶ್ಚ ವ್ಯವಸಾಯಶ್ಚ ಯಾದೃಶಃ ತಸ್ಯ ನರ್ಧತಃ ನಿನ್ನ ಚ ಸಂರಂಭೋ ನೈಟದಲ್ಪಂ ಹಿ ಕಾರಣಂ ಇದರ ಹಿಂದೆ ದೊಡ್ಡ ಕಾರಣ ಇದೆ ಏನ್ ಕಾರಣ ರಾಜಕೀಯ ಚೆನ್ನಾಗಿ ತಿಳಿದವಳು ತಾರೆ ನಾಸಹಾಯಮಹಂ ಮನ್ಯೆ ಸುಗ್ರೀವಂ ತಮಿಹಾಗತಂ ಸುಗ್ರೀವನಿಗೆ ಸಹಾಯ ಇಲ್ಲದೆ ಬಂದಿಲ್ಲ he has got a party to help him ನಾವು ಹೇಗೆ ಹೇಳ್ತೀಯ ನೀನು ಅವಷ್ಟಬ್ಧ ಸಹಾಯಶ್ಚ ಯಮಾಶ್ರಿತ್ಯೈಷ ಗರ್ಜತಿ ಆಶ್ರಯ ಇದೆ ಎನ್ನುವ ಸೊಕ್ಕಿನಿಂದ ಗರ್ಜನೆ ಮಾಡ್ತಿದ್ದಾನೆ there is an edge to his voice ಕೇಳಿ ನಿನಗೆ ಹೇಗೆ ಗೊತ್ತು ಹೇಗೆ ಗೊತ್ತು ಅಂದ್ರೆ ಬೆಳಿಗ್ಗೆ ಅಂಗದ ಆಡ್ತಾ ಇದ್ದ ಕಾಡಲ್ಲಿ ಬಂದು ಹೇಳಿದ ಸಮಾಚಾರ ಅಮ್ಮ ಯಾರೋ ಅಯೋಧ್ಯ ರಾಜಕುಮಾರರಂತೆ ಬಂದಿದ್ದಾರೆ ಚಿಕ್ಕಪ್ಪನಿಗೂ ಅವರಿಗೂ ಸ್ನೇಹ ಆಗಿದೆಯಂತೆ ಸಮಾಚಾರವನ್ನು ಕೊಟ್ಟಿದ್ದಾನೆ ಅಂಗದ ನಿಮ್ಮ ತಮ್ಮ ಸುಗ್ರೀವ ಸಾಮಾನ್ಯನಲ್ಲ ಪ್ರಕೃತ್ಯ ನಿಪುಣಶ್ಚೈವ ಬುದ್ಧಿಮಾಂಶೈವ ವಾಹನರಹ ತುಂಬ ನಿಪುಣ ತುಂಬ ಬುದ್ಧಿವಂತ ಭಾವಮೈದನ ಸ್ವಭಾವ ಗೊತ್ತು ಅವಳಿಗೆ ಅಪರೀಕ್ಷಿತ ವೀರ್ಯೇಣ ಸುಗ್ರೀವ ಸಹನಯಿಷ್ಯತಿ ಯಾರೊಬ್ಬರ ಶಕ್ತಿ ಪರೀಕ್ಷೆಯನ್ನು ಮಾಡದೆ ಸ್ನೇಹ ಮಾಡಿಕೊಳ್ಳುವವನಲ್ಲ ನೋಡಿ ರಾಮನನ್ನು ಪರೀಕ್ಷೆ ಮಾಡಿಯೇ ಸ್ನೇಹ ಮಾಡಿಕೊಂಡಿದ್ದಾನೆ ಮೊದಲೇ ಕೇಳಿದ್ದೇನೆ ಕಥೆಯನ್ನು ನಾನು ಅಂಗದ ಸಮಾಚಾರ ಕೊಟ್ಟಿದ್ದಾನೆ ಪ್ರಭು ರಾಮನ್ ತಂಟೆಗೆ ಹೋಗಬೇಡಿ ಆ ರಾಮ ಯಾರು ಅಂತ ಕೇಳಿದ್ರೆ ಮಹಾವಾಕ್ಯ ರಾಮ ಪರಬಲಾಮರ್ದಿ ಯುಗಾಂತಾಗ್ನಿರಿವೋತ್ಥಿತ ನಿವಾಸ ವೃಕ್ಷ ಸಾಧೂನಾಂ ಆಪನ್ನಾಂ ಪರಾಗತಿ ಆರ್ತಾನಾಂ ಸಂಶಯಶ್ಚಯವ ಯಶಸ್ಶ್ಚ ಏಕಭಾಜನಂ ಮಹಾವಾಕ್ಯ ರಾಮಾಯಣದಲ್ಲಿ ತಾರೆ ತುಂಬಜ್ಞಾನವುಳ್ಳವಳು ಪರಬಲಾಮರ್ದಿ ಶತ್ರುಗಳನ್ನು ಒಬ್ಬರನ್ನು ಬಿಡದೆ ನಿರ್ನಾಮ ಮಾಡತಕ್ಕವನು ಜನಸ್ಥಾನದ ಕಥೆ ಕೇಳಿದ್ದೀರಿ ತಾಟಿಗೆ ಕಥೆ ಕೇಳಿದ್ದೀರಿ ಪ್ರಭು ರಾಮನ ಮೇಲೆ ಯಾತಕ್ಕೆ ಕೊಯ್ರ ಈಗ ಸುಗ್ರೀವನ ಜೊತೆಯಲ್ಲಿ ಹೋಗೋದಿಲ್ಲ ಇದು ರಾಮನ ಜೊತೆ ಯುದ್ಧ ಮಾಡಬೇಕಾಗತ್ತೆ ನೀವು ಯುಗಾಂತ ಅಗ್ನಿರಿವೋ ಸ್ಥಿತ ಯುಗದ ಕೊನೆಯಲ್ಲಿ ಅಗ್ನಿ ಬರುವಂತೆ ಬರ್ತಾ ಇದ್ದಾನೆ ಶತ್ರುಗಳಿಗೆ ಆಶ್ರಯ ಮಾಡಿದರೆ ನಿವಾಸ ವೃಕ್ಷ ಅಸಾಧೂನಾಂ ಒಳ್ಳೆಯವರಿಗೆ ಸಂತರಿಗೆ ಆಶ್ರಯ ಕೊಡುವಂತಹ ವೃಕ್ಷದಂತೆ ಇದ್ದಾನೆ ಮರದಂತೆ ಇದ್ದಾನೆ ಸಾವಿರ ಪಕ್ಷಿಗಳು ಸಂಜೆ ಗೂಡಿಗೆ ಒಂದೇ ಮರಕ್ಕೆ ಬಂದು ಸೇರುವಂತೆ ಎಷ್ಟು ಜನ ಬಂದರೂ ಆಶ್ರಯ ಕೊಡ್ತಾನೆ ಆಪನ್ನಾನ ಆ ಸಾಧುಗಳಲ್ಲಿ ಆಪತ್ತಲ್ಲಿರುವವರಿಗೆ ಪರಮಗತಿಯಾಗಿದ್ದಾನೆ ಅದರಲ್ಲಿ ಆರ್ತರು ಈಗ ಈಗಲೇ ಕಾಪಾಡಬೇಕು ಅಂತ ಕೇಳುವವರಿಗೆ ಸಂಶಯಶ್ಚೈವ ತುಂಬಾ ಆಶ್ರಯ ಒತ್ತಾಸೆಯಾಗಿದ್ದಾನೆ ಯಶಸಶ್ಚ ಏಕಭಾಜನಂ ಸಾಧೂನಾಂ ಜ್ಞಾನಿನಾಂ ಭಕ್ತಿಯುತಾಂ ಆಪನ್ನಾನಾಂ ಪ್ರಪನ್ನಾನಾಂ ದೃಪ್ತಾನಾಂ ಆರ್ತಾನಾಂ ಸದ್ಯೋ ಮೋಕ್ಷಕಾಂಕ್ಷಣಾಂ ಯಶಸ್ವಿಗಳು ಕೈಂಕರ್ಯ ಈ ನಾಲ್ಕು ವರ್ಗದ ಭಕ್ತರಿಗೆ ಅವರವರ ಇಷ್ಟದಂತೆ ಆಗಿಂದಾಗ್ಯೆ ಫಲಗಳನ್ನು ಕೊಡ್ತಕ್ಕಂತಹ ಮಹಾದೈವ ಅವನು ಧಾತೂನ ಶೈಲೇಂದ್ರ ಒಂದು ಬೆಟ್ಟದಲ್ಲಿ ಎಷ್ಟೊಂದು ಲೋಹಗಳು ರತ್ನಗಳು ಇರ್ತವೆಯೋ ಹಾಗೆ ಗುಣಾನಾಮಾಕರೋ ಮಹಾನ್ ಗುಣಸಮುದ್ರ ಪ್ರಭು ರಾಮ ಅಂದ್ರೆ ಗುಣ ಸಮುದ್ರ ಅವನ ತಂಟೆಗೆ ಹೋಗಬೇಡಿ ಯಾತಕ್ಕೆ ಆರು ಕಿಣ್ಣ ಹೆಮೆಡುತ್ತಾಲ್ ಉಯರ್ವರ ಉಯರ್ನಲ ಉಡಯವನ್ಯವನವನ್ ತಿರುವಾಯಿಮುಳಿ ಮೊದಲನೇ ಪದ್ಯದ ವ್ಯಾಖ್ಯಾನದಲ್ಲಿ ನಂಬಿಳ್ಳೈ ಸ್ವಾಮಿಗಳು ಈ ತಾರೆಯ ವಾಕ್ಯವನ್ನು ಎತ್ತಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲಿ ರಾಮಾಯಣ ಕಿಷ್ಕಿಂಧಕಾಂಡ ಎಲ್ಲಿ ತಿರುವಾಯಿಮೊಳಿ ಉಯರ್ವರ ಉಯರ್ನಲ ಮುಡಯವನ್ಯವನವನ್ ಮಯರ್ವರ ಮಜನಲ ಮರುಳಿನನ್ಯವನವನ್ ಅಯರ್ವರು ಅಮರರ್ಗಳ ಅಧಿಪತಿಯವನವನ್ ತೋಯರರು ಸುಡರಡಿ ತೊಳೆದು ಏಳು ಎನ್ಮನನೇ ದೇವತಾ ಸಾರ್ವಭೌಮ ನಿಸ್ಸೀಮೋ ಜದ್ಗುಣತ್ವಾತ ಅವನ ಗುಣಗಳಿಗೆ ಎಲ್ಲೇ ಎಲ್ಲ ಒಂದಕ್ಕೆ ಮೇಲೊಂದು ಗುಣಗಳು ಒಂದಕ್ಕೆ ಮೇಲೊಂದು ಸ್ಪರ್ಧೆ ಮಾಡ್ತೇವೆ ನಾ ಭಗವಂತನ ಗುಣಗಳು ಎಂಬುದಾಗಿ ಆ ಗುಣಪ್ರವಾಹ ಎದುರಿಗೆ ಬರ್ತಾ ಇದೆ ಮನಸ್ಸೇ ನೀನು ಶಠಂ ಅಂತ ನಿಲ್ಲಬೇಡ ತಂಗಿನ ಮರದ ಹಾಗೆ ಬಗ್ಗಿ ನಡೆ ತೊಳೆದು ಎಳು ಆ ಪಾದಗಳನ್ನು ಸೇವಿಸು ಉಜ್ಜೇವಿಸು ಅಂತ ಆಳ್ವಾರರು ತಮ್ಮ ಮನಸ್ಸಿಗೆ ತಾವು ಹಂಸಮುದ್ರೆಯಲ್ಲಿ ಉಪದೇಶ ಮಾಡಿಕೊಳ್ತಾರೆ ಇದು ಲೋಕಮುದ್ರೆ ಚಿನ್ಮುದ್ರೆ ನಮ್ಮ ಆಳ್ವಾರದು ಹಂಸ ಹಂಸಮುದ್ರೆ ತಮಗೆ ತಾವೇ ಉಪದೇಶ ಮಾಡಿಕೊಳ್ತಾರೆ ತ್ರಿವಮಿಳಿ ಸ್ವಾರಸ್ಯ ಅಂದ್ರೆ ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾರೆ ಲೋಕಕ್ಕೂ ಒಳ್ಳೇದಾಗುತ್ತೆ ಅಂತಹ ಉಪದೇಶ ಲೋಕದಲ್ಲಿ ಬೇರೆ ಪ್ರಬಂಧದಲ್ಲಿಲ್ಲ ಲೋಕಕ್ಕೆ ಹೇಳೋದು ಬಹಳ ಸುಲಭ ತನ್ನ ಮನಸ್ಸಿಗೆ ತೊಳೆದು ಎಳು ಎನ್ಮನೇ ಅದಕ್ಕೆ ವ್ಯಾಖ್ಯಾನ ಹೇಳ್ತಾರೆ ಆರು ಕಿಣ್ಣಹಮೆಡುತ್ತಾಲ್ ಒಂದು ನದಿ ಪ್ರವಾಹ ಬಂದರೆ ನಿಂದ நின்றவரங்கள் ಪೊರಿಯುಂಡು போய் ಕಡಲಿಲೆಯ ಪುಹುಂ ತೆಂಗಿನ ಮರದಂತಹ ಮರಗಳು ತೇಗದ ಮರದಂತಹ ಮರಗಳು ನಾವಿನ್ನು ಬೊಗ್ಗೋದಿಲ್ಲ ಅಂತ ನೇರವಾಗಿ ನಿಂತವು ಆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಸಮುದ್ರದಲ್ಲಿ ಸೇರಿಕೊಳ್ತವೆ ಹಾಗೆ ನೀವು ಅಹಂಕಾರದಿಂದ ನಿಂತರೆ ಭಗವಂತನ ವಿರುದ್ಧವಾಗಿ ರಾವಣನಂತೆ ಕೊಚ್ಚಿ ಹಾಕಿಬಿಡ್ತಾನೆ ತೊಡಕ ಮಾನವೈ ನೀಲಂಜಿ ಗಿಡ ಅಂತ ಒಂದು ಅರ್ಕಾವತಿ ತೀರ ನಮ್ಮೂರು ಸುತ್ತ ಬರೀ ಅದೇ ಆ ನೀಲಂಜಿ ಗಿಡ ಅಂದ್ರೆ ಬರೀ ನಾರು ಅದರ ಮರಳೆಲ್ಲ ತೆಗೆದ್ರು ಅಂಟಿಕೊಂಡು ಕೂತಿರುತ್ತೆ ನೆಲಕ್ಕೆ ಆ ಮರ ಹೇಗಿರುತ್ತೆ ಅಂದ್ರೆ ಕೊಯ್ದರೂ ಅದು ಬಹಳ ಸುಲಭವಾಗಿ ಕೊಯ್ಯುವಂತಹದ್ದಲ್ಲ ಹಳೆ ಕಾಲದಲ್ಲಿ ಬಾವಿಗಳಲ್ಲಿ ರಾಟೆ ಮಾಡುವುದಕ್ಕೆ ಮಾಡ್ತಿದ್ರು ನೀಲಂಜಿ ಬುಡದ ಆ ನೀಲಂಜಿ ಗಿಡದ ಆ ಮರವನ್ನ ಯಾತಕ್ಕೆಂದ್ರೆ ಹಗ್ಗ ಸುತ್ತಿ ಸುತ್ತಿ ಎಳೆದರು ಬೇಗ ಸವೆಯುವುದಲ್ಲ ಈ ನೀಲಂಜಿ ಗಿಡಕ್ಕೇನು ಒಳ್ಳೆ ಗುಣ ಅಂದ್ರೆ ನೀರು ಬಂದಷ್ಟು ಬಗ್ಗುತ್ತೆ ಬಗ್ಗುತ್ತೆ ನೀರು ಕುಡಿಬೇಕು ಅಂತ ಟೊಂಗೆಗಳ ಎಲೆ ಮೂಲಕವಾಗಿ ಬಗ್ಗುತ್ತೆ ತೆಂಗಿನ ಮರ ಬಗ್ಗೋದಿಲ್ಲ ಬಗ್ಗಿದ್ರೆ ಮುರಿದೋಗುತ್ತೆ ಅದು ನೀರಂಜಿ ಗಿಡಕ್ಕೆ ಬಗ್ಗುವ ನೀರು ನೀರಂಜಿ ಕಳಮಾನವೇ ಒಳೆಯಿಂದ ಪಿಳೆಯಕ್ಕೂ ಬಗ್ಗಿ ಅವು ಬದುಕ್ತವೆ ಅದುಪೋಲೆ ಭಗವದ್ಗಣಗಳು ಗುಣಗಳಿನೊಡೆ ಎಡಪು ಇರುವಂತ ಬಳಿ ಹೋಮಕ್ಕೆ ಭಗವಂತನ ಗುಣ ಪ್ರವಾಹವಾಗಿ ಬರುವಾಗ ಎದರೆ ನಾನೆಂದು ಪಳೆಯಕ್ಕವಿರಹಿಲ್ಲೈ ಅಹಂಕಾರದಿಂದ ಠೇಂಕಾರದಿಂದ ಎದುರಿಗೆ ನಿಲ್ಲಬೇಡ ಮನಸ್ಸೇ ಬಗ್ಗು ತೊಳೆದು ಎಳಿ ಎನ್ಮನನೇ ಇದು ತಾರೆ ಹೇಳುವ ಮಾತು ನಂಬಿಳ್ಳೈ ರಾಮಾಯಣವನ್ನ ಎಷ್ಟು ಕಡೆ ದಿವ್ಯ ಪ್ರಬುದ್ಧ ವ್ಯಾಖ್ಯಾನ ಮಾಡಿದ್ದಾರೆ ಇದು ಆರನೇ ಶತಕ ಒಂಬತ್ತನೇ ಪದ್ಯದಲ್ಲಿ ವ್ಯಾಖ್ಯಾನ ಇದೇ ವಾಕ್ಯ ಮತ್ತೆ ತೆಗೀತಾರೆ ಆ ಜಾಗದಲ್ಲಿ ಇವನು ಅನುಕೂಲಿತ ನಾಹಿಲ್ ರಕ್ಷಿಯಾರೋ ನಮ್ಮ ಯಜಮಾನನು ಅನುಕೂಲವಾಗಿದ್ದರೆ ರಾಮನಿಗೆ ಆ ಸುಗ್ರೀವನಂತೆ ರಕ್ಷಿಸ್ತಾ ಇರಲಿಲ್ಲವೇ ತಣ್ಣೀರು ಕುಡಿಯಕ್ಕೆ ಕಟ್ಟಿನ ಏರಿಯಲೆ ತಣ್ಣೀರು ಕುಡಿಯಲಿ ಅಂತ ಒಂದು ಊರಲ್ಲಿ ಕೆರೆ ಕಟ್ಟಿಸ್ತಾರೆ ದಶರಥನು ಒಂದು ಕೆರೆ ಕಟ್ಟಿಸಿದ್ದ ಆ ಕೆರೆಗೆ ರಾಮ ಅಂತ ಹೆಸರು ಅದು ಮೂವಿಂಗ್ ಕೆರೆ ಅದು ಅಯೋಧ್ಯೆಯಿಂದ ಹೊರಟು ಲಂಕೆಯ ತನಕ ಆ ಕೆರೆ ಸಂಚಾರ ಮಾಡಿಕೊಂಡು ಬಂತು ಬಂದವರೆಲ್ಲ ನೀರು ಕುಡಿಯಲಿ ಎಮ್ಮೆ ತೊಳೆಯಿರಿ ಬಟ್ಟೆ ಒಗೆಯಿರಿ ವ್ಯವಸಾಯಕ್ಕೆಲ್ಲ ಕಟ್ಟೆ ಹಾಕಿ ಉಪಯೋಗ ಮಾಡಿಕೊಳ್ಳಿ நீ தண்ணீர் குடிக்க கட்டின ஏரியிலே தலைகீழாக ಸಾವಾರೈ ಪೋಲೆ போல ಕೆಳಕಾಗಿ ಬಿದ್ದು ಕಲ್ಲಿಗೆ ಕೊರಳಿಗೆ ಕಲ್ಲು ಕಟ್ಟಿಕೊಂಡು ಬೀಳುವಂತೆ ವಾಲಿ ರಾಮನೆಂಬ ಕೆರೆಯಲ್ಲಿ ನಿನ್ನ ಅಹಂಕಾರದಿಂದ ಕಲ್ಲು ಕಟ್ಟಿಕೊಂಡು ನೀನು ಹೋಗಿ ಬಿದ್ದು ಸತ್ತರೆ ಇದು ನಿನ್ನ ತಪ್ಪೇ ಹೊರತು ರಾಮನ ತಪ್ಪಲ್ಲ ತನ್ ಕುತ್ತಾಲೆ ಕೆಟ್ಟಾನ ತನೈ ಕಿಡೀರು ಈ ವ್ಯಾಖ್ಯಾನ ಈ ತಾರೆ ಎಷ್ಟು ದಿವ್ಯಜ್ಞಾನವುಳ್ಳವಳು ಧಾತೂನಾಂ ಶೈಲೇಂದ್ರ ಧಾತೂನಾಂ ಗುಣಾನಾಮಾಕರೋ ಮಹಾನ್ ಇದಕ್ಕೆ ವಾಲಿ ಕೊಡ್ತಕ್ಕಂತಹ ಉತ್ತರ ಹೆಂಡತಿಗೆ ಕಂಬರಾಮಾಯಣದಲ್ಲಿ ತುಂಬಾ ಅದ್ಭುತವಾಗಿದೆ ದೊಡ್ಡದಾಗಿದೆ ಓದುವುದಿಲ್ಲ ಸಾರಾಂಶ ಮೂರದಲ್ಲಿದ್ದದ್ದನ್ನೇ ಹೇಳ್ತಾರೆ ಆ ರಾಮ ಏನ್ ಮಾಡ್ತಾನೆ ಎಂದ ವಾಲಿಗೂ ರಾಮನ ಗುಣದಲ್ಲಿ ವಿಶ್ವಾಸ ಉಂಟು ಅವನು ದೊಡ್ಡ ಚಕ್ರವರ್ತಿ ದಶರಥನ ಮಗ ನಮ್ಮೂರ್ ತನಕ ಬಂದಿದ್ದಾನೆ ಹೋಗಬೇಕಾಗಿತ್ತು ನಾನು ಹೋಗಲಿಲ್ಲ ಟೈಮ್ ಆಗಲಿಲ್ಲ ಪರವಾಗಿಲ್ಲ ರಾಜಕಾರಣಿಗಳು ದೊಡ್ಡವರಲ್ವೇ ಆದ್ರೆ ನಾನುಂಟು ನನ್ನ ತಮ್ಮ ಉಂಟು ನಮ್ಮ ನಮ್ಮಲ್ಲಿ ವ್ಯತ್ಯಾಸವಿದ್ರೆ ಇದರಲ್ಲಿ ರಾಮ ತಲೆ ಹಾಕುವಷ್ಟು ಅವಿವೇಕಿ ಅಲ್ಲ ಅಲ್ಲೇ ಮಿಸ್ಕ್ಯಾಲ್ಕುಲೇಷನ್ ಒಂದು ಅದು ಮುಂದೆ ವಿವರಿಸ್ತೇನೆ ನಾನುಂಟು ನನ್ನ ತಮ್ಮ ಉಂಟು ಇದು ಫ್ಯಾಮಿಲಿ ಫ್ಯೂಡ್ ಇದಕ್ಕೆ ರಾಮ ತಲೆ ಹಾಕುವಷ್ಟು ಮೂರ್ಖನಲ್ಲ ಅವನಿಗೆ ನನಗೇನು ಅಪರಾಧ ಆಗೋದಿಲ್ಲ ಹೋಗಲಿ ಸುಮ್ಮನೆ ಎಷ್ಟಾದರೂ ಹೆಂಗಸು ರಾಜಕಾರಣ ತಲೆ ಹಾಕಬೇಕಾದ ರಾಜಕಾರಣಕ್ಕೆ ಅಡ್ವೈಸ್ ಬೇಕು ಬ್ಯಾಡದಿದ್ದಾಗ ಹೊರಗಿರು ವಾಲಿ ನಿರ್ಭತ್ಸಯಾಮಾಸ ವಚನಂ ಚೇದಮಬ್ರವೀತ್ ನಟಕಾರ್ಯೋ ವಿಷಾದಸ್ಥೆ ರಾಘವಂ ಮತ್ಕೃತೆ ವಾಲಿ ಮಾತು ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ ಅಣ್ಣ ತಮ್ಮೊಂದು ಜಗಲು ರಾಮ ತಲೆ ಹಾಕೋದಿಲ್ಲ ಎಂಬುದಾಗಿ ಹೇಳಿದ ಸರಿ ನಿನ್ನ ಹಣೆ ಬರ ಅಂದ್ಲು ತನಗೆ ವೈದವ್ಯ ಬಂತು ಅಂತ ತಿಳ್ಕೊಂಡ್ಲು ಈ ಸಲ ಬಂದ ಹೊರಗಡೆ ಯುದ್ಧ ಮಾಡ್ತಾ ಮಾಡ್ತಾ ಸುಗ್ರೀವನ ಕೈ ತಗ್ತಾ ಬಂತು ಬಾಯಲ್ಲಿ ರಕ್ತ ಬರ್ತಾ ಇದೆ ಕಣ್ಣು ಮೇಲಕ್ಕೆ ಹೋಗ್ತಾ ಇದೆ ಹಿಂತಿರುಗಿ ನೋಡಿದ ಬಿಟ್ಬಿಟ್ಯಾ ನನ್ನ ಗತಿ ಹೋಯ್ತೆ ಹಾಗೆ ರಾಮನನ್ನು ನೋಡುವಾಗ ಇದ್ದೇನು ಕಾಣೋ ಅಂತ ಹೇಳಿ ಒಂದೇ ಬಾಣದಿಂದ ವಾಲಿಯನ್ನ ಎದೆಗೆ ಬಾಣ ತಾಗುವಂತೆ ಹೊಡೆದ ಕೆಳಗೆ ಉರುಳಿಸಿ ಬೀಳಿಸಿದ ಅಂದ್ರೆ ಪ್ರತ್ಯಕ್ಷವಾಗಿ ತನ್ನ ಭಕ್ತನಿಗಾದ ಅಪರಾಧವನ್ನು ನೋಡಿದ ಹೊರತು ಶಿಕ್ಷೆ ಮಾಡಬಾರದು ಅಂತ ಒಂದು ನಿಯಮ ಈ ಆಕ್ಷೇಪಕ್ಕೆಲ್ಲ ಉತ್ತರ ಮೇಲೆ ಹೇಳೋಣ ಬಿದ್ದ ಕೆಳಗಡೆ ಬಿದ್ದ ಮೇಲೆ ಅವನು ಈ ಕಡೆ ಆ ಕಡೆ ನೋಡ್ತಾ ಇದ್ದಾನೆ ಏನಾಯಿತು ಏನಾಯಿತು ಅಂತೂ ನಮ್ಮ ಹೆಂಡತಿ ಹೇಳಿದ ಮಾತು ಸರೋಯ್ತಲ್ಲ ರಾಮ ಒಂದೇ ಬಾಣದಿಂದ ಹೊಡೆದು ಬಿಟ್ಟನಲ್ಲ ಎಂಬುದಾಗಿ ಆ ರಾಮ ಬಾಣದ ವೇಗಕ್ಕೆ ಆಗಿಂದ ಪ್ರಾಣ ಹೋಗಬೇಕಾಗಿತ್ತು ಶಕ್ರದತ್ತಾವ ರಾಮಾಲ ಕಾಂಚನೀಯ ವಜ್ರಭೂಷಿತ ದಧಾರಹರಿ ಮುಖ್ಯಸ್ಯ ಪ್ರಾಣಾಂಸೇಜ ಸುಯಂಚಸ ಇಂದ್ರದತ್ತವಾದ ಮಾಲೆ ಅವನ ಕೊರಳಲ್ಲಿತ್ತು ಆ ಪ್ರಾಣವನ್ನು ಉಳಿಸಿತ್ತು ಈ ಮಾಲೆಗೆ ಒಂದು ದಿವ್ಯವಾದಂತಹ ವರವಿತ್ತು ಗೋವಿಂದರಾಜರು ಇದನ್ನ ಒಂದು ಕಡೆ ವಿವರಿಸ್ತಾರೆ ಈ ಮಾಲಾಧಾರಣೆಯನ್ನ ಯಾರು ಮಾಡ್ತಾರೆಯೋ ವಾಲಿ ಕೊರಳಲ್ಲಿರಲಿ ಅವನು ಕದ್ದ ಇದರಲ್ಲಿ ಯಾವನಿಗೆ ಕೊರಳಲ್ಲಿ ಮಾಲಿಕೆ ಇರ್ತದೆಯೋ ಅವನೆದುರಿಗೆ ಬಂದರೆ ಇನ್ನೊಬ್ಬ ಎದುರಾಳಿ ಅವನ ಶಕ್ತಿಯಲ್ಲ ಇವನಿಗೆ ಬರಲಿ ಅಂತ ಒಂದು ವರ ಇತ್ತು ಪ್ರಾಯಶಃ ಇದನ್ನು ಉಪಯೋಗ ಮಾಡಿಕೊಂಡ ಅಂತ ಕಾಣುತ್ತೆ ಇದನ್ನು ಮೀರ್ಬೋದಾಗಿತ್ತು ರಾಮಚಂದ್ರ ದೇವರು ಏನ್ ಮಾಡ್ಕೋತಾರೆ ಅಲ್ಲ ಗಾಂಧಾರಿ ಕೊಟ್ಟ ಶಾಪವನ್ನು ಸುಳ್ಳು ಮಾಡುವ ಶಕ್ತಿ ಕೃಷ್ಣನಿಗಿತ್ತು ದೂರ್ವಾಸರು ಕೊಟ್ಟ ಶಾಪ ಸುಳ್ಳು ಮಾಡುವ ಶಕ್ತಿ ಇತ್ತು ಆದರೆ ತಪಸ್ವಿನಿಯರು ಋಷಿಗಳು ಕೊಟ್ಟದ್ದನ್ನು ನಿಜ ಮಾಡಬೇಕು ಯಾರೇ ಕೊಟ್ಟಿರಲಿ ವರ ನಾವು ಅದಕ್ಕೆ ಅವತಾರ ಕಾಲದಲ್ಲಿ ಬಗ್ಗಿದ್ದೇವೆ ಅಂತ ವಿನಯ ಮಾಡುವುದೊಂದು ಹೀಗಾಗಿ ಅವನು ಕೆಳಗೆ ಬೀಳ್ತಾನೆ ರಕ್ತ ಬರ್ತಾ ಇದೆ ಎದೆಯಲ್ಲಿ ಬಸೀತಾ ಇದೆ ಬಾಣವನ್ನು ಕಿತ್ತ ರಾಮನ ಮೇಲೆ ಕೋಪ ಅಸಾಧ್ಯವಾದ ಕೋಪ ಬಂತು ಈಗ ರಾಮನನ್ನು ಬೈಬೇಕು ಬಾ ಬೈಯಪ್ಪ ಎದುರಿಗೆ ನಿಂತ್ಕೋತೇನೆ ಅಂತ ರಾಮಚಂದ್ರ ದಿಲ್ಲಿಂದ ಹಗ್ಗವನ್ನು ಕಳಿಸಿ ವಾಲಿ ಎದುರಿಗೆ ಪ್ರತ್ಯಕ್ಷವಾಗಿ ನಿಂತುಕೊಂಡ ವಾಲ್ಮೀಕಿ ರಾಮಾಯಣದಲ್ಲಿ ಆಕ್ಷೇಪ ಆಮೇಲೆ ರಾಮಾಯಣದ ಆಕ್ಷೇಪ ಆಮೇಲೆ ನಿಮ್ಮ ಆಕ್ಷೇಪ ಅದು ಮೂರಕ್ಕೂ ರಾಮನ ಉತ್ತರ ಆಮೇಲೆ ನನ್ನ ಉತ್ತರ ಹೇ ಎಂದ ಅವನು ತ್ವಂ ನರಾಧಿಪತೆ ಪುತ್ರ ನೀನೋ ದಶರಥನ ಮಗ ಪ್ರಸಿದ್ಧ ಪ್ರಸಿದ್ಧವಾದವನು ಅದಕ್ಕೆ ನಿನ್ನ ಗುಣಗಳಿಗೆ ಕರುಣೆಗೆ ಅದು ಹೇಳಿ ಪ್ರಿಯದರ್ಶನ ಆ ಮಾತು ಬರ್ತಾ ಇದೆ ಬೈಬೇಕಂತಾನೆ ಎಷ್ಟು ಚೆನ್ನಾಗಿದ್ದೀಯೋ ರಾಮ ಅಂದ ಪ್ರಿಯದರ್ಶನ ಬ್ಯೂಟಿ ಆ ರಾಮನ ಸೌಂದರ್ಯ ಸಾಯ್ತಾ ಇರುವ ಅಪರಾಧಿಯನ್ನೂ ವಶೀಕರಣ ಮಾಡಿಕೊಂಡಿತು ಆ ಸೌಂದರ್ಯಕ್ಕೆ ಮಂಗಳಾಶಾಸನ ಮಾಡ್ತಾನೆ ಪ್ರಿಯ ದರ್ಶನ ಕುಲೀನ ಸತ್ವಸಂಪನ್ನ ತೇಜಸ್ವಿ ಚರಿತವ್ರತಃ ವಸಿಷ್ಠರ ಶಿಷ್ಯ ಪರಾಂಗುಖವಧಂ ಕೃತ್ವ ಕೋನು ಪ್ರಾಪ್ತಸ್ತಯ ಗುಣ ಹಿಂದಿನಿಂದ ಹೊಡೆದಿಯಲ್ಲ ನನ್ನನ್ನ ಏನ್ ನಿರ್ಲಾಭವಾಗಿ ಏನ್ ಸಂಪಾದನೆ ಆಯಿತು ಇಷ್ಟು ಸಹ ಸಂಪಾದನೆ ಮಾಡಿದ ಕೀರ್ತಿ ಹೋಗಲಿಲ್ಲವೇ ನಾನು ಸುಗ್ರೀವನ ಜೊತೆ ಯುದ್ಧ ಮಾಡ್ತಿದ್ದೆ ಹೌದು ಯದಹಂ ಯುದ್ಧ ಸಂರಬ್ಧ ಶರೇಣೋ ರಸಿತಾಡಿತ ನೀನು ಗಂಡಸಾಗಿದ್ದರೆ ನೀನು ಕುಸ್ತಿಗೆ ಬರಬೇಕಾಗಿತ್ತು ನನ್ನ ಕೈಲಿ ಬಿಲ್ಲಿಲ್ಲ ಬಾಣ ಇಲ್ಲ ನನ್ನ ಕೈಲಿ ಇಲ್ಲದೆ ಶಸ್ತ್ರ ಉಪಯೋಗ ಮಾಡಿದ್ದೆ ನೀನು ಆದರೆ ಈ ಕಾಡಲ್ಲಿ ನಾ ಕೇಳಿದ್ದೇನು ನಮ್ಮ ಅರಮನೆ ತನಕ ಎಲ್ಲ ಕಪಿ ಕರಡಿ ಕೋತಿ ಕಾಗೆ ಮೊದಲುಗೊಂಡು ಎಲ್ಲಾ ಪ್ರಾಣಿಗಳು ಬಂದು ಬಂದು ಬಂದು ಹೇಳ್ತಾ ಇದ್ವು ವಾಲಿ ಕರುಣೆ ಅಂದ್ರೆ ರಾಮ ರಾಮ ಅಂದ್ರೆ ಕರುಣೆ ರಾಮ ವೇದೀಚ ಪ್ರಜಾನಾಂಚ ಹಿತೇ ರಥ ಸಾನುಕ್ರೋಶ ಮಹೋತ್ಸಾಹ ಸಮಯಜ್ಞ ದೃಢವ್ರತ ಇತಿತೇ ಸರ್ವಭೂತಾನಿ ಜೀವ ಇರುವ ಪ್ರಾಣಿಗಳೆಲ್ಲ ಬಂದು ಹೇಳುತ್ತೆ ಒಂದು ಬಿಡಿದೆ ಇತಿತೇ ಸರ್ವಭೂತಾನಿ ಕಥೆಯಂತೆ ಯಶೋಭುವಿ ನೀನ್ ಯಾರನ್ನು ಹೊಡಿಬೇಕಾಗಿತ್ತು ಪಾರ್ಥಿವಾನಾಂಗುಣಾರಾಜನ್ನೇ ದಂಡಶಾಪಿ ಅಪರಾಧಿಸು ಎಲ್ಲ ಅತಿಕ್ರಮ ಮಾಡ್ತಾನೆ ಅಪರಾಧಿಗಳಲ್ಲಿ ದಂಡನೆ ಮಾಡುವುದು ದೊರೆಗಳ ಲಕ್ಷಣ ನಾನೇನು ಅಪರಾಧ ಮಾಡಿದ್ದೆ ನಿನಗೆ ನಿಮ್ಮ ಮುತ್ತಿಗೆ ಹಾಕಿದ್ನೆ ನಿಮ್ಮ ದೇಶದಲ್ಲಿ ಏನಾದ್ರು ಯಾರನ್ನಾರು ಕಿಡ್ನಾಪ್ ಮಾಡಿದ್ನೆ ನಮಗೆ ನಿಮಗೇನು ಸಂಬಂಧ ನಾ ಅಭಿಜಾನಾಮಿ ಧರ್ಮಚ್ಛದ್ಮಂ ಅಭಿಸಂವೃತಂ ವಿಷಯೇ ವಾ ಅಪುರೇ ದಾನ ಅಪಕರೋಮ್ಯಹಂ ನಿಮ್ಮ ಶತ್ರುಗಳಿಗೆ ನಾನೇನು ಸಹಾಯ ಮಾಡಿಲ್ಲ ಅಯೋಧ್ಯೆಗೆ ನಾ ಮುತ್ತಿಗೆ ಹಾಕಿಲ್ಲ ನಿಮ್ಮ ಊರ್ನ ಲೂಟಿ ಮಾಡಿಲ್ಲ ಹೋಗಲಿ ರಾಕ್ಷಸ ಜನ್ಮದಲ್ಲಿದ್ದೇನೆಯೇ ಫಲಮೂಲಾಶನಂ ನಿತ್ಯಂ ಕೋತಿ ನಾನು ಬರೀ ಹಣ್ಣು ತಿಂತೇನೆ ಜೇನುತುಪ್ಪ ತಿಂತೇನೆ ಭಾಳ ಅಂದ್ರೆ ಮಜ್ಜಿಗೆ ಕುಡಿಯಬಹುದು ಇನ್ನೊಂದು ಮಜ್ಜಿಗೆನೂ ಆಗ್ಬಹುದು ಪ್ಯೂರ್ ವೆಜಿಟೇರಿಯನ್ ಅದು ಫಲ ಫಲಮೂಲಾಶನಂದ ಅಂತಂ ವಾದರಂ ವಾದಘೋಷರ ಕಾಡಲಿರುವ ನಾನು ತಪಸ್ಸು ಇದ್ದಾಗಿದ್ದೇನೆ ನಿಮ್ಮೂರು ತಂಟೆಯ ನನಗೆ ಗೊತ್ತಿಲ್ಲ ತೊಂದರಾಧಿಪದ ಪುತ್ರ ಪ್ರತೀತಃ ಪ್ರಿಯದರ್ಶನ ವಯಂ ವನಚರಾರಾಮ ಮೃಗಾ ಮೂಲಫಲಾಶನಾ ಏಷಾ ಪ್ರಕೃತಿರಸ್ಮಾಕಂ ಮುಚ್ಚುತ್ತಾ ಇದ್ದಾನೆ ಕೆಲವು ರಾಮ ನಗತಾ ಇದ್ದಾನೆ ಸೊರಡ ಎನ್ನ என்ன சொல்லணும்னு ವಾಯಾರ ಮುಳುಕ முழுக்க ಅಪರೂ ಬದಲು ಸಲ್ವೋ ಈ ಜಡ್ಜಿಗಳು ಏನ್ ಮಾಡ್ತಾರೆ ಫುಲ್ ಆಪರ್ಚುನಿಟಿ ಕೊಡಬೇಕು ವಕೀಲರಿಗೆ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡೋದಲ್ಲ ಅವ್ರು ಹೇಳೋದಲ್ಲ ಹೇಳಿ ಮುಗಿಸಿದ ಮೇಲೆ ಒಂದೊಂದಾಗಿ ಮಾತನ್ನು ಹೇಳುವಂತೆ ನೋಡು ಇದು ನಮ್ಮ ಪ್ರಕೃತಿಯಿಂದ ಏಷಾ ಪ್ರಕೃತಿ ರಸ್ಮಾಕಂ ಏನದು ಏನೋ ಮುಚ್ಚಿಡಿಸಿದ್ದಾನಲ್ಲ ನಮ್ಮ ಸ್ವಭಾವವೇ ಹೀಗೆ ಎಂದ ಏನು ಸ್ವಭಾವ ಅಣ್ಣ ಸತ್ರೆ ತಮ್ಮ ಸತ್ರೆ ಅಣ್ಣನ ಹೆಂಡತಿಯನ್ನ ತಮ್ಮನ ಹೆಂಡತಿಯನ್ನ ಇನ್ನೊಬ್ಬ ಅನುಭೋಗ ಮಾಡುವುದು ಅದೇ ನಮ್ಮ ಸ್ವಭಾವ ಟ್ರೈಬಲ್ ಮ್ಯಾನರ್ಸ್ ನಮಗೇನು ಮದುವೆ ಗಿದುವೆ ಗೊತ್ತಿಲ್ಲ ಧರ್ಮಶಾಸ್ತ್ರ ಗೊತ್ತಿಲ್ಲ ಏಷಾ ರಸ್ಮಾಕಂ ಹೋಗ್ಲಿ ನಿನಗೂ ನನಗೂ ಜಗಳ ಬರೋದಕ್ಕೆ ಕೆಲವು ಸಲ ನೆಲದಿಂದ ಜಗಳ ಹೆಣ್ಣು ಹೊನ್ನು ಮಣ್ಣು ಹೇಳ್ತಾರೆ ಭೂಮಿ ಹಿರಣ್ಯಂ ರೂಪ್ಯಂ ಬೆಳ್ಳಿ ವಿಗ್ರಹೇ ಕಾರಣ ಅನಿಜ ಅತ್ರ ಕಸ್ತೇವನೇ ಲೋಭ ನಮ್ಮೂರ್ಗೆ ಮುತ್ತಿಗೆ ಹಾಕಿದ್ದೀಯಲ್ಲ ನಮ್ಮ ಭೂಮಿ ನಿನಗೆ ಬೇಕೆ ನಮ್ಮೂರಲ್ಲಿ ಬೆಳ್ಳಿ ಇದೆಯಾ ಬಂಗ ಅಂದ್ರೆ ಕಬ್ಬಣ ಇದೆ ಸೊಂಡೂರು ಕಬ್ಬಣ ತಗೊಂಡು ಏನು ಮಾಡ್ತೀಯ ನೀನು ವಿನಯಶ್ಚೋ ಭೂ ನಿಗ್ರಹ ಅನುಗ್ರಹ ವಪಿ ನಿಗ್ರಹ ಅನುಗ್ರಹ ಮಾಡುವುದಕ್ಕೂ ಕೆಲವು ನೀತಿ ನಿಯಮಗಳಿದೆ ನನ್ನ ನಿಗ್ರಹ ಮಾಡಿದ್ದೀಯೇ ಯಾವ ನೀತಿಯಿಂದ ನನ್ನ ತಮ್ಮನ ಅನುಗ್ರಹ ಮಾಡಿದ್ದೀಯೇ ಯಾವ ನೀತಿಯಿಂದ ಹ ರಾಜವೃತ್ತಿ ಅಸಂಕೀರ್ಣ ನರಪ ಕಾಮವೃತ್ತಯ ಜ್ವರಗಳು ಕಾಮಚಪಲಕ್ಕೆ ಬೀಳಬಾರದು ಬುದ್ಧಿ ಹೇಳ್ತಾನೆ ರಾಮನಿಗೆ ತೊಂತು ಕಾಮ ಪ್ರಧಾನಶ್ಚ ನಿನ್ನ ಹೆಂಡತಿ ಅವನೋ ಕೊತ್ಕೊಂಡು ಹೋದ್ನಂತೆ ಏ ನನ್ನ ಹೆಂಡತಿ ಕೊಡಿಸೋ ಅಂತ ನನ್ನ ತಮ್ಮನ ಕಾಲಿಗೆ ಬಿದ್ದಿದ್ದೀಯೇ ನೀ ಕಾಮ ಪ್ರಧಾನನಲ್ಲವೇ ನಿಮಗೂ ನಿಮ್ಮಪ್ಪರಿಗೂ ಏನು ವ್ಯತ್ಯಾಸ ಎಷ್ಟು ಮಾತು ನಾ ಪ್ರಾಶ್ಚಿತ್ಯ ಮಾಡ್ಕೋಬೇಕು ಮನೆಗೆ ಹೋಗಿ ಈ ಮಾತೆಲ್ಲ ಓದಿದ್ದಕ್ಕೆ ರಾಮನನ್ನು ಬೈದಿದ್ದಕ್ಕೆ ನಾನು ಘೋರ ನರಕದಲ್ಲಿ ಹೋಗಬೇಕು ತೊಂತು ಕಾಮ ಪ್ರಧಾನಶ್ಚ ಕೋಪನಶ್ಚ ಅನವಸ್ಥಿತ ಮಹಾಕೋಪಿ ನೀನು ಇಂದ್ರಿಯ ಹಿಕಾಮೃತ ಸನ್ನಿಕೃಷ್ಟ ಮನುಜೇಶ್ವರ ಇಂದ್ರಿಯಗಳು ಶಿಥವಾಗಿದೆ ಅವು ಹೋದ ಕಡೆಯಲ್ಲಿ ಎಳ್ಕೊಂಡು ಹೋಗ್ತಾ ಇವೆ ನಿನಗೆ ಒಂದು ಬಾಣದಿಂದ ನನ್ನನ್ನು ಕೊಂದ್ಯಲ್ಲ ಹೇಳಯ್ಯ ಪ್ರಾಣಿಗಳನ್ನು ಕೊಂದ್ರೆ ಆನೆ ಕೊಂದ್ರೆ ವೀರಪ್ಪನ ಕೇಳಬೇಕಾದ್ರೆ ಚರ್ಮ ಉಪಯೋಗಕ್ಕೆ ಬರುತ್ತೆ ಶಿವ ಉಟ್ಕೋತಾನೆ ಗಜ ಚರ್ಮ ಅಂಬರ ಮೂಳೆ ಉಪಯೋಗಕ್ಕೆ ಬರುತ್ತೆ ಮಾರಾಟ ಮಾಡಬಹುದು ಮಾಂಸ ತಿನ್ನಬಹುದು ಕೆಲವು ರಾಮ ನಿನ್ನ ಮನುಶಾಸ್ತ್ರದಲ್ಲಿ ಹೇಳ್ತಾರೆ ಐದು ಉಗುರು ಇರುವ ಪ್ರಾಣಿಗಳ ಮಾಂಸವನ್ನು ತಿನ್ನಬಾರದು ಎಂಬುದಾಗಿ ಕೋತಿ ಮಾಂಸ ಯಾರು ತಿಂತಾರಿಯೇ ಕೋತಿ ಚರ್ಮ ಯಾತಕ್ಕೆ ಬರುತ್ತೆ ಕೋತಿ ಮೊಳೆ ಯಾತಕ್ಕೆ ಬರುತ್ತೆ ಅಕಸ್ಮಾತ್ ಒಂದು ಕೋತಿ ನಿಮ್ಮ ಎದುರಿಗೆ ಸತ್ರೆ ಅದಕ್ಕೆ ಗುಡಿ ಕಟ್ಟಬೇಕು ಅಂತ ಹೇಳ್ತಾರೆ ನಮ್ಮೂರು ಹನುಮಂತರಾಯನ ಗುಡಿ ಎದುರಿಗೆ ಇನ್ನೊಂದು ಗುಡಿ ಇದೆ ಅಲ್ಲಿ ಒಂದು ಕೋತಿ ಎಲೆಕ್ಟ್ರಿಕ್ ವೈರ್ ಹಿಡ್ಕೊಂಡು ಸತ್ತೋಯ್ತು ಕೆಳಗೆ ಬಿತ್ತು ಊರವರೆಲ್ಲ ಸೇರಿ ಹಳೆ ಕೋಟೆ ದೇವಸ್ಥಾನಕ್ಕಿಂತ ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಕೋತಿಗೋಸ್ಕರವಾಗಿ ಹಾವು ಸತ್ರೆ ಗುಡಿ ಕಟ್ಟುತ್ತಾರೆ ಈ ಐದು ಉಗುರಿರುವಂತಹದ್ದು ಈ ಹಾವರಾಣಿ ಅಂತ ಒಂದು ಹೇಳ್ತಾರೆ ಹಲ್ಲಿ ಅಂತ ಒಂದು ಹೇಳ್ತಾರೆ ಆ ಮಾಂಸ ಯಾರೂ ತಿನ್ನೋದಿಲ್ಲ ನೀನು ಧರ್ಮ ಬಿಟ್ಟವನು ನಾಸ್ತಿಕ ಪರಿವೇತ್ತ ಸರ್ವೇ ನರೇಗಾಮೆ ಇವೆಲ್ಲ ಅಧಾರ್ಯಂ ಚರ್ಮ ಮೇ ಸದ್ಧಿ ರೋಮಾಣಿ ಅಸ್ಥಿತ ಜಿಂಕೆ ಕೊಂದ್ರೆ ಚರ್ಮ ಉಪಯೋಗಕ್ಕೆ ಬರುತ್ತೆ ಚಮರಿ ಮೃಗದ ಬಾಲ ಆದರೆ ಶಾಮರ ಬೀಸೋಕೆ ಬರುತ್ತೆ ನನ್ನ ಶರೀರದ ಯಾವ ಭಾಗ ಉಪಯೋಗ ಬರುತ್ತೆ ಆದ್ರಿಂದ ಓಹೋ ಒಂದು ಕಾರಣ ಇರಬಹುದು ಅಂತ ಕಾಣುತ್ತೆ ಅದು ಬಾಯಿ ಬಿಟ್ಟು ಹೇಳಲಿಲ್ಲ ನೆಸಕ್ಕೆ ವಚ್ಚಿ ಸ್ವಲ್ಪ ಅದು ಜಜ್ಜಿ ಹೇಳ್ತಾನೆ ರಾವಣ ನಿನ್ನ ಹೆಂಡತಿ ಕದ್ಕೊಂಡು ಹೋಗಿರ್ಬೋದು ಅದಕ್ಕೆ ತಾನೇ ಆದರೆ ಉದಾಸೀನೇಶು ಯೋಸ್ಮಾಸು ನಾವು ನ್ಯೂಟ್ರಲ್ ಇದ್ದೇವೆ ನಾನ್ ಅಲೈನ್ಮೆಂಟ್ ನಮ್ಮದು ನಿನಗೂ ರಾವಣನಿಗೂ ಜಗಳ ರಾವಣ ನನ್ನ ಸ್ನೇಹಿತ ಇರ್ಬೋದು ಆದ್ರೆ ನಾನು ನಿನಗೇನು ತೊಂದರೆ ಮಾಡ್ತಾ ಇಲ್ಲ ಉದಾಸೀನೇಶು ಯೋಸ್ಮಾಸು ವಿಕ್ರಮಸ್ಥೆ ಪ್ರಕಾಶಿತ ನೀ ಗಂಡಸಾಗಿದ್ರೆ ರಾವಣ ಜೊತೆ ಯುದ್ಧ ಮಾಡಬೇಕಾಗಿತ್ತು ನಮ್ಮೂರಿಗೆ ಆತಕ್ಕೆ ಲಗ್ಗೆ ಹಾಕಿದ್ದೀಯೇ ಅಪಕಾರಿಷು ತಮ್ ರಾಜನ್ನೇ ನಹಿ ಪಶ್ಯಾಮಿ ವಿಕ್ರಮ ಅಪಕಾರಿಗಳಲ್ಲಿ ಮಾಡು ಉಪಕಾರ ಮಾಡದೇ ಇದ್ರೆ ತಟಸ್ಥರಲ್ಲಿ ಈ ರೀತಿ ಯಾರು ಪರಕ್ಕೆ ತೋರಿಸ್ತಾರಿಯೇ ಅಥವಾ ನೀನೇ ಒಂದು ಮಾತನ್ನು ಹೇಳಿದ್ರೆ ನನಗೆ ಸುಗ್ರೀವನನ್ನ ಆಶ್ರಯಿಸಿ ದುರ್ಬಲನನ್ನ ಛಿ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಾಕ್ತು ಸುಗ್ರೀವನನ್ನ ಆಶ್ರಯಿಸಿ ನನ್ನ ಹೆಂಡತಿ ಹಿಡ್ಕೊಡು ಅಂತ ಅವನನ್ನು ಕೇಳೋದ್ರ ಬದಲು ನನ್ನನ್ನೇ ಒಂದು ಮಾತನ್ನ ಕೇಳಿದ್ರೆ ದರದರ ಅಂತ ರಾವಣನ ನಿಗ್ರಹಿಸಿ ಸೀತೆಯನ್ನು ಎಳ್ಕೊಂಬಂದಿನ ಪಾದದಲ್ಲಿ ಹಾಕ್ತಾ ಇರಲಿಲ್ವೇ ನಾನು ನನ್ನನ್ನು ಕೊಂದೇ ಉಪಕಾರ ಮಾಡಬೇಕಾಗಿತ್ತೆ ಕಂಠೆ ಬದ್ಧ ಪ್ರದಜ್ಞಾಂತೆ ಅನಿಹತಂ ರಾವಣಂ ರಣೆ ನ್ಯಸ್ತಾಂ ತಾಗರತೋ ಏವ ಪಾತಾಲೇವಾಪಿ ಮೈಥಿಲಿ ಆನೆಯೇಯಂ ತವ ದೇಶಾತ್ ಶ್ವೇತಾಮಶ್ವತರೀಮಿವ ಹೈಗ್ರೀವ ದೇವರು ಮಧುಕೈಟವರನ್ನು ಕೊಂದು ವೇದವನ್ನ ತರುವಂತೆ ನಾನು ಸೀತೆಯನ್ನು ತಂದು ಬಿಡುತ್ತಿದ್ದೆ ಇವನು ಹೈಗ್ರೀವ ಉದಾಹರಣೆ ಹಾಗೆ ಎಷ್ಟು ಜಂಬ ನೋಡಿ ಇವನಿಗೆ ಹೇಳು ಏನ್ ಹಾಕ್ತೀಯ ಇದು ವಾಲಿ ಆಕ್ಷೇಪ ಮೂಲದ ವಾಲ್ಮೀಕಿ ರಾಮಾಯಣ ಅಯ್ಯ ಕಂ ರಾಮಾಯಣ ನುಂಗಳ್ ಅರುಂಕುಲ ಕರ್ಪಿನ பொய்யன் மங்கையற்கையேந்த புணர்ச்சி போல் செய்திலன் எம்மை தேமலர் மேலவன் ಐದನೈದೆಯಾಹ ಇಯತ್ತಿನಾನ್ ತೇಮಲರ್ ಮೇಲವನ್ ಪುಷ್ಪೋದ್ಭವನಾದ ಚತುರ್ಮುಖ ಬ್ರಹ್ಮ ನಿಮ್ಮನ್ನು ಸೃಷ್ಟಿ ಮಾಡಿದ ಅಯೋಧ್ಯ ಪ್ರಜೆಗಳನ್ನು ನಮ್ಮನ್ನು ಮಾಡಿದ ನುಂಗಳ್ ಅರುಂಕುಲ ಕರ್ಪಿನ ಪೊಯಿಲ್ ಮಂಗಯರ್ಕೆ ನಿಮ್ಮ ದೇಶದಲ್ಲಿ ಸ್ತ್ರೀಯರು ಗರ್ಭ ಧರಿಸ್ತಾರೆ ಪತಿಯಿಂದಲೇ ಗರ್ಭ ಧರಿಸ್ತಾರೆ ಪತಿವ್ರತೆಯರು ಯಾಕೆಂದ್ರೆ ಅವರಿಗೆ ಮಂಗಳಸೂತ್ರ ಅಂತಿರುತ್ತೆ ವಿವಾಹ ಅಂತಿರುತ್ತೆ ಧಾರೆ ಅರಿಯೋದು ಅಂತಿರುತ್ತೆ ಅಂತಹ ಪ್ರಜ್ಞೆಯನ್ನು ನಮಗೆ ಧರ್ಮಶಾಸ್ತ್ರದಲ್ಲಿ ಬ್ರಹ್ಮ ನಿರ್ಮಾಣ ಮಾಡಲಿಲ್ಲ ಶೈಧಿಲನ್ ಎಮ್ಮೈ ತೇಮಲರ್ ಮೇಲವನ್ ನಿಮ್ಮ ಕುಲದಲ್ಲಿ ಏನಾರು ಮಾಡ್ಕೊಳ್ಳಿ ಅಂದ್ರೆ ನನ್ನ ತಮ್ಮನ ಹೆಂಡತಿ ನ್ಯಾತಿ ಕಿತ್ತಿಡ್ಕೊಂಡೆ ಅಂತ ಹೇಳ್ತಿಯಲ್ಲ ಅಂದ್ರೆ I am not bound by Ikshvaku ethics and civil principles ಇದು ಮೊದಲನೇ ವಾದ ಆಮೇಲೆ ಬಾಯಿ ಕೋಪ ಬಂದು ಕೂಡಲೇ ಶುರು ಮಾಡ್ತಾನೆ ಮರನರಿ ಬಂಧನ ಮಣಮ್ ಅಂದ್ರೆ ತಿರುಮಣ ಮದುವೆ ವೇದೋಕ್ರ ಕ್ರಮದಲ್ಲಿ ಬಂದಂತಹ ವಿವಾಹವೆಂಬುದು ಕಪಿಯರಲ್ಲಿಲ್ಲ ಕುಲ ಮೊದಲು ಕೊತ್ತನ ನೀನು ಅಪೇಕ್ಷೆ ಮಾಡುವಂತಹ ಗುಣಗಳು ನಮ್ಮಲ್ಲಿ ವ್ಯಾಲ್ಯೂಸ್ ಕೇಳಬಾರದು உணர்வுஷன்று ಒಳಿ செல்லும் ஒழிக்கலால் ನಿಣಮುಂ ನಯ್ಯಂ ವಿಣಂಗಿಯ ನೇಮಿಯಾಯ್ ರಾಮಚಂದ್ರ ತನ್ನ ಚಕ್ರಪಾಣಿ ಸ್ವರೂಪ ತೋರಿಸಿದನಂತೆ ಆ ಚಕ್ರದಲ್ಲಿ ಆಗತಾನೆ ರಾಕ್ಷಸ ಸಂಹಾರ ಮಾಡಿದ್ದ ನೆಣ ಹಾವಸೆ ರಕ್ತ ಸುರಿತಾ ಇದೆ ನೆಣಮಂ ನಯ್ಯಂ ಮಿಣಂಗಿಯ ನೇ ಕೊಬ್ಬುಗಿ ಬೆಲ್ಲ ಕಾಣಿಸ್ತಾ ಇದೆ ಹೇ ಚಕ್ರಪಾಣಿ ನಿಮ್ಮ ವಂಶದಂತೆ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ ಬ್ರಹ್ಮದೇವ ಈಗ ಕೋಪ ಏರ್ತು ಸೆಕೆಂಡ್ ಗೇರಿಗೆ ಕೀಮೈ ತಾನ್ ಪಿರರೈ ಕಾತ್ರಿ ತಾನ್ ಶೈದಾಲ್ ತಿಂಗನ್ ರಾಮು ಪಿರರೈ ಕಾತ್ರಿ ಇನ್ನೊಬ್ಬರಿಗೆ ಉಪಕಾರ ಮಾಡುವಾಗ ಬುದ್ಧಿಯನ್ನು ಹೇಳಿ ನೀನೇ ಪ್ರಯೋಗ ಮಾಡದೇ ಇದ್ದಾಗ ಇದಕ್ಕೆ ಗುಣ ಅಂತ ಹೇಳ್ತಾರೆ ಎಂದ ಇನ್ನೊಬ್ರು ಮಾತ್ರ ಬುದ್ಧಿ ಹೇಳೋದು ನೀ ಮಾತ್ರ ಅದೇ ತಪ್ಪನ್ನು ಮಾಡುವುದು ಕೋ ಈ ಎಲ್ದರು ಮಂ ಗಳ್ಕುಲ ಕುಲ ತುದಿ ತೋರ್ಗಳಿಕ್ಕೆಲ್ಲ ಅನಾದಿ ಕಾಲದಿಂದ ಬಂದ ಕೆಲವು ಧರ್ಮ ಸಂಪ್ರದಾಯಗಳು ನಿಮ್ಮ ಕುಲದಲ್ಲಿ ಬಂದವರಿಗೆಲ್ಲ ಉಂಟು ಕಾಣೋ ರಾಮ ನನಗೆ ಗೊತ್ತು ಓವಿಯತ್ತು ಎಳ್ದವಣ್ಣ ಒರುವತ್ತೆಯುಳೆಯಾಯ್ ಎಂಥ ಸುಂದರನಾಗಿದೆಯೋ ಪ್ರಭು ಉಡಮೆಯನ್ರೋ ಗುಣಗಳು ಕಟ್ಟುಪಾಡುಗಳು ಸಂಪ್ರದಾಯಗಳು ಮನುಷ್ಯನಿಗೆ ಭೂಷಣವಲ್ಲವೇ ನಿನಗೆ ಬುದ್ಧಿ ಕೆಟ್ಟೋಗಿದೆ ಎಂದ ಆವಿಯೈ ನಿನ್ನ ಹೃದಯಾಂತರಾಳದಲ್ಲಿ ಉಸಿರಿನಂತಿದ್ದ ಸೀತಾದೇವಿಯನ್ನ ಜನಕನ್ ಪೆತ್ತ ಅನ್ನತ್ತೈ ಜನಕ ಸಂಪಾದನೆ ಮಾಡಿದ ಒಂದು ಹಂಸದಂತೆ ಹಂಸಗಮನೆಯಾದ ಸೀತಾದೇವಿಯನ್ನ ಅಮುದಿಲ್ ಬಂದ ದೇವಿಯೈ ಪಿರಿಂದ ಪಿನ್ನೈ ಅಮೃತೋದ್ಭವ ಲಕ್ಷ್ಮೀದೇವಿ ಅವಳು ಹೇಳ್ತಾನೆ ಅವಳನ್ನು ಅಗಲಿದ ಮೇಲೆ ಜಿಹೈತ್ತನೈ ಪೋಲುನ್ ಶೈಹೈ ನಿನ್ನ ಬುದ್ಧಿ ಕೆಟ್ಟೋಯ್ತು ಅಂತ ಕಾಣುತ್ತೆ ಸೀತಾದೇವಿ ನಗಲಿದ ಮೇಲೆ ನಿನಗೆ ಚಿತ್ತ ಚಾಂಚಲ್ಯವಾಯಿತು ಎರಾಟಿಕ್ ಬಿಹೇವಿಯರ್ ಕಾಡಿಗೆ ಬಂದು ಕೋಚೆಯನ್ನು ಕೊಲ್ಲುವುದು ಬುದ್ಧಿಗಿದ್ದೀದೆಯಾ ಅರಕ್ಕರ್ವೋ ರಜವಿಷೈದಿ ಕೈಯವರೇಲ್ ಒಬ್ಬ ರಾಕ್ಷ ನಿನ್ನ ಪತ್ನಿಯನ್ನು ಕರ್ಕೊಂಡು ಹೋದ್ರೆ ಅದಕ್ಕೆ ವೇರೋರ್ ಕುರಕ್ಕಿರತ್ತರ ಈ ಕೊಲ್ಲ ಮುನುನರಿ ಕೋರಿಟ್ಟುಂಡೋ ಕೋತಿ ಕುಲದಲ್ಲಿ ಒಬ್ಬನನ್ನು ಕೊಂದ್ರೆ ರಾಕ್ಷಸ ನಿನ್ನ ಹೆಂಡತಿ ಕದ್ದಿದ್ದಕ್ಕೆ ಶಾಸ್ತಿ ಆಗುತ್ತೆಯೋ ಎಮ್ಮೆಗೆ ಜ್ವರ ಬಂದ್ರೆ ವ್ಯಕ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೇ ಅಂತ ಹೇಳ್ತಾರಲ್ಲ ನಿಮ್ಮ ಮುನುನರಿ ಹೀಗೆ ಹೇಳ್ತದೆಯೋ ರಾಕ್ಷಸರು ಕದ್ಕೊಂಡು ಹೋದ್ರೆ ಕೋತಿಯನ್ನು ಕೊಂದ್ರೆ ಶಾಸ್ತಿ ಆಗುತ್ತೆ ಮನುಧರ್ಮ ಸ್ಮೃತಿಯಲ್ಲಿ ಹೇಳಿದೆಯೇ ನಾಟ್ಟರು ಕರುಮಂಶ ಇದಾಯಿ ಊರಲ್ಲಿ ಮಾಡಿದೆ ಅಣ್ಣನಾಗಿದ್ದ ನೀನು ರಾಜ್ಯವನ್ನ ತಮ್ಮನಿಗೆ ಕೊಟ್ಟು ಇಲ್ಲಿ ಬಂದೆ ಇಲ್ಲೇನ್ ಮಾಡಿದೆ ತಮ್ಮನಿಗೆ ರಾಜ್ಯವನ್ನು ಕೊಟ್ಟು ಅಣ್ಣನನ್ನೇ ಕೊಂದೆ ಊರಲ್ಲೊಂದು ರಾಜ್ಯ ಒಂದು ನಿಯಮ ಕಾಡಲ್ಲೊಂದು ನಿಯಮ ನಾಟ್ಟರು ಕರ್ಮಂ ಶೈದಾಯ್ ಎಂಬಿಕ್ಕೆ ವರ್ಷೈನಲ್ಲಿ ಕಾಟ್ಟರು ಕರ್ಮಂ ಶೈದಾಯ್ ಕರ್ಮಂತಾನಿದನ್ ಮೇಲುಂಡೋ ಇದಕ್ಕಿಂತ ಮೇಲೆ ಕರ್ಮ ಉಂಟೆ ನಿನಗೆ ಆಮೇಲೆ ಹೇಳ್ತಾನೆ ಸೂರ್ಯ ಕುಲದಲ್ಲಿ ಇದುವರೆಗೂ ಕಳಂಕ ಇರಲಿಲ್ಲ ಚಂದ್ರನಲ್ಲಿ ಮಾತ್ರ ಕಳಂಕ ಇಟ್ಟು ಹೇ ಸೂರ್ಯವಂಶೋದ್ಭವ ಸೂರ್ಯಚಂದ್ರರು ತನಕ ನೀನು ನನ್ನನ್ನು ಹಿಂದಿನಿಂದ ಕೊಂದದ್ದಕ್ಕಾಗಿ ನಿನ್ನಲ್ಲಿಯೂ ಕಳಂಕ ಉಂಟಾಯಿತು ಜನ ಪ್ರಶ್ನೆ ಮಾಡ್ತಾರೆ ಹಿಂದಿನಿಂದ ಹೊಡೆದದ್ದು ಸರಿಯೇ ಹಿಂದಿನಿಂದ ಹೊಡೆದದ್ದು ಸರಿಯೇ ನಾ ಕೆಳಕಾಗಿ ನಿಂತು ಇಪ್ಪತ್ತು ಬಾಯಿಂದ ಉತ್ತರವನ್ನು ಹೇಳಿದ್ರು ಜನ ಕೇಳುವುದು ಬಿಡೋದಿಲ್ಲ ಯಾತಕ್ಕೆ ಬಿಡೋದಿಲ್ಲ ಪ್ರಶ್ನೆ ಕೇಳುವುದರಲ್ಲೇ ಜಾಣ್ತನ ಉತ್ತರ ತಿಳ್ಕೊಳ್ಳೋದ್ರಲ್ಲಿ ಜಾಣ್ತನವಲ್ಲ ಕೈಯಂ ನುಂ ಕೊಲತ್ತು ಒಂದ ಎರ್ಪೋ ಎರ್ಕಯ್ಯಂ ಶೀಲವಂ ಪೋತ್ತಲೈ ನಿಮ್ಮ ಕುಲದಲ್ಲಿ ಬಂದಂತಹ ಸ್ವಾಭಾವಿಕವಾದ ಶೀಲ ಆಚಾರ ಶಾಸ್ತ್ರಜ್ಞಾನ ಇದೇನನ್ನೂ ರಕ್ಷಣೆ ಮಾಡಲಿಲ್ಲ ನೀನು ನೀ ಕೊಂದದ್ದು ಯಾರನ್ನ ಗೊತ್ತಾ ವಾಲಿಯೈ ಪಡುತ್ತಾಯಲೈ ವಾಲಿಯನ್ನು ಕೊಂದದ್ದಲ್ಲ ಮನ್ನರ್ ವೇಲಿಯೈ ಪಡುತ್ತಾಯ್ ಧರ್ಮದ ಬೇಲಿಯನ್ನು ಕತ್ತರಿಸಿದೆ ವಾಲಿ ವೇಲಿ ನೀ ಕತ್ತರಿಸಿದ್ದು ವಾಲಿಯನ್ನಲ್ಲ ಧರ್ಮದ ಬೇಲಿಯನ್ನೇ ಕತ್ತ ಇವನು ಧರ್ಮ ಅಂತೆ ಬೇಲಿಯಂತೆ ಇವನು ಹೀಗೆಲ್ಲ ಮಾತನಾಡಿದ ಅಬದ್ಧವಾಗಿ ಅದನ್ನು ಕೇಳಿದ ರಾಮಚಂದ್ರ ಇದಕ್ಕೆ ಉತ್ತರವನ್ನು ಹೇಳ್ತಾನೆ ಸಂಕ್ಷೇಪ ಉತ್ತರ ಹೇಳಿ ಮಂಗಳಾಶಾಸನ ಮಾಡೋಣ ಇಲ್ಲಿ ಬೇಕಾದಷ್ಟು ಸಮಾಧಾನಗಳನ್ನು ಲೌಕಿಕ ಹಾಕೊಳ್ಬೇಕು ಧರ್ಮಕೂಟ ಅಂತ ಒಂದು ವ್ಯಾಖ್ಯಾನ ಅದು ತಂಜಾವೂರಿನಲ್ಲಿ ತ್ರಯಂಬಕಮಖಿ ಆಸ್ಥಾನದಲ್ಲಿದ್ದು ಪಂಡಿತರು ರಚನೆ ಮಾಡಿದ ಧರ್ಮಶಾಸ್ತ್ರ ಪ್ರಕ್ರಿಯೆಗಳ ವ್ಯಾಖ್ಯಾನ ಅದರಿಂದ ಕೆಲವು ನಿಯಮ ಹೇಳ್ತೇನೆ ರಾಮಚಂದ್ರ ಕೊಟ್ಟ ಉತ್ತರ ನೋಡಿ ನೀವು ಎಲ್ಲಿ ತಪ್ತಾ ಇದ್ದಾರೆ ಈ ವಾಲಿಯ ವಾಕ್ಯಗಳನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಿಮಗೆ ಏನು ಅನಿಸುತ್ತೆ ವಾಲಿ ಹೇಳಿ ಸರಿಯಾಗಿದೆಯಲ್ಲ ಯಾತಕ್ಕೆ ನಾನು ಆವೇಶದಲ್ಲಿ ಮಾತಾಡಿದ್ದು ಕೇಳಿದ್ರೆ ನಾನೂ ವಾಲಿಯನ್ನೇ ಸಮರ್ಥನೆ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಭ್ರಮೆ ಆಗಿರಬೇಕು ನಾರಾಯಣ ನಾನು ವಾಲಿ ಸಮರ್ಥಕನಲ್ಲ ವಾಲಿ ಕಡೆಯವನಲ್ಲ ಇವನೇನ್ ಮಾಡ್ತಾ ಇದ್ದಾನೆ ನನ್ನ ರಾಜ್ಯ ಬೇರೆ ನಿನ್ನ ರಾಜ್ಯ ಬೇರೆ ನಾನು ನಿನಗೆ ಅಧೀನನಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಬೇರೆ ಅಂತ ಹೇಳ್ತಿದ್ದಾನೆ ರಾಮಚಂದ್ರ ಹೇಳಿದ ಇಕ್ಷ್ವಾಕೋಣಾಮಿ ಎಂಭೂಮಿ ಅಲ್ಲೇ ನೀ ತಪ್ಪಿದೆ ಅಂತ ಯಾವನೊಬ್ಬ ಪುರುಷ ಒಂದು ಕೋಮಿನಲ್ಲಿ ತನ್ನ ಸೊಸೆಯನ್ನು ಕೆಡಿಸಿದ ಕಥೆಯೆಲ್ಲ ಓದಿದ್ದೀರಿ ಪತ್ರಿಕೆಯಲ್ಲಿ ಅವನ ಕಡೆಯವರು ಪರ್ಸನಲ್ ಆದವರು ಹೇಳಿದ್ರು ಯಾವಳು ಕೆಟ್ಟು ಹೋದಳೋ ಆ ಕೆಡಿಸಿದವನಿಗೆ ಹೆಂಡತಿ ಆಗಬೇಕು ಅಂತ ಅದು ಪರ್ಸನಲ್ ಅಂತ ಹೇಳಿದ್ರು ನಮ್ಮ ಕೋರ್ಟ್ ಹೇಳಿತು ಇಲ್ಲ you are bound by our constitution ಯಾವ್ದು ನಿಜ ಹೇಳಿ ಈಗ ಅವರು ಮುಸ್ಲಿಮ್ಲ ಅಂತಾರೆ ಇನ್ನೊಬ್ರು ಕ್ರಿಶ್ಚಿಯನ್ಲ ಅಂತಾರೆ ಇದು ಹಿಂದೂಲ ಅಲ್ಲ ಇದು there is only one country with one constitution are you bound by the constitution or no ಇಲ್ಲ ಅಂದ್ರೆ ನಿಮ್ ಕಾನ್ಸ್ಟಿಟ್ಯೂಷನ್ ಜಾಗಕ್ಕೆ ನೀವು ಹೋಗಿ ಅಂತ ಹೇಳ್ಬೇಕು ನೆಕ್ಸ್ಟ್ ಸ್ಟೆಪ್ ಸಿವಿಲ್ ಲಾ ಒಂದು ನಿಮ್ ಕ್ರಿಮಿನಲ್ ಲಾ ಏನ್ ಹೇಳುತ್ತೆ ಅಪರಾಧ ಮಾಡಿದವನು ಕೈ ಕತ್ತರಿಸಬೇಕು ಕಾಲು ಕತ್ತರಿಸಬೇಕು ತಪ್ಪು ಮಾಡಿದವನು ಕಲ್ಲು ಹೊಡೆದು ಮರಣದಂಡನೆ ಕೊಡಬೇಕು ಅದನ್ನು ಕೊಡಬೇಕಾಗುತ್ತೆ ನಿಮ್ ಕ್ರಿಮಿನಲ್ ಹಾಕಬೇಕಾಗುತ್ತೆ ನಾವು ನಿಮಗೆ ಒಂದು ಬೇಕು ಒಂದು ಬೇಡ ದಯವಾಲಿ ನೀನಿರೋ ಯಾರ ರಾಜ್ಯದಲ್ಲಿ ಅಂತ ಕೇಳಿದ ಇಕ್ಷ್ವಾಕೂಣಾಮ ಎಂಭೂಮಿ ನಮ್ಮ ವಂಶಜರು ಭಗೀರಥ ಸಗರ ಚಕ್ರವರ್ತಿ ಇಡೀ ಭೂಮಂಡಲವನ್ನು ಕೆದ್ದರು ನೀನೊಬ್ಬ ಪುಡಿ ಪುಂಡ ಪಾಳೆಗಾರ ಇವರ ಟೆರರಿಸ್ಟ್ ನೀ ನಮ್ಮ ರಾಜ್ಯಕ್ಕೆ ಸೇರಿದವರು ಹಾಗಿದ್ರೆ ನಾನು ಬೆಟ್ಟದಲ್ಲಿದ್ದೆ ನಿಮ್ಮ ಭೂಮಿಯಲ್ಲಿದ್ದರಲ್ಲವೋ ಅಂತ ಕೇಳುವುದಾದ್ರೆ ಸಶೈಲ ವನಕಾನನ ಬೆಟ್ಟ ನದಿ ಕಾಡು ಗುಡ್ಡ ಏನೇನಿದೆಯೋ ಎಲ್ಲವೂ ಇಕ್ಷ್ವಾಕುವಿಗೆ ಸೇರಿದ್ದು ಇರಬಹುದು ನಾನು ಮೃಗವಾಗಿದ್ದೇನಲ್ಲ ಮೃಗಪಕ್ಷಿ ಮನುಷ್ಯಾಣ ನಿಗ್ರಹ ಪ್ರಗ್ರಹಾವಪಿ ಇಕ್ಷಾಕು ರಾಜ್ಯದಲ್ಲಿರುವ ಮೃಗಗಳು ಪಕ್ಷಿಗಳು ತಮ್ಮ ತಮ್ಮ ಧರ್ಮದಲ್ಲಿ ಇಕ್ಷಾಕು ರಾಜ್ಯದಂತೆ ಇಟ್ಟಾಂಗಿರುವೇನೋ ಹರಿಯೇ ಇರಬಹುದು ಆದರೆ ಈಗ ನೀನೇ ರಾಜ್ಯ ಬಿಟ್ಟು ಬಂದಿದ್ದೀಯಲ್ಲ ನೀಗೆ ರಾಜ್ಯ ಗತಿ ಇಲ್ಲ ಬೇಕಾದ್ರೆ ಭರತ ಹೇಳಿ ನೀನಾರು ಹೇಳೋದಿಕ್ಕೆ ತಾಂಪಾಲಯತಿ ಧರ್ಮಾತ್ಮ ಭರತ ಸತ್ಯವಾನ್ ರುಜು ಭರತ ಆಳ್ತಾ ಇದ್ದಾನೆ ಹೌದು ನಿಂದೇನಿದ್ರ ಮಧ್ಯೆ ಅಂತ ಕೇಳೋದಾದ್ರೆ ಆ ಭರತ ಹೇಳಿದ್ದ ನನಗೆ ಅಣ್ಣ ನಾನು ದುರ್ಬಲ ನೇ ಜಗತ್ತನ್ನು ಸುತ್ತಾಡಿ ನಮ್ಮ ರಾಜ್ಯದ ಸಂವಿಧಾನವನ್ನು ಯಾರ್ಯಾರು ಅತಿಕ್ರಮ ಮಾಡಿದ್ದಾರೆ ಅವರಿಗೆಲ್ಲ ಶಾಸನವನ್ನು ಮಾಡಿ ದಾರಿ ಅಂತ ಅವನ ಅಪಣೆ ಕೊಟ್ಟದ್ರಿಂದ ಭರತ ಹೇಳಿದ್ದಂತೆ ರಾಮನಿಗೆ ಅದಕ್ಕೋಸ್ಕರವಾಗಿ ಬಂದಿದ್ದೇವೆ ನಾವು ತಸ್ಯ ಧರ್ಮಕೃತ ದೇಶ ವಯಮನ್ಯೇ ಚ ಪಾರ್ಥಿವಾ ಚ ಕೃಷ್ಣಾಂ ಧರ್ಮ ಸಂತಾನಮಿಚ್ಛವ ಧರ್ಮದ ಪರಿಪಾಲನೆಗೆ ಬಂದಿದ್ದೇವೆ you are bound by my constitution you don't have a separate constitution ಮೊದಲನೇ ಪಾಯಿಂಟು ಇದು ನಿಮ್ಮ ಮನಸ್ಸಿಗೆ ಹೋಗಲಿಲ್ಲ ಅಂತ ನನಗೆ ಗೊತ್ತು ಯಾಕೆಂದ್ರೆ ಮನಸ್ಸಿಗೆ ತಗೊಳ್ಳೋಕೆ ನಿಮಗೆ ಯಾರಿಗೂ ಇಚ್ಛೆ ಇಲ್ಲ ಬೈದೆ ಅಂತ ತಿಳ್ಕೋಬೇಡಿ ಒಂದು ಮಾತು ಹೇಳ್ತೇನೆ ರಾಷ್ಟ್ರಾಧ್ಯಕ್ಷರ ಉತ್ಸವ ಬೀದಿಯಲ್ಲಿ ಬರ್ತಾ ಇರುತ್ತೆ ಬೆಂಗಳೂರಿನಲ್ಲಿ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಮನೆ ಮುಂದೆ ಪೊಲೀಸ್ ಅಷ್ಟೆಲ್ಲ ಕಾವಲಾಗಿ ಮಾಡಿದ್ರು ರಾಷ್ಟ್ರಾಧಿಪತಿಗಳ ಎದುರುಗಡೆಯೇ ಒಬ್ಬ ಗಂಡ ತನ್ನ ಹೆಂಡತಿಯನ್ನ ಪರಕೆ ತಗೊಂಡು ಹೊಡಿತಿರ್ತಾನೆ ಕುಡುಗೋಲಲ್ಲಿ ಕತ್ತರಿಸೋದಕ್ಕೆ ಹೋಗ್ತಾನೆ ರಾಷ್ಟ್ರಾಧಿಪತಿಗಳು ನೋಡಿದ್ರೆ ಏನು ಮಾಡ್ತಿದ್ದ ಅವನು ತಡೆಯೋ ಅಂತಂದ್ರೆ ನೀ ಯಾರ ಕೇಳುವುದಕ್ಕೆ ನನ್ನ ಹೆಂಡತಿ ಅವಳು ನಾ ಕೊಲ್ತೇನೆ ಬೇಕಾದ್ ಮಾಡ್ತೇನೆ ನೀ ಯಾರು ಕೇಳುವುದಕ್ಕೆ ಆ ಹೆಂಡತಿನೂ ಹೇಳ್ತಾರೆ ನಾನುಂಟು ನಮ್ಮ ಯಜಮಾನರುಂಟು ನೀವು ಯಾರು ಒಂದು ನಿಮಿಷ ಬಂದವರು ಈಗ ಯಾರು ಹೇಳಿ ಸರಿ ಹೇಳಿ ರಾಷ್ಟ್ರಾಧಿಪತಿಗಳ ಎದುರಿಗೆ ಅವರ ಆಳ್ವಿಕೆ ಎಲ್ಲೆಲ್ಲಿ ಜಾಗ ಇದೆಯೋ ಆ ಜಾಗದಲ್ಲಿ ಒಂದು ಅಕೃತ್ಯ ನಡೆಯುತ್ತೆ easy to be neutral party easy to executives power ಯೋಚನೆ ಮಾಡಿ ಆ ಚೀಫ್ ಮಿನಿಸ್ಟರ್ ಮತ್ತೊಬ್ಬನ ಕರೀತ ಯಾರು ತಪ್ಪು ಮಾಡ್ತಿದ್ದ ಅಲ್ಲಿಂದಲೇ ಶಾಸನ ಆಗಬೇಕಾಗುತ್ತೆ ಅದು ವಿಚಾರಣೆ ಅದು ಏನಿದೆ ನ್ಯಾಯ ಪದ್ಧತಿ ಪ್ರಕಾರ ಆಗಬೇಕು ಲೇ ನೀ ನಮ್ಮ ಇಕ್ಷಾಕು ರಾಜ್ಯದಲ್ಲಿದ್ದೀಯೇ ಭರತನ ಅಪ್ಪಣೆ ಅಂತ ಬಂದಿದ್ದೇವೆ ತೇ ವಯಂ ಈಗ ನಾ ಮಾಡ್ತಾ ಇರೋ ನಿನಗೆ ಧರ್ಮ ವಿಭ್ರಷ್ಟಂ ನೀ ಧರ್ಮ ಬಿಟ್ಟಿದ್ದೀಯೇ ಸ್ವಧರ್ಮೇ ಪರಮೇ ಸ್ಥಿತ ನನ್ನ ಧರ್ಮದಲ್ಲಿ ನಾನಿದ್ದೇನೆ ನನಗೇನು ಬೈದೆ ನೀನು ಕಾಮತಂತ್ರ ಪ್ರಧಾನ ಅಂತ ಕಾಮತಂತ್ರ ಪ್ರಧಾನಶ್ಚ ಅನಸ್ಥಿತೋ ರಾಜವರ್ತ್ಮನಿ ದೊರೆಯಾಗಿರುವ ನೀನು ನಮ್ಮ ಸಾಮಂತ ನನಗೆ ಅಧೀನ ದೊರೆ ನೀನು ನೀ ಮಾಡಿದ್ದೇನು ನಿನ್ನ ತಮ್ಮನ ಹೆಂಡತಿಯನ್ನು ಕಿತ್ತಿಟ್ಟುಕೊಂಡಿದ್ದೆ ನೀನು ಕಾಮತಂತ್ರ ಪ್ರಧಾನ ನಾ ಮಾಡಿದ್ದೇನೆ ಅಂತ ಕೆಲಸನ ದೊರೆಯಾದವನೇ ಈ ಕೆಲಸ ಮಾಡಿದರೆ ಊರಲ್ಲಿರೋ ಜನ ಎಲ್ಲ ಏನು ಮಾಡ್ತಾರೆ ಯೋಚನೆ ಮಾಡಿ ಮಿನಿಸ್ಟ್ರುಗಳೇ ಒಂದು ಯಾವುದೋ ಪಬ್ಲಿಕ್ ರಿಸಾರ್ಟ್ ಹೋಗಿ ಮಾಡುವ ಕೆಲಸ ಮಾಡಿದರೆ ಸಾಮಾನ್ಯರು ಅದೇ ಕೆಲಸವನ್ನು ಮಾಡ್ತಾರೆ ಯಾರು ತಡೆಯೋರು ಮೇರಿದು ಯಜ್ಜದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸ ಯತ್ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ದೊರೆಯಾದವನು ಪಂಕಿ ಹಾಕಿಕೊಡಬೇಕಾಗಿತ್ತು ಈ ಮಾಡಲಿಲ್ಲ ಅದನ್ನ ಏನೋ ಹೇಳೋದು ಕೊರಟ ಏ ಸುಮ್ಮನೆ ಕೇಳೋ ಅಂದ ಜ್ಯೇಷ್ಠೋ ಭ್ರಾತ ಪಿತಾ ಚೈವ ಇದು ಇಕ್ಷ್ವಾಕ ಪದ್ಧತಿ ದೊಡ್ಡಣ್ಣ ತಂದೆಗೆ ಸಮಾನ ಅಂತ ಹೇಳುತ್ತೆ ಶಾಸ್ತ್ರ ನೀವೆಲ್ಲ ಅನುಭವಿಸಿದ್ದೀರಿ ನಾವು ಅನುಭವಿಸಿದ್ದೇವೆ ಅಣ್ಣ ತಪ್ಪನ್ನೇ ಮಾಡಿದರೂ ಪ್ರತಿ ಹೇಳುವ ಹಾಗಿಲ್ಲ ಉಪಾಯದಲ್ಲಿ ಯಾವುದೇ ಬೇರೆ ಸಂದರ್ಭ ನೋಡಬೇಕು ಯಶ್ಚ ವಿದ್ಯಾಂ ಪ್ರಯಚ್ಛತಿ ವಿದ್ಯೆ ಕೊಟ್ಟ ಗುರುವಾಯಿತು ಪಿತರೋ ಜ್ಞೇಯ ಧರ್ಮೇ ವರ್ತ್ಮನಿ ವರ್ತಿನ ಅವರು ಧರ್ಮದಲ್ಲಿದ್ದರೆ ಅವರು ಹೇಳಿದ ಕೇಳಬೇಕು ಗುರುಗಳು ಅಕಾರ್ಯವನ್ನು ಕೇಳಿದ್ರೆ ದೊಡ್ಡಣ್ಣ ಅಕಾರ್ಯ ಕೇಳಿದ್ರೆ ಮಾಡು ಅಂತ ಹೇಳ್ತಿಲ್ಲ ಆ ದೊಡ್ಡವರು ಸರಿಯಾಗಿದ್ದರೆ ಏನೋ ಬಾಯಿ ಬಡಬಡಿಸಬೇಕು ಅಂತ ಹೋದ ಶಟಪ್ ಅಂದ ರಾಮಚಂದ್ರ ಇದು ಮಹಾವಾಕ್ಯ ಇದು ಕಾರ್ಪಂಗಾಡ ವೆಂಕಟಾಚಾರ್ಯ ಸ್ವಾಮಿಗಳು ತಮಿಳುನಾಡಲ್ಲಿ ಮಹಾವಿದ್ವಾಂಸರು ಇದರ ಮೇಲೆ ಚೆನ್ನಾಗಿ ಹೇಳೋದು ಸೂಕ್ಷ್ಮ ಪರಮದುರ್ಜ್ಞೇಯ ನಿನಗೊಂದು ವಿಷಯ ಅರ್ಥ ಆಗಿಲ್ಲ ಕಾಣೋ ಕೋತಿ ಪರಮ ದುರ್ಜ್ಞೇಯ ತಿಳಿಯುವುದಕ್ಕೆ ತುಂಬಾ ಶ್ರಮ ಪಡಬೇಕು ನೀ ಸಾಯ್ತಾ ಕೂತಿದ್ದೀಯೇ ಬಾಯಿಲಿ ಮಣ್ಣು ಮುಗ್ತಾ ಇದ್ದೀಯೇ ನಿನಗೆ ಅರ್ಥ ಆಗೋ ಕಾಲ ಅಲ್ಲ ಮರಣ ಕಾಲದಲ್ಲಿ ಹೇಳೋದಲ್ಲ ಬುದ್ಧಿ ಚೆನ್ನಾಗಿದ್ದಾಗ ತಿಳ್ಕೋಬೇಕು ಯಾಕೆ ಅತ್ಯಂತ ಸೂಕ್ಷ್ಮವಾದದ್ದು ಏನದು ಅಂತ ನನಗೆ ಗೊತ್ತಿಲ್ಲದೆ ಅದ್ಯಾವುದಿದೆ ಸತಾಂ ಧರ್ಮ ಸತ್ಪುರುಷರ ಆಚರಣೆ ಅಂತ ಒಂದಿದೆ ಅದು ತುಂಬಾ ಸೂಕ್ಷ್ಮವಾದದ್ದು ನನಗ್ಯಾಕೆ ತಿಳಿಯಲಿಲ್ಲ ಅಂತ ಕೇಳೋದಾದ್ರೆ ಪ್ಲವಂಗಮ ನೀನು ಕೋಟಿ ಅದಕ್ಕೆ ತಿಳಿಯಲಿಲ್ಲ ನಿನಗೆ ಸೂಕ್ಷ್ಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ ಏನಿರ್ಬೋದು ನೀನೇ ಹೇಳು ಅಂತ ಹೇಳೋದಾದ್ರೆ ನಾನು ಯಾಕೆ ಹೇಳಲಿ ಹೃದಯಸ್ಥ ಸರ್ವಭೂತಾನಾಂ ಆತ್ಮಾವೇದ ಶುಭ ಅಶುಭಂ ನಿನ್ನ ಆತ್ಮವನ್ನು ಕೇಳು ನೀ ಮಾಡಿದ ಸರಿಯೇ ತಪ್ಪೇ ನಿನಗೆ ನೀನೇ ಒಪ್ಪಿಸಿಕೊ ಎಕ್ಸಾಮಿನ್ ಯುವರ್ ಹಾರ್ಟ್ ಆಮೇಲೆ ನಾ ಹೇಳ್ತೇನೆ ನನ್ನ ಹೃದಯದಲ್ಲಿ ನಾನು ಕೇಳೋದಕ್ಕೆ ನೀನು ಯಾರು ಅಂದ್ರೆ ನಿನ್ನ ಇರೋರು ನಾನೇ ಅಲ್ವೇ ಅಂದ ರಾಮಚಂದ್ರ ನಿನ್ನ ಹೃದಯದಲ್ಲಿರೋ ನಾನೇ ಅಲ್ವೇನೋ ನಿನ್ನ ಹೃದಯವನ್ನು ನೀನೇ ಕೇಳು ಆತ್ಮವಂಚನೆ ಮಾಡ್ಕೋಬೇಡ ಇತರರು ಮಾಡಿ ಮಾಡಬಹುದು ನಿನಗೆ ತಾಮಸ ಬುದ್ಧಿ ಅಂಟಿಕೊಂಡಿದೆ ಅಹಂತು ವ್ಯಕ್ತತಾಮಸ್ಯ ವಚನಸ್ಯ ಬ್ರವೀಮಿತೆ ನನ್ನ ಕೋಪದಿಂದ ನೀ ಬಯೋದಲ್ಲ ಬರೀ ರಾಜಪುತ್ರ ಅಂತ ಹೇಳೋದಲ್ಲ ನಂಗೆ ತಿಳಿಲಿಲ್ವಲ್ಲ ಅಂದ ಹಾಗಿದ್ರೆ ಕಾರಣ ಹೇಳ್ತೇನೆ ಕೇಳು ಭ್ರಾತು ವರ್ತಸಿ ಭಾರ್ಯಾಯಾಮ್ ತ್ಯಕ್ವಾ ಸನಾತನಂ ತಮ್ಮನ ಹೆಂಡತಿ ಇದ್ರೆ ಸೊಸೆ ಇದ್ದ ಹಾಗೆ ಮಗಳಿದ್ದ ಹಾಗೆ ಆ ಮಗಳನ್ನೇ ಅನುಭವಿಸ್ತಾ ಇದೆಯಲ್ಲೋ ಇನ್ಸೆಸ್ ಮಾಡ್ತಾ ಇದೆಯಲ್ಲೋ ಏ ನಮ್ಮ ಪದ್ಧತಿ ಅಂತ ಹೇಳೋ ಹೊರಟ ಅವನು ಶಟಪ್ ಅದ ರಾಮಚಂದ್ರ ನಿಮ್ಮ ಪದ್ಧತಿಯು ನನಗೆ ಗೊತ್ತು ಬಹಳ ಕೋಪದಿಂದ ಹೇಳುವರು ಅಂಡವನ್ ಸ್ವಾಮಿಗಳು ನಿಮ್ಮ ಪದ್ಧತಿಯು ಗೊತ್ತು ಅಣ್ಣನೋ ತಮ್ಮನೋ ಸತ್ತ ಮೇಲೆ ಆ ಕೆಲಸ ಮಾಡ್ತೀರಿ ಹೊರತು ಬದುಕಿರುವಾಗಲ್ಲ ಅದು ಅಸ್ಯತ್ವಂ ಧರಮಾಣಸ್ಯ ಆ ಸುಗ್ರೀವ ಇನ್ನು ಬದುಕಿರುವಾಗಲೇ ಅವನ ಹೆಂಡತಿಯನ್ನು ಕಿತ್ತಿಟ್ಕೊಂಡಿದ್ದೀಯೇ ಸುಗ್ರೀವಸ್ಯ ಮಹಾತ್ಮನಃ ರುಮಾಯಾಂ ವರ್ತಸೆ ಕಾಮಾತೆ ಸ್ನುಷಾಯಾಂ ಪಾಪಕರ್ಮ ತಲೆ ತಗ್ಗಿಸಿದ ವಾಲಿ ಇದಕ್ಕೇನು ಶಿಕ್ಷೆ ಗೊತ್ತೋ ಮರಣದಂಡನೆ ಮರಣದಂಡೆ ಕೊಡೋಕೆ ನೀನು ಯಾರು ಅಂತ ಕೇಳಿದ್ರೆ ಈ ರಾಮ ಹೇಳ್ತಾನೆ ನಾನು ಬರೀ ಎಕ್ಸಿಕ್ಯೂಷನರ್ ಇದು ವಿಚಾರಣೆ ವಿಚಾರಣೆ ಎಲ್ಲ ಮುಗಿದೋಯ್ತು ಈಗ ದಂಡನೆ ಕೊಡುವಂತಹ ಪ್ರಸಂಗ ವೆಂಕಟಾಚಾರ್ಯ ಸ್ವಾಮಿಗಳು ಕಾರ್ಪಂಗಾಡ ಸ್ವಾಮಿಗಳು ಹೇಳುವರು ಕರಣ ಸಂದರ್ಭಕ್ಕೂ ಜನಸ್ಥಾನ ಸಂದರ್ಭಕ್ಕೂ ಇದಕ್ಕೂ ವ್ಯತ್ಯಾಸವೇನು ಅದು ಯುದ್ಧ ಪ್ರಸಂಗ ಇದು ಶಾಸನ ಪ್ರಸಂಗ ಯಾವನೊಬ್ಬ ಅಫ್ಸಲ್ ಗುರು ಅವನ್ ನೇಣು ಹಾಕಬೇಕು ಪಂಜಾಬ್ನಲ್ಲಿ ಒಬ್ಬನ ಕರೆಸ್ತಾರೆ ನೇಣು ಹಾಕಯ್ಯ ಅವನು ಕಪ್ಪು ಬಟ್ಟೆ ಪಾಮೂಲಿ ಹೊದಿಸ್ತಾ ಹಿಂದಿನಿಂದ ಅವನು ನಿಂತ್ಕೊಂಡು ಹೇಳಿತಾನೆ ನೀ ಗಂಡಸಾಗಿದ್ರೆ ಮುಂದುಗಡೆಯಿಂದ ಕೊಲ್ಲೋ ಅದು ಮುಂದ್ಗಡೆ ಯಾರು ಕೇಳ್ತೀರಿ ನೀವು ನಮಗೆ ಗೊತ್ತಿಲ್ಲ ಅಂತ ನಾನೇನು ತಪ್ಪು ಮಾಡಿದ್ದೆ ಅದೆಲ್ಲ ಕೋರ್ಟಲ್ಲಿ ಹೇಳ್ರಿ ಹೇಳಿದಷ್ಟು ಮಾಡೋದು ನನ್ನ ಕೆಲಸ ಎಕ್ಸಿಕ್ಯೂಟ್ ಅವನನ್ನು ಕೊಲ್ಲು ಹಗ್ಗ ಹೇಳಿ ನಾನು ಅಷ್ಟೇ ಮಾಡ್ತೀನಿ ವಿಚಾರಣೆ ಮುಗಿದು ಹೋಗಿದೆ ಭರತ್ ಹತ್ರ ಹೋಗಿ ಬಾಯ್ ಬಿಡ್ಕೋಬೇಕಾಗಿದ್ರೆ ನಿನ್ನ ಹೃದಯವನ್ನು ಕೇಳು ನಾ ಹಿಂದಿನಿಂದಲೇ ಹೇಳಿದ್ದೇನೆ ಹಗ್ಗವನ್ನ ಪ್ರಾಣಿಯನ್ನು ಬೇಟೆ ಆಡುವವರು ಮರದ ಮೇಲಿಂದ ಆಡ್ತಾರೆ ಹಿಂದಿನಿಂದ ಕೊಲ್ತಾರೆ ಮುಂದಿನಿಂದ ಕೊಲ್ತಾರೆ ಅದೆಲ್ಲ ಕೇಳುವುದಲ್ಲ ಇದಕ್ಕೆ ಭಿನ್ನ ಮರ್ಯಾದನಿಗೆ ಮರ್ಯಾದೆ ಬಿಟ್ಟವನಿಗೆ ಇದು ಮರಣದಂಡನೆ ಯಾವುದಕ್ಕೆ ಎಷ್ಟು ದಂಡನೆ ರಾಮಚಂದ್ರ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಇದಕ್ಕೆ ಇಲ್ಲಿ ಇನ್ನೊಂದಷ್ಟು ದೂರ ಇಲ್ಲೇ ಕೊಟ್ಟು ಬಿಡ್ತೇನೆ ಮುಂದೆ ಹೇಳೋ ಮಾತುಗಳಿಗೆ ತಂಗೆಯ ಮೂಕ್ಕುಂ ಹೇಳಿ ತಮಯನೈ ತಲೆಯಂ தடிந்தவெந்தாசரசி போய் எங்கும் தன் புகழாவிருந்து அரசாண்டயம் புருடோத்தமன் இருக்கை கங்கை கங்கை என்ற வாசகத்தாலே கடுவினை களை களைந்திடுக இடுகிற்கும் கங்கையின் கரமேல் கை தொழ நின்ற ಖಂಡವೆನ್ನುಂ ಕಡಿನಹರೇ ದೇವಪ್ರಯಾಗೆ ಅಂತ ಒಂದು ಕ್ಷೇತ್ರ ಆ ದೇವಪ್ರಯಾಗ ಕ್ಷೇತ್ರದ ಪುರುಷೋತ್ತಮನನ್ನ ಪುರುಷೋತ್ತಮ ಅಂದ್ರೆ ಅವನು ರಾಮ ಎಂಬುದಾಗಿ ಆಳ್ವಾರ್ ಪೆರಿಯಾಳ್ವಾರರ ಪಾಶುರ ತಂಗೆಯೈ ಮೂಕುಂ ತಮಯನೈ ತಲೆಯುಂ ಈ ಶಿಕ್ಷಾಕ್ರಮ ನೋಡಿ ಇಲ್ಲಿ ಈ ಜಿಯರ್ ಸ್ವಾಮಿಗಳು ಪೆರಿಯಜಿಯರ್ ವ್ಯಾಖ್ಯಾನ ಮಾಡ್ತಾರೆ ಸೂರ್ಪಣಿಕೆಗೆ ಬರೀ ಮೂಗು ಹೋಯಿತು ತಮಯನೈ ತಲೆಯಂ ರಾವಣನಿಗೆ ತಲೆಯೇ ಹೋಯಿತು ಇಬ್ರು ಮಾಡಿದ್ದು ಒಂದೇ ಅಪರಾಧ ಏನು ಅಪರಾಧ ರಾಮ ಸೀತೆಯರನ್ನ ಬೇರ್ಪಡಿಸಬೇಕು ಎನ್ನುವ ಅಪರಾಧ ಶಿಕ್ಷೆ ವ್ಯತ್ಯಾಸವಾಯಿತಲ್ಲ ಕೇಳಿದ್ದೀರಾ ಉತ್ತರ ಹೇಳ್ತೀರಾ ಸೂರ್ಪಣಿಗೆ ತಲೆ ತೆಗಿಬಹುದಾಗಿತ್ತು ರಾವಣನಿಗೆ ಮೂಗು ಕೊಯ್ಬೋದಾಗಿತ್ತಲ್ಲ ಹೀಗ್ಯಾಕೆ ಮಾಡಿದ್ರು ಅಂದ್ರೆ ಬಹಳ ದೊಡ್ಡ ವ್ಯಾಖ್ಯಾನ ಅರ್ಥ ಹೇಳ್ಬಿಡ್ತೇನೆ ಮುಖಕ್ಕೆ ಮೂಗೆಂಬುದು ವಿಶೇಷಣ ಮುಖವೇ ಮೂಗಲ್ಲ ಮುಖ ಚೆನ್ನಾಗಿರ್ಬೇಕಾದ್ರೆ ಮೂಗು ಚೆನ್ನಾಗಿ ಕಾಣಬೇಕು ಮೂಗೆಂಬುದು ವಿಶೇಷಣ ತಲೆ ಎಂಬುದು ವಿಶೇಷ ಹಾಗೆ ಭಗವಂತನೆಂಬ ಮುಖಕ್ಕೆ ಸೀತೆ ಎಂಬುದು ವಿಶೇಷಣ ಶೂರ್ಪಣಿಕೆಯನ್ನು ಕೇಳಿದ್ಲು ನನಗೆ ತಲೆ ಬೇಕು ರಾಮ ಬೇಕು ಮೂಗು ಬೇಡ ವಿಶೇಷಣ ಬೇಡ ಸೀತೆ ಬೇಡ ಅಂತ ಹೇಳಿದ್ರಿಂದ ಅವಳಿಗೆ ಮೂಗು ಹೋಯಿತು ರಾವಣ ಹೇಳಿದ ನನಗೆ ಮೂಗೆ ಇರಬೇಕು ತಲೆ ಹೋಗಬೇಕು ಅಂತ ಅಂತ ತಲೆಯೇ ಹೋಯಿತು ವಿಶೇಷಣ ವಿಶೇಷಗಳಲ್ಲಿ ಈ ವ್ಯತ್ಯಾಸ ಮಾಡಿದ್ದರೆ ಯಾರಿಗೆ ಎಷ್ಟು ಶಿಷ್ಯನು ಪ್ರಪೋರ್ಷನೇಟ್ ಆಗಿ ಕೊಟ್ಟ ಭಗವಂತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಇದು ಒಂದು ಇದಕ್ಕೆ ಮುಂದೆ ಇಲ್ಲಿ ಖಾರ ಮಾಡಿದ ತಪ್ಪು ಸೂರ್ಪಡಿಕೆ ಮಾಡಿದ ತಪ್ಪು ರಾವಣ ಮಾಡಿದ್ದು ವಾಲಿ ತನ್ನನ್ನು ಸ್ವತಂತ್ರ ದೊರೆ ಅಂತ ಭಾವಿಸಿದ್ದು ತಪ್ಪು ಅಂತ ಹೇಳಿದೆ ಹೇಗೆ ಗೊತ್ತು ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದಾಗಲೇ ದೊಡ್ಡ ಋಷಿಗಳ ಗುಂಪು ಅವತ್ತು ವಿಸ್ತಾರ ಮಾಡದೆ ಬಿಟ್ಟ ಮೊದಲನೇ ಸ್ವರ್ಗದಲ್ಲಿ ಅಪ ರಾಮ ತಪಸ್ಸಿನ ಆರನೇ ಒಂದು ಭಾಗವನ್ನು ನಾವೂ ನಿನಗೆ ಧಾರೆ ಎರಿತೇವೆ ಅಂತ ಋಷಿಗಳೇ ಒಪ್ಪಿಕೊಂಡಿದ್ದಾರೆ ರಾಮನ ರಾಜ್ಯದಲ್ಲಿದೆ ಅಂತ ವಾಲಿ ಹೇಳ್ತಾನೆ ಇನ್ನಿನ ರಾಜ್ಯದಲ್ಲಿ ನಾನಿಲ್ಲ ನಾನು ಸ್ವತಂತ್ರ ಎಂಬುದಾಗಿ ಆದ್ರಿಂದ ಈ ವಾರ ಮೊದಲನೇದೇ ಸರಿಯಲ್ಲ ಹಾಗಿದ್ದರೆ ನೇರವಾಗಿ ಅದರಲ್ಲಿ ನಿಂತು ಯುದ್ಧ ಮಾಡ್ಬೋದಾಗಿತ್ತಲ್ಲ ಅಂದ್ರೆ ಒಂದನೇ ಕಾರಣ ಯುದ್ಧ ಎಲ್ಲಿ ಹೋಗಿ ಮುಗುತ್ತಿತ್ತೋ ಗೊತ್ತಿಲ್ಲ ನಮ್ಮ ದೊರೆಗೆ ರಾಮನ ಯುದ್ಧವಾಗುತ್ತೆ ಅಂತ ಊರಿನ ಪುಂಡರೆಲ್ಲ ವಾಲಿ ಜೊತೆ ಎಲ್ಲಿ ಬಂದಿದ್ರೆ ಇಡೀ ಕಿಷ್ಕಿಂಧೆಯ ಅದ್ಧಾಂತವಾಗಿ ಜನಸ್ಥಾನದಂತೆ ಜನಶೂನ್ಯವಾಗಿ ಆಮೇಲೆ ಸುಗ್ರೀವನು ಪಟ್ಟಾಭಿಷೇಕ ಮಾಡಿದ್ರು ಜನಗಳೇ ಇರ್ತಾ ಇರಲಿಲ್ಲವಾದ್ದರಿಂದ ಜನಗಳನ್ನು ಕಾಪಾಡಬೇಕು ಜನ ನಿರ್ವಾದಿಗಳನ್ನು ಕೊಲ್ಲಬಾರದು ಅಂತ ಒಂದು ಉದ್ದೇಶ ಎರಡನೇ ಉದ್ದೇಶ ಈ ವಾಲಿಗೂ ರಾವಣನಿಗೂ ಒಂದು ಒಪ್ಪಂದವಿತ್ತು ಅದು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಇದನ್ನು ಕೇಳಿ ಪೇಜಾವರ ಮಠ ಸ್ವಾಮಿಗಳು ತುಂಬ ಆಶ್ಚರ್ಯಪಟ್ಟರು ಇದನ್ನು ತೋರಿಸಿದೆ ಒಂದು ಪ್ರವಚನದಲ್ಲಿ ಪುಸ್ತಕದಲ್ಲಿ ಬರೆದಿದ್ದೇನೆ ವಾಲಿ ಎಷ್ಟು ದುಷ್ಟ ಕಂಬರಾಮಾಯಣದಲ್ಲಿ ಹೇಳ್ತಾರೆ ಪ್ರತಿನಿತ್ಯ ವಂದನೆ ಮಾಡುವಾಗ ಪೂರ್ವ ದಿಕ್ಕಿನ ಸಂಧ್ಯೆಯನ್ನು ಪೂರ್ವದಲ್ಲಿಯೇ ಮಾಡಿ ಮಹಾಬಲಿಪುರದಲ್ಲಿ ಪಶ್ಚಿಮ ಸಂಧ್ಯೆಯನ್ನು ಗೋಕರ್ಣದಲ್ಲಿ ಮಾಡಿ ಎಂಟು ದಿಕ್ಕುಗಳಿಗೂ ಸುಕ್ಕಿ ಸುತ್ತಿ ಅಷ್ಟ ದಿಕ್ಪಾಲಕರಿಗೂ ನಮಸ್ಕಾರ ಮಾಡ್ತಾ ಬರ್ತಿದ್ದ ವ್ಯಭಿಚಾರವನ್ನು ಮಾಡ್ತಿದ್ದ ಸಂಜಾಮನೋಚನ ಮಾಡ್ತಿದ್ದ ಬಾಕಿದೆಲ್ಲ ಈ ಕೆಲಸ ಮಾಡ್ತಿದ್ದ ಒಂದು ದಿವಸ ರಾವಣನಿಗೂ ಇವನಿಗೂ ಜಗಳವಾಯಿತು ಆದ್ರೆ ವಿಷಯ ಕಥೆ ದೊಡ್ಡದು ಹೇಳೋದು ಬೇಡ ಆ ಕಥೆಯಲ್ಲಿ ಎಷ್ಟು ಭಯಂಕರ ಯುದ್ಧದಲ್ಲಿ ರಾವಣ ಸೋತ ಹೋದ ಅಂದ್ರೆ ಇನ್ನು ಜನ್ಮೇಪಿ ನಿನ್ನ ತಂಟೆಗೆ ಬರೋದಿಲ್ಲ ಅಂತ ಹೇಳಿ ಕೈಕಾಲು ಹಿಡಿದು ಬಿಡಿಸಿಕೊಂಡು ಹೋಗಿದ್ದ ವಾದಿ ಹೆಸರು ಕಂಡ್ರೆ ನಡುತ್ತಿದ್ದ ರಾವಣ ಇನ್ನೊಂದು ಕಾಲದಲ್ಲಿ ಇವನು ಪೂರ್ವ ಕೂತಿದ್ದಾನೆ ಕುಕ್ಕುರ್ಗಾಲ ಸಂಧಾನ ಮಾಡೋದಕ್ಕೆ ಇದೇ ಸಮಯ ಸೇಡ್ ತೀರಿಸ್ಕೋಬೇಕು ಅಂತ ಹಿಂದಿನಿಂದ ಬಂದು ರಾವಣ ಅವನ ಕಂಕಳಲ್ಲಿ ಕೈ ಹಾಕಿದ ಈ ಕಡೆ ಹತ್ತು ತೋಳು ಈ ಕಡೆ ಹತ್ತು ತೋಳು ಆ ವಾಲಿಯನ್ನು ಹಿಡಿದು ಕೊಂದು ಬಿಡಬೇಕು ಅಂತ ಹಾಕುವಾಗ ವಾಲಿ ನೆರಳು ನೋಡಿದ ಯಾರೋ ಬರ್ತಾ ಇದ್ದಾರೆ ರಾವಣ ಇರಬೇಕು ಅಂತ ಹೇಳ್ಕೊಂಡು ಭದ್ರವಾಗಿ ಕಂಕಳನ್ನು ಉಕ್ಕಿಕೊಂಡು ಸಂಧ್ಯಾವಂದನವನ್ನು ಮುಗಿಸಿದ್ದಾರೆ ಮಿತ್ರಸ್ಯ ಚರ್ಷಣಿ ಧೃತ ಹೇಳ್ಕೊಂಡು ಪೂರ್ತಿ ಉಪಸ್ಥಾನ ಮಂತ್ರ ಹೇಳಿ ಸಾಯಂಕಾಲದ ತನಕ ಉಪವಾಸ ಇದ್ದು ಸಾಯಂ ಸಂಧ್ಯಾ ಮಾಡೋದಕ್ಕೆ ಗೋಕರ್ಣಕ್ಕೆ ಹೋಗೋ ತನಕ ಇಲ್ಲಿಂದ ಅಲ್ಲಿಗೆ ಹಾರಿದ್ದಾನೆ ಅಲ್ಲಿಂದ ಇಲ್ಲಿಗೆ ಹಾರಿದ್ದಾನೆ ರಾವಣ ಹೇಗೆ ಬಾಲಾಂಗಚ್ಚಿ ಇಲ್ಲದೆ ಪಟ್ಟದಂತೆ ಕೆಳಗೆ ಮೇಲೆ ತೂಗಾಡ್ತಾ ಸಾಯಂ ಸಂಧ್ಯಾ ವಂದನ ಮಾಡಿದ ಮೇಲೆ ತೋಳು ಸಡಲ ಬಿಟ್ಟ ಧಪ್ ಅಂತ ಕೆಳಗೆ ಬಿದ್ದ ಮರಳಿನ ಮೇಲೆ ಆಗ ವಾಲಿ ಕೇಳಿದ ಹೋ ಮಹಾರಾಜರು ಬಂದಿದ್ದೀರಿ ಯಾವಾಗ ಬಂದ್ರಿ ಗೊತ್ತಾಗಲಿಲ್ವಲ್ಲ ಇಪ್ಪದ ಒಂದೇ ಈಗ ತಾನೇ ಬಂದಿದ್ದೆ ಏನ್ ಸಮಾಚಾರ ನೋಡ್ಕೊಂಡು ಹೋಗೋಣ ಅಂತ ಬಂತು ಏ ಮುನ್ನೆ ಪಾತ್ರದಿಲ್ಲಿಯೋ உங்களை பார்த்துட்டு போகணும்னு வந்தேன் ஏப்பா முன்னே பார்த்தது இல்லையோ பார்த்தது பார்த்து ನನ್ನ ಪಾತಾಚಿ ಪೋರು ನೋಡಿದ್ದಾಯಿತು ಆಮೇಲೆ ರಾವಣನ್ನು ಹಿಡ್ಕೊಂಡು ಹೋಗಿ ತನ್ನ ಮನೆಯ ತೊಟ್ಲಲ್ಲಿ ಅಂಗದ ಮಗುವಾಗಿದ್ದಾಗ ಈ ಮಗು ಆಟ ಆಡಲಿ ಅಂತ ಮೇಲ್ಗಡೆ ಗಿರಿಗಿಟ್ಲೆ ಕಟ್ಟಿದಾಗ ತೊಟ್ಲು ಕಟ್ಟಿದ್ದಂತೆ ಅವನನ್ನ ಆಮೇಲೆ ರಾವಣ ಹೇಳ್ದ ಇಲ್ಲ ಇಲ್ಲ ನಿಜವಾಗಿ ಒಪ್ಪಂದ ಮಾಡಿಬಿಡೋಣ ಆಗ ವಾಲಿ ಹೇಳ್ದ ಅಗ್ನಿಸಾಕ್ಷಿಕವಾಗಿ ಆಗಬೇಕು ಆ ಊರು ಪದ್ಧತಿ ಅದು ಸ್ನೇಹ ಅದು ಏನು ಅಗ್ನಿಸಾಕ್ಷಿಕವಾಗಿ ಒಪ್ಪಂದ ಅಂದ್ರೆ ನೋಡಿ ಇದು ಹೇಳೋಕೆ ಅತ್ಯಂತ ಆಸಕ್ತಿವಾಗುತ್ತೆ ನನಗೆ ಇನ್ನು ಮೇಲೆ ನನ್ನ ಐಶ್ವರ್ಯ ನಿನ್ನ ಐಶ್ವರ್ಯ ನಿನ್ನ ಭೋಗ ನಿನ್ನ ಸುಖ ನನ್ನ ಕಷ್ಟ ನಿನ್ನ ಕಷ್ಟ ಎಲ್ಲ ಒಂದೇ ಅಂತ ಪಟ್ಟಿ ಮಾಡಬೇಕಲ್ಲ ಆ ಪಟ್ಟಿಯಲ್ಲಿ ನಿನ್ನ ವಸ್ತುಗಳೆಲ್ಲ ನನ್ನವು ನನ್ನ ವಸ್ತುಗಳೆಲ್ಲ ನಿನ್ನವು ಅಂತ ಹೇಳುವಾಗ ಮೊದಲನೇ ಯಾವುದು ದಾರಾಹ ನಿನ್ನ ಹೆಂಡತಿಯ ನನ್ನ ಹೆಂಡತಿ ಇದು ಇಂಟರ್ನ್ಯಾಷನಲ್ ಟ್ರೀಟಿ ಬುಷ್ ಸಾಹೇಬ್ರಿಗೂ ಮುಷರಫ್ಗೂ ಈ ರೀತಿ ಒಡಂಬಡಿಕೆ ಅದೇನು ಗತಿ ಯೋಚನೆ ಮಾಡಿ ದಾರಾಹ ಪುತ್ರಾಹ ಪುರಂ ರಾಷ್ಟ್ರಂ ಭೋಗ ಆಚ್ಛದನಮೇ ಬಚ ಸರ್ವಮೇತಂ ಅವಿಭಕ್ತಂ ನೌಹು ಭವಿಷ್ಯತಿ ಹರೀಶ್ವರ ಇಂಥ ನಿಯಮ ಇರುವಾಗ ಪ್ರಶ್ನೆ ಕೇಳಿಕೊಳ್ಳಿ ಮಂಡೋದರಿಗೂ ವಾಲಿಗೂ ಏನು ಸಂಬಂಧ ಇರಬಹುದು ತಾರೆಗೂ ರಾವಣನಿಗೂ ಏನು ಸಂಬಂಧ ಇರಬಹುದು ರಾವಣ ಸೀತೆಯನ್ನು ಅಪಹಾರ ಮಾಡಿದರೆ ವಾಲಿ ರಾವಣನಷ್ಟೇ ಅಪರಾಧಿಯಲ್ಲವೋ ಯೋಚನೆ ಮಾಡಿ ಇವನು ಅವನು ಬಿಟ್ಟುಕೊಡೋ ಸ್ಥಿತಿಯಲ್ಲಿಲ್ಲ ರಾಮ ಏನಾದರೂ ನೇರವಾಗಿ ಯುದ್ಧ ಕೇಳಿದ್ರೆ ಒಳಗಿಂದೊಳಗೆ ಸಮಾಚಾರ ಕಳುಹಿಸಿ ಲೇ ರಾವಣ ನಮ್ಮೂರ ತನಕ ತನಕ ರಾಮ ರಾಮ ಬಾ ಇಲ್ಲಿ ಅಂತ ಹೇಳಿ ಸುತ್ತಮುತ್ತ ಸೈನ್ಯ ರಾವಣನ ಸೈನ್ಯ ಎಲ್ಲ ಜಮಾಯಿಸಿ ಲಂಕೆಯಲ್ಲಿ ನಡೆಯಬೇಕಾದ ಯುದ್ಧ ಇಲ್ಲೇ ಆಗಿ ಕದ್ದ ಮಾಲನ್ನ ಬೇರೊಂದೆಲ್ಲೋ ದ್ವೀಪದಲ್ಲಿ ತಗೊಂಡೋಗಿಟ್ಟು ಕೊನೆಯಲ್ಲಿ ಸಿಕ್ ಯಾರು ನಿನಗೂ ಬೇಡ ನನಗೂ ಬೇಡ ಅಂತ ಅನಾಥರಾಗಿ ಸಾಯುವಂತೆ ಎಲ್ಲಿ ಹೋಗಿ ಮುಗಿತಿತ್ತೋ ಯುದ್ಧ ಆದ್ರೆ ಸೂಕ್ಷ್ಮದಲ್ಲಿ ಚಿಕಿತ್ಸೆ ಆಗಬೇಕು ಅಂತ ರಾಮಚಂದ್ರ ಇಲ್ಲಿ ಪೊಲಿಟಿಕಲ್ ಡಿಪ್ಲೊಮಸಿ ರಾಮಾಯಣದಲ್ಲಿ ಇದು ಪಾಲಿಟಿಕ್ಸ್ನಲ್ಲಿ ಡಿಪ್ಲೊಮಸಿ ಅಂತ ಇರುತ್ತೆ ಕೆಲವು ಸಲ ಬಹಳ ಸೂಕ್ಷ್ಮದಲ್ಲಿ ಕೆಲವು ಪರಿಹಾರಗಳು ಕಂಡುಬಿಡುತ್ತವೆ ವಿಭೀಷಣನಿಗೆ ಅಡ್ವಾನ್ಸ್ ಪಟ್ಟ ಕಟ್ಟಿದ್ದು ಶುಕಸಾರರ ಕೈಯಲ್ಲಿ ದೌತ್ಯ ಮಾಡಿಸಿದ್ದು ಅಂಗದನ ಕೈಯಲ್ಲಿ ಹೇಳಿಸಿದ್ದು ಮೊದಲನೇ ದಿವಸವೇ ರಾವಣನಿಗೆ ಉಸಿರು ಭಿಕ್ಷೆ ಕೊಟ್ಟದ್ದು ಹನುಮಂತನ ರಾಯಭಾರವಾದದ್ದು ಇವೆಲ್ಲದರಲ್ಲಿ ನೋಡಿಕೊಳ್ಳಿ ಯುದ್ಧವನ್ನು ಬೆಳೆಸಬಾರದು ರಾಮಚಂದ್ರನ ಇಷ್ಟ ಇದು ಆದ್ರಿಂದ ಹೀಗೆ ಇನ್ನೊಂದು ಮುಖ್ಯವಾದ ಕಾರಣ ರಾಮನಿಗೆ ಅಯೋಧ್ಯೆಗೆ ಬೇಗ ಹೋಗುವುದಿತ್ತು there were only two months time ಆ ಎರಡು ತಿಂಗಳು ಇಷ್ಟಲ್ಲಾಗಬೇಕು ಅವಾಂತರ ಬೆಳೆದು ಬಿಟ್ಟಿದ್ರೆ ಯುದ್ಧ ಎಷ್ಟು ದಿವಸ ಆಗುತ್ತೆ ಹೇಳೋಕೆ ಬರೋದಿಲ್ಲ ಆ ಯುದ್ಧದಲ್ಲಿ ಇಲ್ಲೇನೋ ಅನಾಹುತವಾಗಿ ಅಲ್ಲಿ ಭರತನು ಅಗ್ನಿ ಪ್ರವೇಶ ಮಾಡಿಬಿಟ್ಟಿದ್ರೆ ಟೈಮ್ ಬೌಂಡ್ ವಾರ್ ಇದು ಆದ್ದರಿಂದ ಬೇಗ ಮುಗಿಲಿ ಎನ್ನುವ ಉದ್ದೇಶದಿಂದ ಈ ಶಿಕ್ಷೆಯ ಪ್ರಸಂಗದಲ್ಲಿ ಅವನಿಗೆ ಈ ರೀತಿ ಮುಗಿಸಿದ ಅಂತ ನಾವಿಲ್ಲಿ ಹೇಳಬಹುದು ಇನ್ನೂ ಒಂದು ಮಾತು ವೇದಾಂತ ದೇಶಕರು ಅಭಯಪ್ರಧಾನ ಸಾರ ಅನ್ನೋ ಗ್ರಂಥದಲ್ಲಿ ಹಿಂದಿನಿಂದ ಹೊಡೆದು ಸರಿಯೇ ತಪ್ಪೆ ಅನ್ನೋದಕ್ಕೆ ನೆಟ್ಟಿಗೆ ಉತ್ತರ ಕೊಟ್ಟಿದ್ದಾರೆ ರಾವಣ ಹುಟ್ಟುವುದಕ್ಕೆ ಎಷ್ಟೋ ಶತಮಾನಗಳ ಮುಂಚೆ ಆ ವಂಶದಲ್ಲಿ ಮಾಲಿ ಸುಮಾಲಿ ಎಂಬ ಮಹಾದುಷ್ಟರು ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಿದ್ರು ದೇವತೆಗಳಿಗೆ ಮಾಲಿ ಸುಮಾಲಿ ಯುದ್ಧವಾಯಿತು ಅಸುರರು ಸೋತರು ಓಡಿದರು ಓಡಿದರೆ ಬಿಡಲಿಲ್ಲ ರಾಮಚಂದ್ರ ಭಗವಂತ ನಾರಾಯಣ ಸ್ವರೂಪಿ ರಾಕ್ಷಸರನ್ನು ಬೆನ್ನಟ್ಟಿಕೊಂಡು ಹೋಗಿ ಹೊಡೆಯುವಾಗ ಅವರು ಕೇಳ್ತಾರೆ ನಾರಾಯಣ ನಜಾನೀಶೆ ಕ್ಷಾತ್ರಧರ್ಮಂ ಪುರಾತನಂ ಅನುಕೂಲವಾದ ಧರ್ಮ ಇದು ಕ್ಷತ್ರಧರ್ಮ ಧರ್ಮ ಹಿಂದಿನಿಂದ ಆಯುಧ ಕೆಳಗಿಟ್ಟು ಓಡದವ್ರನ್ನ ಕೊಲ್ಲಬಾರದು ಅಯುದ್ಧ ಮನಸಃ ಭೀತಾನಸ್ಮಾನ್ ಹಂಸಿ ಯಥಾ ಈ ತರ ಧರ್ಮ ತಿಳಿದಿದ್ದವನ ಹೊಡಿತಿಯಲ್ಲ ಪರಾಂಗುಖವಧಂ ಪಾಪಂ ಹಿಂದಿನಿಂದ ಹೊಳೆಯೋ ತಪ್ಪು ಅದಕ್ಕೆ ಭಗವಂತ ಹೇಳ್ದ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಶರಣಾಗತರು ದೇವತೆಗಳು ನೀವು ಎಲ್ಲಿ ಹೋದರೂ ಬಿಡೋದಿಲ್ಲ ಹಿಂದಿನಿಂದಲೇ ಹೊಳಸಾಯಿಸ್ತೀನಿ ಅಂತ ಏನು ಹೇಳಿದ್ದನೋ ಅದನ್ನೇ ಮಾಡ್ತಾ ಇದ್ದಾನೆ ಶರಣಾಗತ ರಕ್ಷಣೆ ಅನ್ನೋದು ಮುಖ್ಯ ಹಿಂದಿನಿಂದಲೇ ಮುಂದಿನಿಂದಲೂ ಮುಖ್ಯವಲ್ಲ ಅಂತ ಹೀಗೆಲ್ಲ ಅನೇಕ ಸಮಾಧಾನಗಳನ್ನ ಪ್ರಭು ಹೇಳ್ತಾನೆ ಅಲ್ಲಿಂದ ಮುಂದಕ್ಕೆ ವಾಲಿ ತಾನು ಮಾಡಿ ತಪ್ಪಾಯಿತು ಅಂತ ಒಪ್ಪಿಕೊಳ್ತಾನೆ ವಾಲಿ ಕಡೆಯವರು ಒಪ್ಪೋದಿಲ್ಲ ಮಹಾರಾಯರೆ ವಾಲಿ ಕಡೆಯ ಸಂಖ್ಯೆ ಬೆಳೀತಾ ಇದ್ದ ನಾನೇ ಹಾಗೆ ವಾಲಿ ಬಾಲ್ಗಾಗಿ ಬೆಳೀತು ನಾನೇನು ಮಾಡಲಿ ಇಲ್ಲಿ ಉತ್ತರ ಕೊಟ್ಟಿದ್ದೆ ಇನ್ನೊಂದು ಕಡೆ ರಾಮಾಯಣ ಪ್ರವೇಶ ಮಾಡಿ ತಿರುಗಿದೇ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಏನಾರು ಹಾಕೊಂಡು ಹೋಗಲಿ ಅಂತ ಟೇಪ್ ಮಾಡೋ ಪರ್ಮಿಷನ್ ಕೊಟ್ಬಿಟ್ಟಿದೆ ಕೇಳಿ ಕೇಳಿ ಟೇಪ್ ಹರಿಲಿ ಸಿಡಿ ಹರಿಲಿ ಕೇಳಿ ಕೇಳಿ ಕೇಳಿ ನೀವು ಮನದಟ್ಟು ಮಾಡಿಕೊಳ್ಳೋರು ನೀವು ನಾವು ಉತ್ತರ ಹೇಳ್ಬೋದು ಮನದಟ್ಟು ಮಾಡಿಕೊಳ್ಳೋದು ನಿಮ್ಮ ಕೈಲಿದೆ ಅಂತ ಹೇಳಿ ಲವಕುಶರು ಭಗವಂತ ರಾಮ ಮಂಟಪದಲ್ಲಿ ಮಂಟಪದಲ್ಲಿ ಮಂಗಳಾಶಾಸ್ತ್ರ ಮಾಡ್ತಿದ್ದಾರೆ ಇವತ್ತು ವಾಲಿ ವಧೆಯಾಯಿತು ಇನ್ನು ಅಂಗದನಿಗೆ ಪಟ್ಟಾಭಿಷೇಕ ವಾಲಿ ಸಂಸ್ಕಾರ ತಾರೆಗೆ ಭಗವಂತ ತನ್ನ ಸ್ವರೂಪವನ್ನು ತೋರಿಸ್ತಕ್ಕಂಥ ಅವಳು ಮಂಗಳಾಶಾಸನ ಪ್ರಸಕ್ತಿ ಮಾಲ್ಯವತ್ ಪರ್ವತದಲ್ಲಿ ವಾಸ ನಾಲ್ಕು ದಿಕ್ಕಿಗೆ ಸೈನ್ಯ ಕಳಿಸುವುದು ಸಮುದ್ರ ತೀರಕ್ಕೆ ವಾದರೆಲ್ಲ ಬಂದು ಕೂತುಕೊಳ್ಳುವುದು ನಾಳೆಗೆ ಕಿಷ್ಕಿಂದ ಕಾಂಡ ಮುಗಿದು ಸಾಧ್ಯವಾದರೆ ಸುಂದರಕಾಂಡ ಪ್ರವೇಶ ಮಾಡ್ತಾ ಇದ್ದೇವೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ವ ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ